ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताशाखाम् वन्दे वाल्मीकिकोकिलम् वाल्मीकेर्मृसिंहस्य कवितावनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतप्तस्तम् मुनिम् वन्दे प्राचेरतमकल्मषम् गोष्पदीकृतवाराशम् वशकीकृतराक्षसम् रामायणमामालारत्नम् वन्दे निलात्मजम् मञ्जनानन्दनम् वीरम् जानकीशोकनाशनम् कपीशमक्षहन्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यम् मनोजमम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वादरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् शरीरम् यशोकवह्निम् जनकात्मजायाः आदाय तेनैव ददाहलङ्काम् नमामि तम् प्राञ्जलिराञ्जनेयम् आञ्जनेयमतिपाटलाननम् काञ्चनाद्रिकमनीयविग्रहम् पारिजाततरुमूलवासिनम् भावयामि पवमाननन्दनम् यत्र यत्र गुणातकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत राक्षसान्तकम् वेदवेद्ये परे पुंसि जाते दशरथात्मजे वेदप्राचेरसादासी साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिरसम्भूतः रामसागरगामिनी पुनातिभुवनम् पुण्या रामायणमहानदी श्लोकसारसमाकीर्णम् सर्गकल्लोलसङ्कुलम् काण्डग्राहमहामेनम् वन्दे रामायणार्णवम् यः कर्णाञ्जलिसम्पुटैः अहरः सम्यक् पिबत्यादरात् वाल्मीकेर्वदनारविन्दगलितम् रामायणाख्यम् मधु जन्मव्याधिजरा विपत्तिनिधनैः अत्यन्तसोपद्रवम् संसारम् सविहाय गच्छति पुमान् विष्णोः पदम् शाश्वतम् तदुपगतसमासदन्धियोगम् सममधुरोपनतार्थवाक्यबद्धम् रघुबरचरितम् मुनिप्रणीतम् दशशिरशश्च वधम् निशामयध्वम् श्रीराघवम् दशरथात्मजमप्रमेयम् सीतापतिम् रघुकुलान्वयरत्नदीपम् आजानुबाहम् अरविन्ददलायताक्षम् रामम् निशाचरविनाशकरम् नमामि वैदेही सेतुम् सरुद्रमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचेति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्विदाम् वरम् नारदम् परिवप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् ನಾರದಂ ಪರಿವಪ್ರಚ್ಛ ವಾಲ್ಮೀಕಿರ್ಮುನಿಗುಂಗವಂ ಶ್ರೀರಾಮಾಯಣ ಶ್ರೀ ರಘುನಂದನ ಪರಬ್ರಹ್ಮಣಿ ಭಾಗವಂ ಸ್ವಂಕರುಭ್ಯೋ ಮಹಾಸ್ವಂಕರುಭ್ಯೋ ನಿಗಮಾಂತ ಮಹಾ ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಪ್ರವಚನದ ಆರಂಭದ ಮೊದಲು ಈ ಪ್ರವಚನ ಮಾಲಿಕೆಯ ಈ ಧ್ವನಿ ಮುದ್ರಿತ ಎಂ ಪಿ ತ್ರೀ ಅಂತ ಏನು ಹೇಳ್ತಾರೆ ಇದರ ಆರನೇ ಭಾಗವ ಇವತ್ತು ಇದು ಉದ್ಘಾಟಿತವಾಗಿದೆ ಅಂತ ತಮಗೆಲ್ಲ ತಿಳಿಸಬೇಕು ಅಂತ ಅವರು ಹೇಳಿದ್ದಾರೆ ಆರನೇ ಭಾಗ ಉದ್ಘಾಟಿತವಾಯಿತು ಇನ್ನೊಂದು ಭಾಗ ಇದೆ ನಾಳೆ ಅದನ್ನು ಸೇರಿಸಿಕೊಂಡು ಸುಮಾರು ಐವತ್ತು ಗಂಟೆ ಕಾಲಕ್ಕೆ ಮಿಕ್ಕು ಪ್ರವಚನ ಆಗಿದೆ ಅಂತ ಕಾಣುತ್ತೆ ಇದು more than fifty hours of lecture ಇದು ಒಂದು ರೆಕಾರ್ಡ್ ಬೆಂಗಳೂರಲ್ಲಿ ಹಿಂದೆ ಒಬ್ಬರ ಮನೆಯಲ್ಲಿ ಒಂದು ತಿಂಗಳು ರಾಮಾಯಣ ಪ್ರವಚನ ಮಾಡಿದ್ದೆ ಕೇವಲ ಮೂವತ್ತು ಮೂವತ್ತೈದು ಜನರಿಗೋಸ್ಕರ ಬೇರೆ ಬೇರೆ ಕಡೆಯಲ್ಲಾಗಿತ್ತು ಪ್ರಾಯಶಃ ಇಷ್ಟು ಆಳಕ್ಕೆ ಇಷ್ಟು ವಿಸ್ತಾರಕ್ಕೆ ನಾನು ಈ ಪೂರ್ವದಲ್ಲಿ ಮಾಡಿದ್ದು ಇಲ್ವೋ ಗೊತ್ತಿಲ್ಲ ಅದಕ್ಕೆ ತಾವೆಲ್ಲ ಕಾರಣ ಇದ್ದೀರಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಪ್ರವಚನವನ್ನು ಮುಂದುವರಿಸೋಣ ನಿನ್ನೆ ರಾವಣವಧೆಯ ಪರ್ಯಂತ ರಾಮಾಶ್ವಮೇಧ ಮಂಟಪದಲ್ಲಿ ಲವಕುಶರು ವಿಜ್ಞಾಪನೆ ಮಾಡಿದ್ರು ತತ್ವಾರ್ಥವನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ನಮ್ಮ ಮನಸ್ಸಲ್ಲಿರತಕ್ಕಂಥ ರಾವಣ ಶಕ್ತಿ ಅಹಂಕಾರ ಶಕ್ತಿ ಅವಿದ್ಯಾಶಕ್ತಿ ನಿರ್ಮೂಲನ ಆಗಬೇಕು ಅದು ಒಂದೇ ಸಲಕ್ಕಾಗೋದಿಲ್ಲ ತಲೆ ಮೊಳಿತಾ ಇರುತ್ತೆ ಪ್ರವಚನ ಕೇಳಿದ ಮೇಲೆ ಇನ್ನೆಂದೂ ಅಹಂಕಾರ ಮಾಡಬಾರದು ಮನೆಗೆ ಹೋದ ತಕ್ಷಣ ಒಂದು ಲೋಟ ಕಾಫಿ ಯಾತಕ್ಕೆ ಬೇಕು ಕೊಡಲಿಲ್ಲ ಅಲ್ಲೇ ಶುರುವಾಗುತ್ತೆ ಈ ಅಹಂ ಅನ್ನುವುದು ಮನುಷ್ಯ ಇರುವ ತನಕ ಜೀವನದಲ್ಲಿ ಇರೋದೇ ಅದು ಇದ್ದಿದ್ದರೂ ಸ್ವಲ್ಪ ಸಾತ್ವಿಕವಾಗಿದ್ದರೂ ಜೀವನ ಎಳ್ಕೊಂಡು ಹೋಗುತ್ತೆ ತಾಮಸ ರೂಪದಲ್ಲಿ ರಾಜಸ ರೂಪದಲ್ಲಿ ಅರ್ಥ ಪುರುಷಾರ್ಥ ಸಾಧನೆಗಿಲ್ಲದೆ ನಮ್ಮನ್ನು ಭ್ರಷ್ಟ ಮಾಡುವ ರೀತಿಯಲ್ಲಿ ಅವಿವೇಕ ಏನಿದೆಯೋ ಅದು ರಾವಣ ಅದ್ಯಾಕೆ ಹಾಗೆ ಹೇಳ್ತೀರಿ ಹೌದು ರಾವಣನಿಗೇನು ಪುರುಷಾರ್ಥ ಸಾಧನೆ ಆಗಲಿಲ್ಲ ಎಷ್ಟೊಂದು ಕೋಟಿ ಸ್ತ್ರೀಯರನ್ನು ಅಪಹರಿಸಿಕೊಂಡು ಬಂದ ಒಬ್ಬರು ದಕ್ಕಿದರೆ ಎಷ್ಟೊಂದು ಭೂಮಿಯನ್ನು ಗೆದ್ದ ಏನಾದರೂ ಒಂದು ಇಂಚು ಒಂದು ಅಂಕುಲ ದಕ್ಕಿತೆ ಸೀತೆಯನ್ನು ಕದ್ಕೊಂಡು ಬಂದ ಏನು ಪುರುಷಾರ್ಥ ಸಾಧನೆ ಆಯಿತು ಶ್ರಾದ್ದ ಮಾಡೋದಕ್ಕೆ ಒಬ್ಬ ಮಗ ಉಳಿಲಿಲ್ಲ ಇಂದ್ರಜಿತ್ತು ಅತಿಕಾಯ ಅಕ್ಷಕುಮಾರ ದೇವಾಂತಕ ನರಾಂತಕ ತಮ್ಮನ ಮಕ್ಕಳು ಇಂದ್ರಜಿತ್ತನ ಮಕ್ಕಳು ಕುಂಭಕರ್ಣನ ಮಕ್ಕಳು ವಿಭೀಷಣನಿಗೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಲ್ಲ ಆ ವಿಭೀಷಣನೇ ಉತ್ತರ ಕ್ರಿಯೆ ಮಾಡುವುದಾಯಿತು ಮಹಾಭಾರತನೂ ಇದನ್ನೇ ಹೇಳುತ್ತೆ ನೂರು ಮಕ್ಕಳನ್ನು ಹಡೆದ ಧೃತರಾಷ್ಟ್ರ ಶ್ರಾದ್ದ ಮಾಡೋರು ಯಾರು ಭೀಮ ಮಾಡಬೇಕಾಯಿತು ಬವರ್ಜಿತಂ ಪಿಂಡಂ ನಿತ್ಯ ಊಟಕ್ಕೆ ಹಾಕ್ತಿದ್ದ ಧೃತರಾಷ್ಟ್ರನಿಗೆ ಅನ್ನದ ಉಂಡೆ ಕಲಸಿ ಅವನ ಕಣ್ಣು ಕಾಣಿಸ್ತಾ ಇರಲಿಲ್ವಲ್ಲ ಹೀಗೆ ಹಾಕ್ತಾ ಇದ್ದ ಶ್ರಾದ್ದದಲ್ಲಿ ಹಾಕೋ ಹಾಗೆ ಅಡಿಯವರೆಲ್ಲ ಗೊಳ್ಳಂತ ನಗ್ತಾ ಇದ್ರು ಏನು ಮೂದಲಿಸ್ತಾ ಇದ್ದ ಬೈತಿದ್ದ ಇದೆಲ್ಲ ಮಹಾಭಾರತ ಹೇಳುತ್ತೆ ಇಲ್ಲಿ ರಾಮಾಯಣವೂ ಹೇಳುತ್ತೆ ಆದ್ರಿಂದ ನಾವು ಪಾಠ ಕಲಿಬೇಕಾದ್ದು ರಾಮನಂತ ನಡೆಯಬೇಕು ತವ್ಯಂ ಭೂಮಿ ಬಿಟ್ಟು ಹೋದರೂ ಇವತ್ತಿಗೂ ಜನ ರಾಮನನ್ನು ನೆನೆಸ್ಕೊಳ್ತಾರೆ ರಾಮನ ಗುಡಿ ಕಟ್ತಾರೆ ರಾಮಾಯಣ ಓದ್ತಾರೆ ಮಕ್ಕಳಿಗೆ ರಾಮ ಅಂತ ಹೆಸರಿಡ್ತಾರೆ ಸೀತಾ ಅಂತ ಹೆಸರಿಡ್ತಾರೆ ಇಷ್ಟು ಎತ್ತರದ ಆದರ್ಶಕ್ಕೆ ನಾವು ಬಾಳ್ತೇವೆ ಅಂತ ಹೆದರಿದರೂ ರಾಮನನ್ನು ಬಿಡೋದಿಲ್ಲ ನಮ್ಮ ಕೈಲಾಗೋದಿಲ್ಲ ಸ್ವಾಮಿ ರಾಮನ ಹಾಗೆ ನಡೆಯೋದಿಕ್ಕೆ ಆದರೂ ಬಿಡೋದಿಲ್ಲ ರಾಮನ ಎಷ್ಟಾಗುತ್ತೋ ಅಷ್ಟು ಮಾಡೋಣ ಅವ್ರು ಕೇಳಿದ್ರು ಪ್ರಶ್ನೆ ಮುಂದೆ ಹೀಗೀಗಾಗತ್ತೆ ಅನ್ನೋದು ಮೊದಲೇ ಗೊತ್ತಿದ್ರೆ ಎಲ್ಲ ರಾಮ ಆಗಿಬಿಡ್ತಿದ್ರಲ್ಲ ಇದು ಪ್ರಶ್ನೆಯೇ ಅಸಂಭಾವಿತ ಮುಂದೆ ಹೀಗಾಗತ್ತೆ ಅನ್ನೋದು ಯಾರಿಗೂ ಗೊತ್ತಿರುವುದಿಲ್ಲ ಅದೇ ಜೀವನದ ಮರ್ಮ ಇರೋದು ಜೀವನದಲ್ಲಿ ಮನುಷ್ಯ ಸ್ವಾತಂತ್ರ್ಯ ಇದೆ ದೈವೇಚ್ಛೆ ಇದೆ ಕರ್ಮ ಇದೆ ಗುರುಗಳ ಕರುಣೆ ಇದೆ ಸೋ ಮೆನಿ ಫ್ಯಾಕ್ಟರ್ಸ್ ಮನುಷ್ಯನ ಆಯ್ಕೆ ಇದೆ ಇದೆಲ್ಲದರಲ್ಲಿ ಹೀಗೆ ಆಗಬೇಕು ಅಂತ ಮೊದಲೇ ನಿಶ್ಚಯ ಮಾಡೋದಿಲ್ಲ ದೇವರು ಕರ್ಮ ಇದ್ರೆ ಕರ್ಮದ ಕ್ರೂರಗತಿ ಅದು ಒಂದು ರೀತಿಯಲ್ಲಿ tends to close the future ಭವಿಷ್ಯವನ್ನ ಮುಚ್ಚಿ ಹೀಗೆ ಅಂತ ಮೆಕ್ಯಾನಿಕಲ್ ಆಪರೇಷನ್ ಮಾಡಿದಾಗ ಮಾಡುತ್ತೆ but that tendency can be overcome with the grace of God and by right efforts in life ಅದನ್ನು ಶ್ರೀಮದ್ ರಾಮಾಯಣ ಲಕ್ಷ್ಮಣನಂತೆ ಭರತನಂತೆ ಶತ್ರುಘ್ನಂತೆ ಜಟಾಯುವಿನಂತೆ ಶಬರಿಯಂತೆ ಹೇಗೆ ಬದುಕಬೇಕು ಅಂತ ಕಲಿಸಿಕೊಡ್ತದೆ ಹೇಗೆ ಸಾಯಬಾರದು ಮನುಷ್ಯ ಬದುಕುವುದನ್ನು ಕಲಿಯದೇ ಇದ್ರೂ ಸಾವಿನಲ್ಲಾದರೂ ಒಳ್ಳೆ ರೀತಿ ಸಾಯಬೇಕು life you may evade death thou shalt not ಒಬ್ಬ ಇಂಗ್ಲಿಷ್ ಕವಿ ಬದುಕಿರುವಾಗ ನೀವು ಜೀವನವನ್ನು ತಪ್ಪಿಸಿಕೊಳ್ಳೋ ಪ್ರಯತ್ನ ಪಡಬಹುದು ಮರಣವನ್ನು ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ ಆ ಎಚ್ಚರಿಕೆ ನಿಮಗಿರಲಿ ಜೀವನ ಅನ್ನೋದು ಹೇಗೆ ಮುಗಿಯುತ್ತೆ ಒಂದು ಅಧ್ಯಾಯದಲ್ಲಿ ಒಂದು ಪುಸ್ತಕದಲ್ಲಿ ಒಂದು ಪುಟವನ್ನು ಸುಲಭವಾಗಿ ತಿರುವಿದಂತೆ ಮುಗಿದು ಹೋಗ್ತದೆ ಅದು ಮುಗಿದೋಯ್ತಂತಲೇ ಗೊತ್ತಾಗೋದಿಲ್ಲ ಎಷ್ಟೋ ಜನ ಸತ್ತು ಹೋದದ್ದು ನಮಗೆ ಗೊತ್ತೇ ಆಗೋದಿಲ್ಲ ಯಾಕೆ ಅವರು ಪ್ರೈಮ್ ಮಿನಿಸ್ಟರ್ಗಳು ಇರೋದಿಲ್ಲ ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಸದ್ದಾಮ್ ಹುಸೇನ್ ಆಗಿದ್ರೆ ಬುಷ್ ಆಗಿದ್ರೆ ತಲೆನೋವು ಬಂತು ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಇದೆಲ್ಲ ಪೇಪರ್ಲ್ಲಿ ಬರುತ್ತೆ ಬೇರೆ ಕೆಲಸ ಇಲ್ಲ ಅವರು ಸತ್ರು ಸೆಲೆಬ್ರೇಷನ್ ಮಾಡ್ತಾರೆ ಹೆಣಕ್ಕೆ ಸೆಲೆಬ್ರೇಷನ್ ಮಾಡ್ತಾರೆ ಅಂಥ ದುಷ್ಟಪಟ್ಟ ತಗೊಳ್ಳೋಕ್ಕಿಂತ ಯಾರಿಗೂ ಗೊತ್ತಿಲ್ಲದೆ ಎಲೆಮೆರೆ ಕಾಯಿ ಆಗಿದ್ದು ಒಂದು ದಿವಸ ಹೋಗಿಬಿಡೋದು ಬಹಳ ಒಳ್ಳೆಯದು ರಾಮಾಯಣದಲ್ಲಿ ತುಂಬ ಶ್ರೇಷ್ಠ ಆದರ್ಶ ಮರಣಕ್ಕೆ ಬಹಳ ಶ್ರೇಷ್ಠ ಆದರ್ಶ ಅಂದರೆ ಜಟಾಯು ಜಟಾಯುವಿನಂತ ಬದುಕಬೇಕು ಜಟಾಯುವಿನಂತ ನಾವು ಭಗವಂತನಿಗಾಗಿ ಪ್ರಾಣ ಬಿಡಬೇಕು ಪರಮ ಪುರುಷಾರ್ಥ ಆದ್ದರಿಂದ ರಾವಣ ಸಾವಿನಲ್ಲಿಯೂ ಪಾಠ ಕಲಿಯಲಿಲ್ಲ ಆ ಮರಣದ ಸಂಗತಿಯನ್ನು ನಿನ್ನೆ ಧೋಮ ವೃತ್ರೋ ವಜ್ರಹತೋ ಯಥ ನಿನ್ನೆ ತಮಗೆಲ್ಲ ತಿಳಿಸಿದ್ದೇನೆ ಇನ್ನು ಮುಂದಿನ ಕಥೆ ವಿಭೀಷಣ ಎಷ್ಟಾದರೂ ರಕ್ತ ಸಂಬಂಧದ ನಿಮಿತ್ತವಾಗಿ ಎರಡು ಹನಿ ಕಣ್ಣೀರು ಹಾಕ್ತಾನೆ ದ್ವೇಷ ಮಾಡತಕ್ಕ ಜ್ಞಾತಿಗಳಿಗೂ ಅಯ್ಯೋ ಹೋಗ್ಬಿಟ್ರಲ್ಲ ಯಾಕಪ್ಪ ಅಳ್ತೀರಿ ನಾಳೆಂದು ಯಾರನ್ನು ದ್ವೇಷ ಮಾಡಲಿ ಸ್ವಾಮಿ ಇವತ್ತಿನ ತನಕ ಅವನು ನಾನು ದ್ವೇಷ ಮಾಡ್ತಿದ್ದ ನಾನು ಮಾಡ್ತಿದ್ದೆ ನಾಳೆಯಿಂದ ದ್ವೇಷ ಮಾಡುವುದಕ್ಕೂ ಒಬ್ಬ ಇಲ್ಲವಲ್ಲ you don't have an enemy to hate ಇದು ಏನಷ್ಟು ಶ್ಲಾಘ್ಯವಾದ ಕಾರಣ ಅಲ್ಲ ಅದ ಜನ ಆ ರೀತಿ ಮಾಡ್ತಾರೆ ಸತ್ತ ಮೇರೆಯೂ ದ್ವೇಷ ಮಾಡ್ತಾರೆ ಕೆಲವರನ್ನ ಮರಣಾಂತಾನಿ ವೈರಾಣಿ ನಿರ್ವೃತ್ತಂನ ಪ್ರಯೋಜನಂ ಇದಕ್ಕೆ ರಾಮಾಯಣದಲ್ಲಿ ವಾಲ್ಮೀಕಿ ಕೊಡುವ ಅರ್ಥ ಬೇರೆ ಮರಣಾಂತಾನಿ ವೈರಾಣಿ ವಿಭೀಷಣ ರಾವಣ ಸತ್ತು ಹೋದ ಇನ್ಮೇಲೆ ನಾವು ಅವನ ದ್ವೇಷ ಮಾಡಬಾರದು ಅದಲ್ಲ ಅರ್ಥ ಮರಣಾಂತಾನಿ ವೈರಾಣಿ ರಾವಣ ಸತ್ತು ಹೋದ ಆದ್ರಿಂದ ಅವನು ಇನ್ನು ಮೇಲೆ ನನ್ನನ್ನು ದ್ವೇಷ ಮಾಡಲಾರ ಅದೊಂದು ಒಳ್ಳೇದಾಯ್ತಲ್ಲ he will not be endowed with an opportunity to hate me ಬದುಕಿರುವಾಗ ಆಯುಷ್ಯ ಪೂರ್ತಿ ರಾಮ ಅಂದ್ರೆ ರಾಮ ಹೇಳಬೇಡ ನನ್ನ ಎದುರಿಗೆ ರಾಮನನ್ನು ಹೇಳಬೇಡ ರಾವಣ ಎರಡು ಒಂದೇ ಅಕ್ಷರದಿಂದ ಪ್ರಾರಂಭ ಆಗುವ ಶಬ್ದಗಳು ರಾಮ ರಾವಣ ಎರಡು ಒಂದೇ ಅಕ್ಷರ ರೇಫದಿಂದ ಆರಂಭವಾಗ್ತವೆ ಒಂದು ಅಕ್ಷರ ಹೆಚ್ಚು ಅವನಿಗೆ ರಾಮ ಅಂತ ಹೇಳಬೇಡ ಕೋಪ ಮಾಡಿಕೊಡ್ತಿದ್ದ ಇನ್ಮೇಲೆ ಅದು ಅವನ ಬಾಯಲ್ಲಿ ಬರೋದಿಲ್ಲ ಅದೇ ಅವನು ಮಾಡೋ ಒಳ್ಳೆಯದು ನಿರ್ವೃತ್ತಂನ ಪ್ರಯೋಜನಂ ಇವನು ಏನಾದ್ರು ಒಂದು ಒಳ್ಳೇದು ಮಾಡಬೇಕು ಅಂತಿದ್ದೆ ಹಣೆ ಬರಹವೇ ಅಂತ್ಯಕ್ರಿಯೆ ಮಾಡಿಸೋದು ಬಂತು ರಾಮಚಂದ್ರನ ಭಾವನೆ ಇದಾದರೂ ಒಂದನ್ನು ನಾನು ನಿನ್ನ ಕೈಲಿ ಮಾಡಿಸ್ತೇನೆ ನೀ ಮಾಡದೆ ಅಂತ ನಾನೇ ಮಾಡ್ತೇನೆ ಕ್ರಿಯತಾಮಸ್ಯ ಸಂಸ್ಕಾರ ಮಮಾಪ್ಯೇಷ ಯಥಾ ತವ ನಿನಗೆ ಹಾಗೂ ನನಗೂ ಹಾಗೆ ಮಾಡು ಸಂಸ್ಕಾರ ಅಂತ ರಾಮಚಂದ್ರ ಈ ಕಡೆಯಲ್ಲಿ ಅಂತಃಪುರ ಸ್ತ್ರೀಯರೆಲ್ಲ ಓಡಿ ಬರ್ತಾರೆ ಕಂಬರಾಮಾಯಣದಲ್ಲಿ ಮತ್ತು ತೊರವೆ ರಾಮಾಯಣದಲ್ಲಿ ತುಂಬಾ ವಿಸ್ತಾರವಾಗಿ ಕೊಟ್ಟಿದ್ದಾರೆ ಎಷ್ಟು ಕೋಟಿ ಸ್ತ್ರೀಯರಿದ್ದರು ದಿನವೂ ರಾವಣ ಅಷ್ಟೂ ಪತ್ನಿಯರನ್ನ ಉಪಪತ್ನಿಯರನ್ನ ಭೇಟಿ ಆಗ್ತಿದ್ದನೋ ಇಲ್ಲವೋ ಗೊತ್ತಿಲ್ಲ ಆಗ್ತದೆ ಯೋಚನೆ ಮಾಡಿ ಕೋಟಿಗಟ್ಟಲೆ ಸ್ತ್ರೀಯರನ್ನು ದಿವಸ ನೋಡೋಕ್ಕಾಗತ್ತೆ ಹೆಸರು ನೆನಪಿಡೋಕ್ಕಾಗತ್ತೆ ಒಂದು ಮುನ್ನೂರು ಜನ ಸ್ಟೂಡೆಂಟ್ಸ್ ಇದ್ದರೆ ಕ್ಲಾಸ್ ರೂಮಲ್ಲಿ ಹೆಸರು ನೆನಪಿಡೋದಿಲ್ಲ ನಮಸ್ಕಾರ ಮಾಡೋದಾಗಲಿಲ್ಲ ಯಾವ ಕ್ಲಾಸಪ್ಪ ಅಂತ ಕೇಳೋದು ಬಯಸ್ಕೊಳ್ಳಿ ಏನು ಸರ್ ಈಗ ಅಂತೀರಿ ಬಿ ಎ ಫೈನಲ್ ಅಲ್ವೇ ನಾನು ಪಾಸ್ ಆಯ್ತೇನಪ್ಪ ಏನು ಸರ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ ನೆನಪಿಲ್ವೇ ನಿಮಗೆ ಆ ಹುಡುಗರ ಕೈಯಲ್ಲಿ ಬಯಸ್ಕೊಳ್ಳೋ ಸ್ಥಿತಿ ಎಷ್ಟು ಕೋಟಿ ಸ್ತ್ರೀಯರು ಇವ್ ಮುಟ್ಟಿದ್ನೋ ಮುಟ್ಟಿರ್ಲಿಲ್ವೋ ಕಣ್ಬಿಟ್ಟು ನೋಡಿದ್ನೋ ನೋಡಿರ್ಲಿಲ್ವೋ ಅವರೆಲ್ಲರಿಗೆ ಒಂದು ಸಾಮಾನ್ಯ ಕರ್ತವ್ಯ ಅಂದ್ರೆ ಈಗ ಯುದ್ಧ ಭೂಮಿಗೆ ಬಂದು ಅಳುವ ಕರ್ತವ್ಯ ಅವರು ಏನು ಸಾರ್ಥಕ ಇವನು ಸತ್ತದ್ದು ಕಳುವ ಸಾರ್ಥಕ ಅದು ಬೇರೆ ರಾಮಾಯಣಗಳಲ್ಲಿ ತುಂಬಾ ಘೋರವಾಗಿದೆ ವಾಲ್ಮೀಕಿ ತುಂಬಾ ಸಂಗ್ರಹದಲ್ಲಿ ಬರೆದಿದ್ದಾರೆ ಎಲ್ಲ ಅಳ್ತಾ ಇದ್ದಾರೆ ಎಲ್ಲ ಒಂದೇ ರೀತಿ ಅಳ್ತಾ ಇದ್ದಾರೆ ಪ್ರಾಯಶಃ ಇದೊಂದು ಸಿದ್ಧಾಂತ ಮಾಡಬಹುದೋ ಇಲ್ವೋ ಗೊತ್ತಿಲ್ಲ ಪಾಕಿಸ್ತಾನ ಒಳಗೊಂಡಂತೆ ಇರಾಕ್ ಇರಾನ್ ಒಳಗೊಂಡಂತೆ ಹೇಳ್ತೇನೆ ಪ್ರಾಯಶಃ ಗಂಡಸರು ದುಷ್ಟರು ಇದ್ದಾರು ಹೆಂಗಸರು ದುಷ್ಟರು ಇಲ್ಲ ಕುಟುಂಬದಲ್ಲಿ ಎಷ್ಟೋ ನಿರಪರಾಧ ಸ್ತ್ರೀಯರು ತಮ್ಮ ತಮ್ಮ ಯಜಮಾನರು ಮಾಡಿದ ಪಾಪದಿಂದ ಸಾಯ್ತಾರೆ ಮುಷರಫ್ ಒಬ್ಬ ಆಗಿರಬಹುದು ಪಾಕಿಸ್ತಾನಿ ಪ್ರಜೆಗಳಲ್ಲಿ ಮುಸ್ಲಿಂ ಸ್ತ್ರೀಯರು they may not be terrorist goondas ಎಲ್ಲೋ ಒಬ್ಬರಿಬ್ಬರು ಇರಬಹುದು ಯಾವ ಕುಟುಂಬಿನಿಗೆ ಮಕ್ಕಳಿರ್ತಾರೆ ಸಂಸಾರ ಜವಾಬ್ದಾರಿ ಇರುತ್ತೆ she will have no time to hate another person ಅಂಥವರನ್ನು ನೀವು ಶೇಕಡ ಮೂವತ್ಮೂರರಷ್ಟು ಆಪರ್ಚುನಿಟಿ ಕೊಟ್ಟು ಎಲೆಕ್ಷನ್ ನಿಲ್ಲಿಸಿದ್ರೆ all of them will begin to hate other people don't disturb women ಈ ಸ್ವಾತಂತ್ರ್ಯದ ಪ್ರಶ್ನೆ ಅಲ್ಲ ಅದು ಮಾರೀಚ ಅದೊಂದು ಇಶ್ಯೂ ಸುಮ್ಮನೆ ಮುಂದೆ ಇಟ್ಟಿದ್ದಾರೆ ನಮ್ಮ ದೇಶ ಇಷ್ಟೆಲ್ಲ ಪರಿಕೇರ ಆಕ್ರಾಂತ ಆಗಿಯೂ ನಾವಿನ್ನೂ ಒಂದು ರೀತಿಯಲ್ಲಿ ಸಂಸ್ಕೃತಿ ಇಟ್ಕೊಂಡಿರೋದಕ್ಕೆ ಕಾರಣ ನಮ್ಮ ನಮ್ಮ ಕುಟುಂಬಗಳಲ್ಲಿ ಸ್ತ್ರೀಯರು ವ್ರತ ಇಟ್ಟಿರ್ತಾರೆ ನೇಮ ಇಟ್ಟಿರ್ತಾರೆ ಮಕ್ಕಳಂದ್ರೆ ಯಜಮಾನ ಅಂದ್ರೆ ಕುಲದ ಪರಂಪರೆ ಅಂದ್ರೆ ಅದರಲ್ಲಿ ಗೌರವ ಇಟ್ಟಿರ್ತಾರೆ ನಡೆಸ್ತಾ ಇರ್ತಾರೆ let us not disturb them family unit shall be very firm in our life ಆದ್ದರಿಂದ ಅವರೆಲ್ಲ ಅಳ್ತಾ ಇರೋದು ಒಂದೇ ರೀತಿಯಲ್ಲಿ ಬ್ರುವಾಣೋಪಿ ಹಿತಂ ವಾಕ್ಯಂ ಇಷ್ಟೋ ಭ್ರಾತಾ ವಿಭೀಷಣ ಧೃಷ್ಟಂ ಪರುಷಿತೋ ಮೋಹಾಸೇ ತ್ವಯಾತ್ಮವಧಕಾಂಕ್ಷಿಣ ಆ ವಿಭೀಷಣ ಎಷ್ಟೆಲ್ಲ ಧರ್ಮದಿಂದ ನಿಮಗೆ ವಿವೇಕವನ್ನು ಹೇಳಿದ ಯಜಮಾನರೇ ರಾವಣ ಮಹಾರಾಜರೇ ಎಲ್ಲ ಊರಿಗೆ ಗೊತ್ತಾಗಿದೆ ನೋಡಿ ಪತ್ರಿಕೆ ಗಿತ್ರಿಕೆ ಇಲ್ದೇನು ವಿಭೀಷಣ ಧರ್ಮ ಹೇಳಿದ್ನಂತೆ ಸೀತೆಯನ್ನು ಒಪ್ಪಿಸ್ಬಿಡು ನೀತಿ ನೀತಿಶಾಸ್ತ್ರ ಎಲ್ಲ ಹೇಳಿದ್ನಂತೆ ಈ ಹಾಳು ದೊರೆ ನಮ್ಮ ಯಜಮಾನ ಕೇಳಲಿಲ್ವಲ್ಲ ಊರಲ್ಲೆಲ್ಲ ಗೊತ್ತಾಗಿದೆ ಶಾಬಾಸ್ ಅನ್ಬೇಕು ಲಂಕೆಯ ಸ್ತ್ರೀಯರ ಧರ್ಮಬುದ್ಧಿಯನ್ನು ನೋಡಿ ಧೃಷ್ಟಂ ಪರುಷಿತೋ ಮೋಹಾತ್ ಅವನಿಗೂ ಎದುರಿಸಿ ಅಯೋಗ್ಯ ಮಾತುಗಳನ್ನಾಡಿದೆ ನೀನು ಯಾಕೆ ಆತ್ಮವಧಕಾಂಕ್ಷಿಣ ನೀ ಸಾಯಬೇಕು ಅಂತಲೇ ಸಂಕಲ್ಪ ಮಾಡಿ ತಮ್ಮ ಮಾತು ಕೇಳಲಿಲ್ಲ ಬೇರೆಯವ್ರ ಮಾತು ಕೇಳಲಿಲ್ಲ ಸತ್ಯ ಅಲ್ಲ ಎಂಬುದಾಗಿ ಅಳುವಾಗಲೂ ಗಂಡನಿಗೆ ಶಾಸ್ತ್ರೀಯವಾಗಿ ಧರ್ಮವನ್ನು ಮುಂದಿಟ್ಟುಕೊಂಡು ಅಳ್ತಾರಲ್ಲ ಅಲಂಕಾರ ಸ್ತ್ರೀಯರು ಕೈ ಎತ್ತಿ ನಮಸ್ಕಾರ ಮಾಡಬೇಡವೆ ಅಂದ್ರೆ ವಿಭೀಷಣ ಸಂಸ್ಕಾರ ಇತ್ತು ಸ್ತ್ರೀಯರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಯಜಿ ನಿರ್ಯಾತಿತಾತೆ ಸ್ಯಾತ್ ಸಿಹಿತಾ ರಾಮಾಯ ಮೈಥಿಲಿ ನನಸ್ಯಾದ್ಯಸನಂ ಘೋರಂ ಇದಂ ಮೂಲಹರಂ ಮಹತ್ ಆ ವಿಭೀಷಣ ಹೇಳಿದಾಗೆ ಸೀತೆಯನ್ನು ರಾಮನ ಪಾದದಲ್ಲಿ ಬಿಟ್ಟುಬಿಟ್ಟಿದ್ರೆ ನಮಗೆ ಗತಿ ಬರ್ತಾ ಇರಲಿಲ್ವಲ್ಲ ರಾವಣ ಮಹಾರಾಜರೇ ನಿಮ್ಮ ಗತಿ ಹೋದದ್ದು ದೊಡ್ಡದಲ್ಲ ಫೋನಮು ಫೋನ ಇರುದುವ ಗತಿಯನ್ನ ಯಾವಾಗಲೂ ಓಳು ಜಾತಕ್ಕೋಸ್ಕರಾಗಿ ರಾಮಚಂದ್ರ ಹೇಳಿದ ಭರತನಿಗೆ ನಿನಗೋಸ್ಕರ ಆತ್ಮಾನ ಮನುಷೋಚತ್ವಂ ಕಿಮನ್ಯ ಮನುಷೋಚಸಿ ಅಯೋಧ್ಯಾಕಾಂಡ ನಿನಗಾಗಿ ನೀನು ಅಳು ಅಳೋರೆಲ್ಲ ಇವತ್ತು ಯಾತಕ್ಕೆ ಕಳ್ತಾರೆ ನೀವು ಹೋಗೋರು ಹೋಗ್ಬಿಟ್ರಿ ನನ್ನ ಗತಿ ಏನು ಅಂತ ಹೇಳ್ತಾರೆ ತಪ್ಪಲ್ಲ ಒಂದು ದೃಷ್ಟಿಯಲ್ಲಿ ಇದು ಸ್ವಾರ್ಥ ಅಂತ ನೀವು ಹೇಳ್ಬೋದು ಅದು ಹೋದವ್ರ ಜೊತೆ ಯಾರು ಹೋಗೋಕ್ಕಾಗುತ್ತೆ ಏನು ಹೇಳಲಿಲ್ಲ ಕಷ್ಟ ಹೇಳಲಿಲ್ಲ ಸುಖ ಹೇಳಲಿಲ್ಲ ಬದುಕೋವ್ರ ಮುಂದೆ ಹೇಗೆ ಬದುಕ್ತಾರೆ ಅಲ್ಲ ಅವ್ರಿಗೂ ಜೀವನದ ವ್ಯವಸ್ಥೆ ಒಂದು ಮಾಡಿಡಬೇಕಲ್ಲ ಹೋಗೋರೆಲ್ಲರೂ ಪತ್ನಿಯರಿಗೆ ಜೀವನದ ವ್ಯವಸ್ಥೆ ಮಾಡಿಟ್ಟು ಹೋಗ್ತಾರಿಯೇ ಯೋಚನೆ ಮಾಡಿ ಕುಡುಕರು ಮಾಡ್ತಾರಿಯೇ ಮನೆ ಮಠಗಳನ್ನು ಮಾರಾಟ ಮಾಡ್ತಾರೆ ಹರಾಜ್ ಹಾಕ್ತಾರೆ ಎಲ್ಲೋ ಹೋಗಿ ಬಡ್ಕಾನೆಯಲ್ಲಿ ಕೂತ ಸತ್ತ ಹೆಂಡತಿ ಗತಿ ಏನು ಬದುಕಿರೋ ತನಕ ಅಸೌಖ್ಯವಾಗಿದ್ದ ಅಷ್ಟಲ್ಲೇ ಇದೆ ಹೊಡೆಯೋದು ಬಳಿಯೋದು ಮಾಂಗಲ್ಯ ಕಿತ್ಕೊಳ್ಳೋದು ಮನೆ ಮನೆಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಹೆಚ್ಚಿಗೆ ಎಷ್ಟೊಂದು ಕುಟುಂಬಗಳಲ್ಲಿ ಬರೀ ಕುಡಿತ ಆಗಿದೆ ನಮ್ಮನ್ನು ಆಳಿದ ಸರ್ಕಾರಗಳಲ್ಲಿ ಐವತ್ತು ವರ್ಷ ಒಂದೇ ಪಾರ್ಟಿ ಆಳಿತು ಅವು ಜನರಿಗೆಲ್ಲ ಕುಡಿತವನ್ನು ಕಟ್ಟಿ ವೋಟ್ ಬ್ಯಾಂಕ್ ಮಾಡಿ ಮಾಡಿ ಮಾಡಿ ಗಾಂಧಿಯವರು ಇದು ಒಂದು ಒಳ್ಳೆ ಕೆಲಸ ಏನು ಮಾಡಿದ್ರು ಪಾನ ನಿರೋಧ ಮಾಡಬೇಕು ಅದನ್ನು ಕೆಡಿಸಿ ನಾಚಿಕೆ ಅಂತ ನಾವು ಗಾಂಧಿ ಪಕ್ಷದವರು ಅಂತ ಹೇಳಿಕೊಳ್ಳುವ ಹೀನ ಸ್ಥಿತಿಗೆ ಮುಟ್ಟಿದ್ದೇವೆ ನಾವು ಈ ಕಿಷ್ಕಿಂಧೆಯಲ್ಲಿ ಕುಡಿತಿದ್ರು ಕುಡಿತಿದ್ರು ಯಾಕೆ ಹಗಲೆಲ್ಲ ಹೇಳ್ತೀರಿ ನಮ್ಮ ಶ್ರೀನಿವಾಸ ಏನೋರು ಇವತ್ತು ಬಂದಿಲ್ಲ ಅವರು ನನ್ನ ಪುಣ್ಯ ಫೋನ್ ಮೇಲೆ ಮಾರನೇ ದಿವಸ ಹೇಳ್ತಾರೆ ಸ್ವಾಮಿ ಇದನ್ನು ಹೇಳಬೇಕಾದ್ದೇ ರಾಮಾಯಣದ ಉದ್ದೇಶ ಪಾನದಿಂದ ಕಾಮ ಧರ್ಮ ಮೋಕ್ಷ ಏನು ಸಿದ್ಧಿ ಆಗೋದಿಲ್ಲ ಲಕ್ಷ್ಮಣ ಬೈತಾನೆ ದೊರೆಯಾಗಿದ್ದವನೇ ಸುಗ್ರೀವನೇ ಕೆಲಸ ಮಾಡಿದರೆ ದೊರೆಯ ಪತ್ನಿಯರಿಗೆ ಅದೇ ಕೆಲಸವಾದರೆ ವಾಲಿ ಮೇಲೆ ತಾರಿಯೂ ಅದೇ ಕೆಲಸ ಮಾಡಿದರೆ ಇದನ್ನು ನಾನು ಬಿಚ್ಚಿ ಏನು ಹೇಳ್ತೇನೆ ವಾಲ್ಮೀಕಿ ಬರೆದಿದ್ದಾರೆ ಹೇಳ್ತೇನೆ ಲಂಕೆಯಲ್ಲಿ ಅದೇ ಕಿಷ್ಕಿಂಧೆಯಲ್ಲಿ ಅದೇ ಅವರ ರಾಕ್ಷಸ ಇದು ವಾನರ ಅಯೋಧ್ಯೆಯಲ್ಲಿ ಕುಡಿಯೋರಿರ್ಲಿಲ್ವೇ ಅಯೋಧ್ಯೆಯಲ್ಲಿ ಇರಲಿಲ್ಲ ಹೆಂಡದಂಗಡಿ ಇತ್ತು ಅಂತ ವಾಲ್ಮೀಕಿಯಲ್ಲಿ ಬರೆದಿಲ್ಲ ಬಾಕಿದೆ ನಾಟಕ ಭಿಕ್ಷುಕಾಂಡರ ಸೋಚಿತ ಶಾಲಿವಾ ಶಾಲಿ ಭತ್ತ ಗಿತ್ತ ಕಬ್ಬು ಎಲ್ಲ ಬೆಳೀತಾ ಇದ್ರು ಹೆಂಡದಂಗಡಿ ಇತ್ತು ಅಂತ ಹೇಳಿಲ್ಲ ಲಂಕೆಯಲ್ಲಿ ವ್ಯವಸಾಯ ಮಾಡುವ ಭೂಮಿ ಇತ್ತು ಅಂತ ಒಂದು ಕಡೆ ಹೇಳಲಿಲ್ಲ ಗಜ್ನಿ ಮೊಹಮ್ಮದನ್ ರಾಜ್ಯ ಎಲ್ಲ ಲೂಟಿ ಮಾಡ್ಕೊಂಡ್ಬಂದದ್ದು ಹೊರಗಡೆಯಿಂದ ಬರಬೇಕು ಅರೇಬಿಯಾದಲ್ಲಿ ಏನು ಬೆಳೀತಾರೆ ಮಾಂಸ ಕೂಡ ಅವರಿಗೆ ಭಾರತದಿಂದ ಹೋಗಬೇಕು ಗೋವಿನ ಮಾಂಸ ಹಂದಿ ಮಾಂಸ ಹೇಗೆ ಗೊತ್ತು ನಿಮಗೆ ನಮ್ಮ ಧಾರವಾಡದಿಂದ ಹೋಗ್ತಿತ್ತು ಈ ಕಿತ್ತೂರು ರಾಣಿ ಚೆನ್ನಮ್ಮ ರೈಲು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಬರ್ತಿತ್ತು ಬೆಂಗಳೂರು ಕಡೆಯಿಂದ ಸ್ಟೇಷನ್ ಹಿಂದೆನೆ ನಮ್ಮ ಮನೆ ವೈ ಅಂತ ಕಿರಿಚುವ ಪ್ರಾಣಿಗಳ ಚೀತ್ಕಾರ ಒಂದು ದಿವಸ ಶಬ್ದ ಕೇಳಿಸ್ತು ಎಲ್ಲಿಂದ ಬರುತ್ತೆ ಐದು ನಿಮಿಷ ಆಯಿತು ಪ್ಲಾಟ್ಫಾರ್ಮ್ಗೆ ಹೋದ್ರೆ ಸಾವಿರಲ್ಲಿ ಹೋಗಬೇಡ ಅಂದ ಕೂಲಿಯವನು ಅಮಲಿ ಯಾಕೆ ಅದು ಬ್ರೇಕ್ ವ್ಯಾನ್ನಲ್ಲಿ ಬರೀ ಹಂದಿಗಳನ್ನು ಹಾಕಿದ್ದಾರೆ ಈ ಹಂದಿಗಳನ್ನು ಹೇಗೆ ಹಾಕಿದ್ದಾರೆ ಬರೀ ತಿರುಚೋದು ಏನು ಮಾಡ್ತಾ ಅವ್ರು ಹೇಳಿದ್ರು ನಗಬೇಡಿ ದುಃಖ ಪಡಬೇಡಿ ರಾತ್ರಿ ಊಟ ಬಿಟ್ಬಿಡ್ತೀರಿ ಬಾಯೊಳಗೆ ಗೂಟಗಳನ್ನಿಟ್ಟು ಪೆಟ್ಟುತ್ತಾರೆ ಹಂದಿ ಸಾಯುವ ರೀತಿ ಅತ್ಯಂತ ಘೋರತರವಾದ ರೀತಿ ಅದನ್ನು ತಿನ್ನುವನಿಗೆ ಎಂಥ ಸಾತ್ವಿಕ ಬುದ್ಧಿ ಬರ್ಬೋದು ಯೋಚನೆ ಮಾಡಿಕೊಳ್ಳಿ ನಮ್ಗೆ ಗೊತ್ತಿಲ್ಲ ಇದು ಚಪ್ಪಲಿ ಹೊಲಿಯೋವನ ಅಂಗಡಿಗೆ ಚಪ್ಪಲಿ ಹೊಲಿಯೋ ಕೊಟ್ಟಿದ್ದೆ ಈ ಯಾತ್ರೆ ಚರ್ಮನೋ ಇದು ಹಂದಿ ಚರ್ಮವೇನೋ ಅಂದೆ ಅವನು ನೆಕ್ ಹೊಟ್ಟೆ ಬೇರೆದು ಬೇರೆದು ಬೇರೆದು ನಕ್ಕಿದ್ದಾನೆ ನೀವು ಬ್ರಾಹ್ಮಣರು ನಿಮ್ಗೆ ಗೊತ್ತಿಲ್ಲ ಸ್ವಾಮಿ ಹಂದಿಗೆ ಚರ್ಮ ಇರೋದಿಲ್ಲ ಕೊಬ್ಬರಿ ಮೇಲೆ ಚರ್ಮ ಇದ್ದಾಗಿರುತ್ತೆ ಅದು ಸುರಿದ್ರೆ ಬರೋದಿಲ್ಲ ಏನು ಮಾಡೋಕ್ ಬರೋದಿಲ್ಲ ಬರೀ ಮಾಂಸ ರಕ್ತ ಅದು ನಾರಾಯಣ ಅಂದೆ ಮತ್ತೆ ಯಾತ್ರದಪ್ಪ ಇದು ಇದು ದನದ ಮಾಂಸ ಇದು ದನದ ಚರ್ಮ ಇದು ಎಮ್ಮೆ ಚರ್ಮ ಕ್ರೂರ ವೃತ್ತಿಯಲ್ಲಿದ್ದರೆ ಖಂಡಿತವಾಗಿ ಕ್ರೂರ ಮನಸ್ಸು ಉಂಟಾಗ್ತದೆ ಸಾತ್ವಿಕವಾದ ಪದಾರ್ಥ ತಿಂದ್ರೇ ಮನುಷ್ಯ ಕ್ರೂರವಾಗ್ತಾನೆ ಏನು ಕ್ರೂರ ಪದಾರ್ಥ ತಿಂದರೆ ಬರೀ ರಕ್ತ ಮಾಂಸಗಳಿಂದ ಇದು ಪಾಪ್ಯುಲರ್ ಆಗಬೇಕು ಭಾರತ ದೇಶ ತುಂಬ ಹರಡಬೇಕು ಅಂತ ಕಂಕಣ ಕಟ್ಟಿಕೊಂಡು ತುಂಬ ಪ್ರಯತ್ನ ಪಟ್ಟ ರಾವಣ ಅದಕ್ಕೆ ಅಡಚಣೆಯಾಗಿದ್ದದ ಅಯೋಧ್ಯ ದೇಶ ಅದನ್ನು ಮುಗಿಸಬೇಕು ಅಂತ ತಾಟಕೆ ಮಾರಿ ಚಾಮದರಾದವರನ್ನೆಲ್ಲ ಕಳಿಸಿದ ಇದು ನೋಡಿ socially some people make certain things fashionable and the whole country's brought down ಗಾಂಧಿಯವರನ್ನ ರಾಜಕೀಯವಾಗಿ ಮೆಚ್ಚಿಕೊಳ್ಳದೇ ಇದ್ರು ಗ್ರಾಮ ಸುಧಾರಣೆ ವ್ಯಕ್ತಿತ್ವ ನಿರ್ಮಲತೆ ಪರಿಶುದ್ಧ ಆಚಾರ ಜೀವನ ಇದಕ್ಕೆ ತುಂಬಾ ಬೆಲೆ ಕೊಟ್ಟರು I am not attacking Gandhi from that side ರಾಜಕೀಯದಲ್ಲಿ ತಪ್ಪು ಹೆಜ್ಜೆಗಳನ್ನಿಟ್ಟರು ನಮ್ಮ ನಿಮ್ಮನ್ನೆಲ್ಲ ಇವತ್ತು ಅತ್ಯಂತ ದೀನ ಸ್ಥಿತಿಯಲ್ಲಿ ಮುಳುಗಿಸಿದರು ನೆಹರು ಜೊತೆ ಸೇರಿ ಎಲ್ಲ ಸಮಸ್ಯೆಗಳನ್ನು ಸೃಷ್ಟಿಸಿದರು ಅದು ಸಂಕಟ ಪಡ್ತೇವೆ ಆತ ಈ ಚಾರಿತ್ರ ಪರಿಶುದ್ಧಿಗೆ ತುಂಬಾ ಬೆಲೆ ಕೊಟ್ಟರು ಮಾಂಸ ತಿಂದ್ರೆ ಮಾತ್ರ ಗಟ್ಟಿಯಾಗ್ತಾರೆ ಅಂತ ತಿಳ್ಕೋಬೇಡಿ ಅಂದ್ರು ಗಾಂಧಿಯವ್ರನ್ನೇ ಮಾಂಸ ತಿನ್ನೋ ಕಚ್ಚಿದ್ರು ಅವ್ರು ಹೇಳಿದರು ಆನೆ ಪರಿಶುದ್ಧ ಸಾತ್ವಿಕವಾದ ಪ್ರಾಣಿ ಅದಕ್ಕಿರುವಷ್ಟು ಬಲ ನಿಮಗಿದೆಯೇ ಅಂತ ಕೇಳಿದ್ರು ಮುಸಲ್ಮಾನರಿಗೆ ಕ್ರೈಸ್ತರಿಗೆ ಆನೆಗಿಂತ ಕಡೆ ನೀವು ಅಂತ ಹೇಳಿದರು ಆದ್ರಿಂದ ಬಲಕ್ಕೂ ಶರೀರದ ಬಲ ಆತ್ಮಬಲ ಇವಕ್ಕೆ ಮಾಂಸ ತಿಂದ್ರಾಗತ್ತೆ ಅನ್ನೋದು ತಪ್ಪು ಕಲ್ಪನೆ ಬ್ರಿಟಿಷರು ನಮ್ಮನ್ನು ಆಳುವ ಹೀಗೆಲ್ಲ ನಮಗೆ ತಲೆಯಲ್ಲಿ ಅವರೆಲ್ಲ ತಿಂತಾರೆ ಅದಕ್ಕೆ ಗಟ್ಟಿಯಾಗಿದ್ದಾರೆ ನಾವು ಹಿಂದೂಗಳು ಇದಕ್ಕೆ ಪುಸ್ತಕರಾಗಿದ್ದೇವೆ ಹೀಗೆಲ್ಲ ಅಪಪ್ರಚಾರ ಮಾಡಿ ಮಾಡಿ ಸ್ಕೂಲ್ನಲ್ಲಿ ನಮಗೆ ಒಂದು ಕೀಳರಿಮೆ ತಂದುಕೊಡುವ ಭಾವನೆಯನ್ನು ಮಾಡಿದ್ರು ಅದೇ ಕೆಲಸವನ್ನು ರಾವಣ ಮಾಡ್ತಾ ಇದ್ದ ಅವನ ದೈವಾಂಶ ಸಂಭೂತ ಇದ್ದ ಅವನಿಗೆ ಎರಡನೇ ಜನ್ಮ ಈ ದೃಷ್ಟಿ ಬೇರೆ ಭಾಗವತ ದೃಷ್ಟಿಯಲ್ಲಿ ನೋಡಬೇಕು ನಾವು ಕಲಿಬೇಕಾದ ಪಾಠ ಏನಿದರಲ್ಲಿ ಇಡೀ ಜೀವನದ ಶೈಲಿಯನ್ನೇ ಬದಲಿಸಿ ಎಲ್ಲರನ್ನೂ ರಾಕ್ಷಸಮಯ ಮಾಡುವುದು ಹೊರಟಿದ್ದ ರಾವಣ ಅವನು ಸತ್ತ ಆದರೆ ಸ್ತ್ರೀಯರು ಹೇಳಿದ್ರು ಅಯ್ಯೋ ನೀ ಹೋಗೋದು ಹೋಗ್ಬಿಟ್ಟಲ್ಲ ನಮ್ಮ ಕತೆ ಏನು ಮಾಡಬೇಕು ದೈವಂ ಚಷ್ಟಯತೆ ಸರ್ವಂ ಹತಂ ದೈವೇನ ಹನ್ಯತೆ ದೇವರು ಮಾಡಿಸ್ತಾನೆ ಕರ್ಮಕ್ಕನುಗುಣವಾಗಿ ಒಬ್ಬ ದೊರೆ ಒಂದು ತಪ್ಪು ಮಾಡಿದರೆ ಇಡೀ ರಾಷ್ಟ್ರ ಹಾಳಾಗ್ತದೆ ಅವರವ್ರ ಕರ್ಮ ಅವರವ್ರದ್ದು ಅಂತ ಹೇಳ್ತೇವೆ ಯಾವಾಗ if you are individual and helpless and alone ಆದರೆ ಆಯಕಟ್ಟಿನ ಜಾಗೆಯಲ್ಲಿ ನೀವು ಕೂತಿದ್ರೆ ನೀವು ಮಾಡುವ ಪಾಪ ನಿಮ್ಮ ಇಡೀ ಸಮಾಜವನ್ನು ಹಾಳು ಮಾಡುತ್ತೆ ಒಬ್ಬ ವೈಸ್ ಚಾನ್ಸಲರ್ ಒಂದು ತಪ್ಪು ದಾರಿಯನ್ನಿಟ್ಟರೆ ಒಂದು ಇಡೀ ವಿಶ್ವವಿದ್ಯಾಲಯ ಹಾಳಾಗುತ್ತೆ ಒಂದು ರೈಲ್ವೆ ಇಂಜಿನ್ ಡ್ರೈವರ್ ತೂಕಡಿಸಿದ್ರೆ ರೈಲ್ ಇಂಜನ ಹಾಳಾಗ್ತಾರೆ ಪ್ರವಚನಕಾರ ಶುದ್ಧ ಮನಸ್ಸಿಲ್ಲದೆ ಬಾಯಿಗೆ ಬಂದದ್ದೇ ಪುಸ್ತಕನೇ ನೋಡಿದೆ ರಾಮಾಯಣನೇ ನೋಡದೆ ಹೇಳಿದ್ರೆ ನಿಮ್ಮನ್ನೆಲ್ಲ ಕೊಂದು ಪಾಪ ಅವನಿಗೆ ಬರ್ತದೆ ತುಂಬ ಜವಾಬ್ದಾರಿ ಬೇಕು ಅದು ಕಾರಣ ಕೊರಟೆ ಸಾಮಾಜಿಕ ಕ್ರಾಂತಿ ಮಾಡ್ತಕ್ಕವರಿಗೆ ಕೊರಟೆ ದೈವ ಎಲ್ಲ ಮಾಡುತ್ತೆ ಅಂದ್ರೆ ನಿಮ್ಮ ಕರ್ಮಾನುಸಾರವಾಗಿ ಮಾಡುತ್ತೆ ದೈವಂ ಚೇಷ್ಟಯತೆ ಸರ್ವಂ ಹತಂ ದೈವೇನ ಹನ್ಯತೆ ದೈವ ಇಂಥವನು ಸಾಯಬೇಕು ಈ ಗತಿಯಲ್ಲಿ ತೀರ್ಮಾನ ಮಾಡುತ್ತೆ ಅದು ಹಾಗೇ ನಡೆಯುತ್ತೆ ಒಂದು ಕುಟುಂಬದ ಮೂವರು ಇಬ್ಬರು ಪ್ರೈಮ್ ಮಿನಿಸ್ಟರ್ಗಳು ಒಬ್ಬ would have been prime minister ಮೂರು ಜನ ಹೇಗೆ ಪಟಾಕಿ ಹಾಗೆ ಸಿಡಿದು ಹೋದರು ಈ ದೇಶದಲ್ಲಿ can you show me a parallel for this in any other country ಮೂರು ಜನ ಇಬ್ಬರು ಪ್ರೈಮ್ ಮಿನಿಸ್ಟರ್ ಆಗಿ ಸತ್ರು ದುರ್ಮರಣದಲ್ಲಿ ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ಆಗುವುದರಲ್ಲಿದ್ದ ಇನ್ನು ಮುಂದೆ ಇನ್ನೆರಡೋ ಮೂರೋ ಕಾಯ್ಕೊಂಡಿದೆಯೋ ಏನೋ ಗೊತ್ತಿಲ್ಲ ನಾನು ಅಶುಭವನ್ನು ಹೇಳ್ತಾ ಇದ್ದೇನೆ ಅಂತಲ್ಲ ಜನರನ್ನು ಸುಲಿಗೆ ಮಾಡಿ ರಾಷ್ಟ್ರದ ಬೊಕ್ಕಸವನ್ನು ಹಾಳು ಮಾಡಿ ನಾನು ಮೆರೀತೇನೆ ಅಟ್ ದೇರ್ ಕಾಸ್ ಯಾರು ಯೋಚನೆ ಮಾಡ್ತಾರೆ ದೈವ ಅವರನ್ನು ಬಿಡುವುದಿಲ್ಲ ಇದನ್ನೆಲ್ಲ ರಾವಣ ಪತ್ನಿಯರು ಹೇಳ್ತಾ ಇರ್ತಾರೆ ನೈವಾರ್ಥೇನ ಕಾಮೇನ ವಿಕ್ರಮೇಣ ನ ಸಾಜ್ಞಯ ಶಕ್ಯ ದೈವಗತಿ ಲೋಕೆ ನಿವರ್ತಯಿತು ಉದ್ಯತ ದೈವಗತಿ ತಪ್ಪಿಸೋದಕ್ಕೆ ಅರ್ಥ ಕಾಮ ವಿಕ್ರಮ ಅಥವಾ ಆಜ್ಞೆ ಇವುಗಳಿಂದ ಏನು ಮಾಡೋಕ್ಕಾಗೋದಿಲ್ಲ ಅಷ್ಟು ಮಾಡಿದ್ದ ರಾವಣ ಏನ್ ಮಾಡ್ತಾರೆ ದೇವತೆಗಳು ನವಗ್ರಹಗಳು ಅವ್ರನ್ನೆಲ್ಲ ಬೆದರಿಸಿ ಕಟ್ಟಿ ಹಾಕಿದ್ದ ಅಷ್ಟ ದಿಕ್ಪಾಲಕರನ್ನ ಕಟ್ಟಿ ಹಾಕಿದ್ದ ದೇವತೆಗಳನ್ನ ಕಟ್ಟಿ ಹಾಕಿದ್ದ ಇದೇ ತಪ್ಪನ್ನು ಹಿರಣ್ಯಾಕ್ಷ ಹಿರಣ್ಯ ಕಶುಭು ಮಾಡಿದ್ರು ಭಾಗವತ ಓದಿದ್ರೆ ಆಶ್ಚರ್ಯವಾದ ವಿಷಯ ಯಾರ ಮನೆಯಲ್ಲಿ ಪಿತೃಶ್ರಾದ್ದ ಮಾಡಬಾರದು ಅಂತ ಆರ್ಡರ್ ಮಾಡಿದ್ದೆ ಹಿರಣ್ಯ ಕಶುಪು ಮತ್ತೇನು ಮಾಡಬೇಕು ನನಗೆ ಶ್ರಾದ್ದ ಮಾಡಬೇಕು ಬದುಕಿದ್ದೀಯಲ್ಲ ನೀನು ಬದುಕಿರೋ ಸರಿ ಯಾಕೋ ವ್ಯವಹಾರ ಇದೆ ಇದು ಯಾರ ಮನೆಯಲ್ಲಿ ಪಿತ್ರೆ ಸ್ವಾಹ ಅಂತ ಇವನ ಕೈ ಹೇಳ್ಕೊಂಡು ಯಾರ್ಯಾರ ಪಿತೃಗಳಿಗೆ ಯಾರ್ಯಾರೋ ಹಾಕಿದ ಅನ್ನವನ್ನ ಇವನು ತಿನ್ನುವಂತಹ ಸ್ಥಿತಿ ಅಂದ್ರೆ ಇವನಿಗೆ ಏನಂತಹ ಬಡತನ ಆಗಿತ್ತು ಮನೆಯಲ್ಲಿ ಊಟಕ್ಕೆ ಏನಿರಲಿಲ್ಲವೆ ಅಂದ್ರೆ ಪಿತೃಗಳು ಒಂದು ರೀತಿಯ ದೇವತೆಗಳು ಅಲ್ಲ ವೇವರಾಗ್ತಾ ಇದೆ ಒಂದ್ಸಲ ಬರೋದು ಒಂದ್ಸಲ ಹೋಗೋದು ಇವನಿಗೇನು ಅಷ್ಟು ಕೇಡಾಗಿತ್ತು ಹಿರಣ್ಯ ಕಶ್ಪುವಿಗೆ ಇದೆಲ್ಲ ಗೊತ್ತು ನಿಮಗೆ ಅಂದ್ರೆ ಪಿತೃಗಳೆಲ್ಲ ಬಂದು ನೃಸಿಂಹನನ್ನು ಸ್ತೋತ್ರ ಮಾಡುವಾಗ ಪ್ರಭು ನಿನ್ನ ಗತಿಯಿಂದ ಇವತ್ತು ನಮಗೆ ಸ್ವಲ್ಪ ಪಿಂಡ ದಕ್ಕೋ ಹಾಗಾಯಿತು ರಾಕ್ಷಸ ಪಿಂಡ ಹೋದದ್ರಿಂದ ಅಂತ ನಮ್ಮ ಅಜ್ಜನ ಕಾಲದಲ್ಲಿ ಇವರು ಇ ಪಿ ರೈಸ್ ಅಂತ ಒಬ್ಬರು ಇದ್ರಂತೆ ಸಾನ್ಸ್ಕ್ರಿಟ್ ಇನ್ಸ್ಪೆಕ್ಟರ್ ಅವರು ನಮ್ಮ ತಾತ ಪ್ರಿನ್ಸಿಪಾಲ್ ಒಂದು ನೂರು ವರ್ಷಗಳ ಹಿಂದೆ ಪಾಠಶಾಲೆಗೆ ಬಂದಾಗ ಇವರು ಮನೆಯಲ್ಲಿ ಇವತ್ತು ಪಿತೃಶ್ರಾದ್ದವಿದೆ ಸ್ವಲ್ಪ ತಡವಾಗಿ ಬರ್ತೇನೆ ಇನ್ಸ್ಪೆಕ್ಷನ್ ಬಂಗಲು ಏನು ಏನು ಮನೆಯಲ್ಲಿ ಶ್ರಾದ್ದ ಇದೆ ವಾಟ್ ಈಸ್ ಶ್ರಾದ್ದ ಒಡೆ ಗಿಡೆ ಬಾಳೆಕಾಯಿ ಎಲ್ಲ ಅಡಿಗೆ ಎಲ್ಲ ಮಾಡ್ತೇವೆ ತುಂಬಾ ಚೆನ್ನಾಗಿರುತ್ತೆ ಊಟ ಡೂಮಿಯ ಶ್ರಾದ್ದ ಆಲ್ಸೋ <laughs> ನನಗೂ ಒಂದು ಶ್ರಾದ್ದವನ್ನು ಮಾಡಿ ಹೌದು ನೀ ಎರಡನೇ ಕಸುಬು ಇದ್ದೀಯ ಮಾಡೋದೇ ನಿನಗೂ ಅಂತ ಉಂಟು ಅವನನ್ನು ನೋಡಿದ್ರೆ ಅವ್ರ ಅಕೌಂಟ್ ಅಕೌಂಟ್ ಒಪ್ಸೋದೆಲ್ಲ ಮಾಡಿ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಬೇರೆ ಜನಿವಾರ ಹಾಕಿದಲ್ದೆ ಮನೆಗೆ ಬರ್ತಾ ಇರಲಿಲ್ಲ ಮ್ಲೇಚ್ಛ ಸಂಸ್ಕಾರ ಇಲ್ಲ ಎಂಬುದಾಗಿ ರಾವಣನವರು ಜಾತಿಯಲ್ಲಿ ಬ್ರಾಹ್ಮಣ ಸಾಕ್ಷಾತ್ ಬ್ರಹ್ಮನ ಮರಿಮಗ ಅವನು ಹೀಗೆ ನಡೀತಾ ಇದ್ದ ಇದನ್ನ ಅರ್ಥದಿಂದ ದುಡ್ಡು ಕೊಟ್ಟು ದೇವತೆಗಳಿಗೆ ಲಂಚದಿಂದಲೋ ಆಸೆಯಿಂದಲೋ ವಿಕ್ರಮದಿಂದಲೋ ಆಜ್ಞೆಯಿಂದಲೂ ತಪ್ಪಿಸೋದಕ್ಕಾಗೋದಿಲ್ಲ ಅಂತೂ ನೀವು ಸತ್ಯ ಅಲ್ಲ ಅಂತ ಹೇಳ್ತಾರೆ ಎಲ್ಲರೂ ಶಾಸ್ತ್ರೀಯವಾಗಿ ಹೇಳ್ತಾ ಇದ್ದಾರೆ ಅಳುವುದನ್ನು ಕಲಿಯಬೇಕು ಅಷ್ಟಲ್ಲಿ ಮಂಡೋದರಿ ಬಂದಲು ಮಂಡೋದರಿ ಅಳುವನ್ನು ಕುರಿತು ವರ್ಣನೆ ಮಾಡ್ತಾರೆ ಇದು ತುಂಬಾ ಮುಖ್ಯವಾದ ಘಟ್ಟ ನನು ನಾಮ ಮಹಾಭಾಗ ತವ ವೈಷ್ಣವಣಾನುಜ ಕ್ರುದ್ಧಸ್ಯ ಪ್ರಮುಖೇ ಸ್ಥಾತು ತಸ್ಯತ್ಯಪಿ ಪುರಂದರ ಮಹಾರಾಜ ನಿಮ್ಮ ಕೋಪ ಗೀಪ ಬಂದರೆ ಇಂದ್ರನು ನಿಮ್ಮೆದುರಿಗೆ ನಿಲ್ತಾ ನಿಲ್ಲುವುದಕ್ಕೆ ಹೆದರ್ತಾ ಇದ್ದ ಒಂದು ಕಾಲದಲ್ಲಿ ಎಲ್ಲಿ ಹೋಯ್ತಾ ಪರಾಕ್ರಮ ನಿಮ್ಮದು ಇವತ್ತು ಮಣ್ಣು ಮುಗ್ತಾ ಬಿದ್ದಿದ್ದೀರಲ್ಲ ಋಷಯಶ್ಚ ಮಹೀದೇವಾ ಋಷಿಗಳು ಬ್ರಾಹ್ಮಣರು ಗಂಧರ್ವಾಶ್ಚ ಯಶಸ್ವಿನಃ ನನು ನಾಮ ತವೋದ್ವೇಗಾತಿ ಚಾರಣಶ್ಚ ದಿಶೋಗತಾ ನಿನ್ ಧ್ವನಿ ಕೇಳಿದ್ರೆ ದಿಕ್ಕು ದಿಕ್ಕಿಗೆ ಚದರಿ ಓಡ್ತಿದ್ರು ಅವರೆಲ್ಲ ಇವತ್ತೆಲ್ಲ ಹೋಯಿತು ನಿಮ್ಮ ಶಕ್ತಿ ಸತ್ವಂ ಮಾತ್ರೇಣ ರಾಮೇಣ ಯುಧಿ ನಿರ್ಜಿತ ಕೇವಲ ಮನುಷ್ಯನೊಬ್ಬನಿಂದ ನೀವು ಸತ್ರಿ ಅನ್ನೋದು ನಾನು ಹೇಗೆ ನಂಬಲಿ ಅದು ಬಿದ್ದಿದಾನಲ್ಲ ಮತ್ತೆ ನಾನು ನಂಬಬೇಕಲ್ಲ ರಾವಣ ಸತ್ತಿದ್ದನ್ನು ಅಪನಂಬಿಕೆ ಮಾಡ್ತಿಲ್ಲ ರಾಮ ಮನುಷ್ಯ ಅನ್ನೋದನ್ನು ಅಪನಂಬಿಕೆ ಮಾಡ್ತಿದ್ದಾಳೆ ಇವನು ಮನುಷ್ಯನಲ್ಲ ಇವನಿಂದ ಏನು ಅಂತ ಸಕ್ಕಿನಿಂದ ಇದ್ರಿ ನನಗೆ ಅರ್ಥವಾಯಿತು ನ ಚೈತತ್ ಕರ್ಮ ರಾಮಸ್ಯ ಶ್ರದ್ಧಾಮಿ ಮುಖೇ ಇವನು ಬರೀ ಮನುಷ್ಯನಾಗಿದ್ರೆ ನಿಮ್ಮನ್ನು ಕೊಲ್ತಾ ಇದ್ದ ಅಂತ ನನಗೇನು ನಂಬಿಕೆ ಬರೋದಿಲ್ಲ ಯದೈವ ಚ ಜನಸ್ಥಾನೇ ರಾಕ್ಷಸೈರ್ಬಹುಭಿರ್ವೃತ ಕರಸ್ತವ ಹತೋ ಭ್ರಾತ ತಥೈವಾಸೌ ನ ಮಾನುಷ ನಿನ್ ತಮ್ಮ ಕರನನ್ನ ಹದಿನಾರು ಸಾವಿರ ರಾಕ್ಷಸರ ಜೊತೆಯಲ್ಲಿ ಯಾವತ್ತು ರಾಮನೊಬ್ಬನೇ ಸಂಹಾರ ಮಾಡಿದನೋ ನಾನು ಅವತ್ತೇ ತೀರ್ಮಾನ ಮಾಡಿದೆ ಇವನು ಮನುಷ್ಯನಲ್ಲ ಇವನು ಭಗವಂತನೇ ಇದ್ದಾನೆ ಯದೈವಚ ಜನಸ್ಥಾನೇ ರಾಕ್ಷಸೈರ್ಭೋವಿರ್ವೃತಃ ಕರಸ್ತವ ಹತೋ ಭ್ರಾತ ತಥೈವ ಸೌರಮಾನುಷ ಯದೈವ ನಗರೀಂ ಲಂಕಾಂ ದುಷ್ಪ್ರವೇಶಾಂ ಸುರೈರಪಿ ಪ್ರವಿಷ್ಟೋ ಹನುಮಾನ್ ವೀರ್ಯಾತ್ ತದೈವ ವ್ಯಥಿತಾವಯಂ ಯಾವತ್ತೊಬ್ಬ ಕಪಿವೀರ ನಮ್ಮ ಲಂಕೆಗೆ ಪ್ರವೇಶ ಮಾಡಿದನು ದೇವತೆಗಳು ಪ್ರವೇಶ ಮಾಡದೇ ಇರುವಂಥ ಅವರಿಗೆ ಆಗದೇ ಇರುವಂತಹ ಬಲಾಢ್ಯವಾದ ಕೋಟೆಯನ್ನ ಒಬ್ಬ ಕಪಿವೀರ ಯಾವತ್ತು ಭೇದಿಸಿದನು ಅವತ್ತೇ ನಮಗೆ ವ್ಯಥೆಯುಂಟಾಯಿತು ಇದನ್ನು ಮುಂದೆ ಹೀಗೇನೇ ಆಗ್ತದೆಯೋ ಲಂಕೆಯಲ್ಲಿ ಹೋಗ್ತದೆಯೋ ಯಾವತ್ತೂ ಆಗದೇ ಇದ್ದಾಯ್ತಲ್ಲ ಅಂತ ಯದೈವ ಯಥೈವ ಬದ್ಧ ಸೇತು ಮಹಾರ್ಣವೇ ಕಪಿವಾರಿದಿ ದಾಟುನ ಕಪಿಗಳು ಸಮುದ್ರವನ್ನೆಲ್ಲಾರು ದಾಟುವುದುಂಟೆ ಕಲ್ಲು ನೀರಲ್ಲಿ ತೇಲುವುದುಂಟೆ ಇಷ್ಟು ದೊಡ್ಡ ಸೇತುವೆ ನೂರು ಯೋಜನ ಮೂವತ್ತು ಯೋಜನಾ ಕಲ ಇಂಥ ದೊಡ್ಡ ಸೇತುವೆ ನಿರ್ಮಾಣ ಮಾಡಿದರು ಅಂತ ಯಾವತ್ತು ಕೇಳಿದವೋ ತದೈವ ರಾಹಂ ಅವತ್ತೇ ನನ್ನ ಹೃದಯ ಬಳ್ಕೊಂಡಿತು ಶಂಕೆ ರಾಮಂ ಅಮಾನುಷಂ ಇವನು ಅಚುಮಾನುಷ ಮಹಾಪುರುಷ ರಾಮ ಸಾಕ್ಷಾತ್ ಪರದೈವವೇ ಹೊರತು ಮನುಷ್ಯನಲ್ಲ ಅಂತ ನನಗನ್ನಿಸ್ತು ಪ್ರಭು ಹೇಳೋದಕ್ಕೆ ಹೆದರಿದೆ ಮುಚ್ಚು ಬಾಯಿ ಅಂತ ಹಗಲೆಲ್ಲ ರಾವಣ ಹದಡ್ತಾ ಇದ್ದ ಹೆಂಡತಿಯರನ್ನ ವಿಭೀಷಣನ್ ಮಾತ್ರ ಅಲ್ಲ ಯಾರು ಬುದ್ಧಿ ಹೇಳಿದ್ರು ಮುಚ್ಚು ಬಾಯಿ ನಿನಗೇನು ಗೊತ್ತು ಇನ್ನು ಸರ್ವಜ್ಞ ಸರ್ವಜ್ಞತ್ವ ಯಾವ ಸ್ಥಿತಿಗೆ ತಂತು ನೋಡಿ ಯಾರು ಮಾತನ್ನು ಕೇಳಲಿಲ್ಲ ಅಥವಾ ರಾಮರೂಪೇಣ ಕೃತಾಂತಹ ಸ್ವಯಂ ಆಗತಃ ಯಾವ ಯಮನನ್ನು ಕಟ್ಟಿ ಹಾಕಿದ್ರೋ ಆ ಯಮನೇ ಒಂದು ವೇಳೆ ರಾಮರೂಪದಲ್ಲಿ ಬಂದನೋ ಏನೋ ಸೀತೆಯನ್ನು ಮುಟ್ಟಬೇಡಿ ಕರ್ಕೊಂಬರಬೇಡಿ ನಮ್ಮೂರಿಗೆ ಅಂತ ಎಷ್ಟು ಹೇಳ್ಕೊಂಡು ನಾನು ನೀವು ಕೇಳಲಿಲ್ಲ ಕರ್ಕೊಂಬಂದ್ರಿ ಕರ್ಕೊಂಬಂದ್ರೆ ಅವತ್ತಿನಿಂದಲೇ ಅನರ್ಥ ಪರಂಪರೆಯ ಅರ್ಥವಾಯಿತು ನಮಗೆ ನಿಂತಿದ್ದಾನೆ ಎದುರುಗಡೆಯ ರಾಮಚಂದ್ರ ಇವಳೇನು ಅಳ್ತಾಳೆ ನೋಡೋಣ ಶಾಸ್ತ್ರೀಯವಾಗಿ ಅಳ್ತಾಳೆಯೋ ಅವಳು ನೋಡೇ ಇರಲಿಲ್ಲ ಮಂಡೋದ್ರೇನು ಕೇಳೇ ಇರಲಿಲ್ಲ ಆಗ ಹೇಳ್ತಾಳೆ ತಲೆ ಎತ್ತಿ ನೋಡ್ತಾಳೆ ತಲೆ ಬಿಚ್ಚಿದ್ದಾಳೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಒರೆಸ್ಕೊಳ್ತಾ ಇದ್ದಾಳೆ ಗಂಡನ ಹೆಣ ಕೆಳಗೆ ಬಿದ್ದಿದೆ ತಲೆ ಚಲ್ಲಾಪಿಲ್ಲಿ ಆಗಿದೆ ಎರಡು ಕೈಗಳನ್ನು ಮುಗೀತಾ ಇದ್ದಾಳೆ ವ್ಯಕ್ತಮೇಷ ಮಹಾಯೋಗಿ ಪರಮಾತ್ಮ ಸನಾತನ ಅನಾದಿ ಮಧ್ಯ ನಿಧನ ಮಹತಃ ಪರಮೋ ಮಹಾನೆ ತಮಸಃ ಪರಮೋಧಾತಃ ಶಂಖಚಕ್ರಗದಾಧರ ಏನು ಭಾಗ್ಯ ಅವಳಿಗೆ ವ್ಯಕ್ತಂ ಕಲ್ಪನೆ ಅಲ್ಲ ಇರಬಹುದೇ ಅಲ್ಲ ವ್ಯಕ್ತಂ ನನ್ನ ಕಣ್ಣು ಕಾಣಿಸ್ತಾ ಇದೆ ಎಂದು ರಾಮಚಂದ್ರ ಸ್ವಾಮಿ ಚತುರ್ಭುಜನಾಗಿ ಶಂಖಚಕ್ರ ಕದಾಧರನಾಗಿ ದರ್ಶನವನ್ನು ಕೊಟ್ಟ ಅವಳಿಗೆ ಅವಳೊಬ್ಬಳಿಗೆ ವಿಶ್ವಾಮಿತ್ರ ಕೊಡಲಿಲ್ಲ ಅವಶೇಷ ಕೊಡಲಿಲ್ಲ ಅಗಸ್ತರಿಗೆ ಕೊಡಲಿಲ್ಲ ತನ್ನನ್ನು ಪ್ರೇಮ ಮಾಡಿದ ಭಕ್ತರಿಗೆ ಶಬರಿಗೆ ಕೊಡಲಿಲ್ಲ ಜಟಾಯುವಿಗೆ ಕೊಡಲಿಲ್ಲ ಯಾಕೆ ಇವಳು ರಾಮನನ್ನು ಹೀನಾಮಾನವಾಗಿ ಬೈಬಹುದಾಗಿತ್ತು ಅವಳಲ್ಲಿದ್ದ ಬಹಳ ದೊಡ್ಡ ಗುಣ ರಾಮ ಮೆಚ್ಚಿಕೊಂಡು ಗುಣ ಧರ್ಮ ಪಕ್ಷಪಾತ ಧರ್ಮವನ್ನು ಬಿಡಲಿಲ್ಲ ಅವಳು ಅವಳ ಜೀವನ ಪೂರ್ತಿ ಒಂದು ಕಾಳಗ ಗಂಡನ ಜೊತೆ ನಿತ್ಯ ಜಗಳ ಅವಳಿಗೆ ಅದೇನು ಏನಕ್ಕೇನು ಪ್ರಕಾರಣ ಮದುವೆ ನಡೆದದ್ದು ನಡೆಯಿತು ಪ್ರತಿ ನಿತ್ಯ ಖಂಡ ತುಂಡವಾಗಿ ನೀವು ಮಾಡೋ ತಪ್ಪು ಅಂತ ಪ್ರತಿಯೊಂದು ಹೆಣ್ಣನ್ನು ಕದ್ಕೊಂಡು ಬರುವಾಗಲೂ ಬುದ್ಧಿ ಹೇಳ್ತಾ ಇದ್ಲು ಬೈತಾ ಇದ್ಲು ರಾವಣನ ಮೆಚ್ಚುಗೆ ಇರ್ತಿರಲಿಲ್ಲ ಮಂಡೋದ್ರಿಂದ ಕಂಡ್ರಾಗ್ತಾ ಇರಲಿಲ್ಲ ಹಾಗೆ ಗೊತ್ತಿದ್ದಲ್ಲ ಅಂದ್ರೆ ಸೀತೆ ಸೂಚ್ಯವಾಗಿ ಹನುಮಂತನಿಗೆ ಹೇಳ್ತಾಳೆ ಬುದ್ಧಿ ಹೇಳೋರಿದ್ದಾರೆ ಅರಮನೆಯಲ್ಲಿ ಅವನು ಅಬ್ಬರಿಸಿ ಕೂರಿಸಿದ್ದಾನೆ ಯಾರು ಮಾತನ್ನು ಕೇಳೋದಿಲ್ಲ ಅನ್ನೋದರಲ್ಲಿ ನೀವು ಅದನ್ನು ಬೇರೆ ಬೇರೆ ಕಾಗಗಳಲ್ಲಿ ಚೆನ್ನಾಗಿ ಕಾಣಬಹುದು ನನಗೆ ಸ್ಪಷ್ಟವಾಗಿ ಗೊತ್ತು at the cost of our personal family happiness she was prepare to get a post to her husband and fold ಧರ್ಮ ದೊಡ್ಡತನ ನೋಡಿ ನಿಮಗೆ ಕುಟುಂಬ ಜೀವನ ಮುಖ್ಯನೋ ಒಗ್ಗಿಕೊಂಡು ಹೇಗೆ ಆಗಲಿ ಕುಡಿತೀಯೋ ಕುಡಿಯೋದಿಲ್ವೋ ಹೆಂಡ ಅಂತ ಗಂಡ ತಗೊಂಬಂದು ಕೊಡ್ತಾನೆ ಏನು ಮಾಡ್ತೀರಿ ಕುಡಿಯೋದಿಲ್ಲ ಹಾಗಿದ್ರೇನು ಸಹವಾಸ ಬೇಡ ನಿನ್ನೆದುರಿಗೆ ಇನ್ನೊಬ್ಬಳನ್ನು ತಂದಿಟ್ಕೊಳ್ತೇನೆ ಏನು ಮಾಡ್ತೀಯೋ ಮಾಡು ನರಕಕ್ಕೆ ಬೇಕಾದ್ರೆ ಹಾಕು ಆದರೆ ನಾನು ಹೆಂಡವನ್ನು ಮುಟ್ಟೋದಿಲ್ಲ ಮಾಂಸವನ್ನು ಮುಟ್ಟೋದಿಲ್ಲ ನೀವು ಮಾಡಿ ತಪ್ಪು ಅಂತಲೇ ಹೇಳ್ತಾ ಬರ್ತೇನೆ ಕಾಸ್ಟ್ ಡಸ್ ನಾಟ್ ಮ್ಯಾಟರ್ ಇದನ್ನು ಹೇಳ್ತಕ್ಕಂಥ ದಿಟ್ಟ ಹೆಣ್ಣು ಮಗಳಿದ್ರೆ ಅಂಥವರಿಂದ ಈ ದೇಶ ಉಳಿಯುತ್ತೆ ಮನೆ ಮನೆಯಲ್ಲಿ ಹೇಳಬೇಕು ಅಂದ್ರೆ ಇವಳು ಹೆಚ್ಚು ಕಮ್ಮಿ ಅಯೋಧ್ಯೆಯ ಪ್ರಜೆಯಂತಾಗಿ ಹೋದಳು ಅಯೋಧ್ಯೆಯ ಜನ ಹಾಗಿದ್ದರು ಸ್ವಭಾವದಲ್ಲಿ ಆದ್ದರಿಂದ ವ್ಯಕ್ತಂ ಯೇಷ ಮಹಾಯೋಗಿ ರಾಮನನ್ನು ಯೋಗಿ ಅಂತ ಕರೀತಾಳೆ ಯೋಗಿ ಅಂದ್ರೆ ಯಾರು ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ಅಲ್ಲಿ ಭಗವಂತನನ್ನ ಮಹಾಯೋಗೇಶ್ವರೋ ಹರಿಹಿ ಹನ್ನೊಂದನೇ ಅಧ್ಯಾಯದಲ್ಲಿ ಹೇಳ್ತಾರೆ ಯಾರಿಗೆ ಯಾವ ಕರ್ಮಫಲಗಳನ್ನು ಕೊಡಬೇಕು ಅನ್ನೋದನ್ನು ಚೆನ್ನಾಗಿ ನಿರ್ಣಯಿಸಿ ಅದನ್ನೇ ಕೊಡತಕ್ಕ ಭಗವಂತನಿಗೆ ಯೋಗಿ ಯೋಗವುಳ್ಳವನು ಪಾಪಿಗಳಿಗೆ ಪುಣ್ಯಫಲವನ್ನು ಪುಣ್ಯವಂತರಿಗೆ ಪಾಪ ಫಲಗಳನ್ನು ಬೈ ಮಿಸ್ಟೇಕ್ ಕೊಡತಕ್ಕವನಲ್ಲ ಭಗವಂತ ಒಂದು ಬ್ಯಾಂಕಿನಲ್ಲಿ ಒಬ್ಬರ ಅಕೌಂಟ್ ಹಣ ಇನ್ನೊಬ್ರಿಗೆ ಹೋಗಿದ್ರು ಹೋಗಿರ್ಬೋದು ಒಂದು ವೇಳೆ ಗೊತ್ತಾಗೋದಿಲ್ಲ ಅಪರಾಧ ಅಪರಾಧ ಮಾಡಬಹುದು ಭಗವಂತನ ಅಕೌಂಟ್ನಲ್ಲಿ ಯಾವುದು ವ್ಯತ್ಯಾಸ ಆಗೋದಿಲ್ಲ ಎಷ್ಟು ವರ್ಷ ಆದರೂ ನಿಮ್ಮ ಅಕೌಂಟಿನ ಪುಣ್ಯ ಪಾಪ ಎಷ್ಟು ಜನ್ಮದ್ದಾದರೂ ನಿಮ್ಮಲ್ಲಿಯೇ ಇರುತ್ತೆ ಮಹಾಯೋಗಿ ಪರಮಾತ್ಮ ಸನಾತನಃ ಆದಿ ಮಧ್ಯ ಇಲ್ಲದವನು ಅಂತ್ಯವಿಲ್ಲದವನು ಅನಾದಿ ಮಧ್ಯ ನಿಧನ ಮಹತ ಪರಮೋ ಮಹಾನೇ ಮಹತ್ತತ್ವಕ್ಕೂ ಮೇಲ್ಪಟ್ಟವನು ಅವ್ಯಕ್ತನಾಗಿರ್ತಕ್ಕವನು ತಮಸಃ ಪರಮೋಧಾತ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವಂ ನಮೃತ ಏಭವತಿ ಆ ಪುರುಷ ಸೂಕ್ತ ಅರ್ಥವನ್ನು ಹೇಳ್ತಿದ್ದಾಳೆ ಈ ಮಹಿಳೆ ಮಯನ ಮಗಳು ರಾಕ್ಷಸನ ಮಗಳು ದಾನವ ಪುತ್ರಿ ರಾಕ್ಷಸನ ಹೆಂಡತಿ ಇವಳಿಗೆ ಯಾರು ಹೇಳ್ಕೊಟ್ಟಿದ್ರು ಸೂಕ್ತವನ್ನ ಶಂಖಚಕ್ರ ಗದಾಧರ ವ್ಯಕ್ತಂ ಅಷ್ಟೇ ಅಲ್ಲ ಶ್ರೀವತ್ಸವಕ್ಷ ಶಂಖಚಕ್ರಗಳ ನೋಡಿ ಮಂಗಳಾಶಾಸನ ಮಾಡಿದಳು ರಾಮಚಂದ್ರ ಎಲೆಯಲ್ಲಿ ಕಟ್ಟಿಕೊಂಡಿದ್ದ ಕೃಷ್ಣಾಜನವನ್ನು ಸ್ವಲ್ಪ ಸಡಿಲಿಸಿದ ಬಲಗಡೆ ಎದೆಯಲ್ಲಿ ಲಕ್ಷ್ಮೀ ನಿವಾಸ ಶ್ರೀವತ್ಸವೆಂಬ ಮಚ್ಚೆ ಕಾಣಿಸು ಶ್ರೀವತ್ಸವಕ್ಷ ನಿತ್ಯಶ್ರೀ ನಿತ್ಯಶ್ರೀರ್ ನಿತ್ಯ ಮಂಗಳಂ ಗಂಡನನ್ನು ಕಳ್ಕೊಂಡು ವಿಧುವೆ ಭಗವಂತನಿಗೆ ನಿತ್ಯಶ್ರೀ ಮಂಗಳ ಮಾಡ್ತಾ ಇದ್ದಾಳೆ ಅಜಯ್ಯ ಶಾಶ್ವತಃ ಧ್ರುವ ಮಾನುಷಂ ವಪುರಾಸ್ಥಾಯ ವಿಷ್ಣು ಸತ್ಯ ಹಾಗಿದ್ರೆ ಕಪಿಗಳೆಲ್ಲ ಯಾರು ಅದು ಗೊತ್ತಾಯಿತು ಒಂದು ಆ ಕ್ಷಣದಲ್ಲಿ ಅವರೆಲ್ಲ ಇಂದ್ರ ವರುಣ ಅಗ್ನಿ ವಿಶ್ವಕರ್ಮಾಜಿ ಸಕಲ ತಮ್ಮ ತಮ್ಮ ರೂಪಗಳಲ್ಲಿ ಕಾಣಿಸ್ತಾ ಇದ್ದಾರೆ ವಾನರವೀರರು ಸರ್ವೈ ಪರಿವೃತೋ ದೇವೈ ಉಪಾಗತೈ ಸರ್ವಲೋಕೇಶ್ವರ ಸಾಕ್ಷಾತ್ ಲೋಕಾನಾಂ ಹಿತಕಾಮ್ಯಯ ಸರಾಕ್ಷಸ ಪರಿವಾರಂ ಹತವಾನ್ ಸ್ವಾಂ ಮಹಾದ್ಯುತಿ ಹೇ ರಾಮಣ ನಿನ್ನೊಬ್ಬನನ್ನು ಕೊಲ್ಲೋದಕ್ಕೆ ಎಷ್ಟು ಮರ್ಯಾದೆಯಿಂದ ಬಂದಿದ್ದಾನೆ ಭಗವಂತ ಎಲ್ಲ ದೇವತೆಗಳನ್ನು ಕರ್ಕೊಂಡು ಬಂದಿದ್ದಾನೆ ನಮ್ಮ ಊರಿಗೆ ಅದೇ ದೊಡ್ಡ ಭಾಗ್ಯ ನೀ ಹೋದದ್ದಕ್ಕಿಂತ ಅವನಿಲ್ಲಿ ಬಂದದ್ದು ಭಾಗ್ಯ ದೇವತೆಗಳನ್ನೆಲ್ಲ ಕರ್ಕೊಂಡು ಬಂದದ್ದು ಭಾಗ್ಯ ನೀನು ಒಂದು ಕಾಲದಲ್ಲಿ ಇಂದ್ರಿಯಗಳನ್ನೆಲ್ಲ ಗೆದ್ದಿದ್ದೆ ಇಂದ್ರಿಯಾಣಿ ಪುರಾಜಿತ್ವ ಜಿತಂ ತ್ರಿಭುವನಂತಯ ಮೂರು ಲೋಕವನ್ನು ಗೆದ್ದವನು ಅಂತ ಅನ್ನಿಸಿಕೊಂಡಿದ್ದೆ ನೀನು ಅದೇ ಇಂದ್ರಿಯಗಳು ನಿಮ್ಮನ್ನು ಸೇಡು ತೀರಿಸ್ಕೊಂಡ್ಬಿಟ್ಟು ಸ್ಮರದ್ಭಿರಿವ ತದ್ವೈರಂ ಇಂದ್ರಿಯೈರೈವ ನಿರ್ಜಿತ ಆ ಇಂದ್ರಿ ಚಾಪಲ್ಯಕ್ಕೊಳಗಾಗಿ ಸೀತೆಯನ್ನು ಬಂದೆ ಯಾವ ಇಂದ್ರಿಯಗಳನ್ನು ನೀನು ವಶಪಡಿಸಿಕೊಂಡಿದ್ಯೋ ಅದೇ ಇಂದ್ರಿಯಗಳು ನಿಮ್ಮ ಮೇಲೆ ಸೇಡ್ ತೀರಿಸಿಕೊಂಡವು ಎಲ್ಲ ಬಿಟ್ಟ ಜಾನಕಿ ಕೈಗೆ ಹಾಕಿದೆ ಅಕಸ್ಮಾತ್ ಅಭಿಕಾಮೋಸಿ ಸೀತಾಂ ರಾಕ್ಷಸ ಎಲ್ಲ ಹೆಂಗಳಂತೆ ಸೀತೆಯೂ ಒಂದು ಹೆಂಗಳು ಅಂತ ತಿಳಿದೆ ಹಂಗೆಯೇ ಮೋಸ ಅಲ್ಲೇ ಮೋಸ ಹೋದೆ ಸೀತೆ ಸಾಮಾನ್ಯವಾದ ಹೆಂಗಸೆ ನಿನಗದೇ ತಿಳಿಯಲಿಲ್ಲ ಲೋಕ ಎಲ್ಲ ಗೆದ್ದು ಏನು ಪ್ರಯೋಜನ ಇವಳು ಅಯೋನಿಜೆ ಭಿತ್ ಮೇದಿನೀಂ ಭಿತ್ ಭೂಮಿಯನ್ನ ಒಡೆದುಕೊಂಡು ಬಂದ ಅಯೋನಿಜೆ ಅದು ತಿಳಿಲಿಲ್ಲ ಐಶ್ವರ್ಯಸ್ಯ ವಿನಾಶಾಯ ದೇಹಸ್ಯ ಸ್ವಜನಸ್ಯ ಚ ನೀ ಕಟ್ಟಿದ ರಾಜ್ಯ ಹೋಯಿತು ನಿನ್ ದೇಹ ಹೋಯಿತು ನಿನ್ ಕಡೆಯವರೆಲ್ಲರೂ ಹೋದರು ಸೀತಾಂ ಧರ್ಷಯಿತಾಮಾನ್ಯಾಂ ತ್ವಯಾ ಹಿ ಅಸದೃಶಂಕೃತಂ ಸೀತೆಯನ್ನು ಎದುರಿಸಿದ ನೀನು ನಿನಗೆ ಉಚಿತವಾದ್ದನ್ನು ಮಾಡಲಿಲ್ಲ ಹೋಗಲಿ ರಾಮನ ಜೊತೆಯಲ್ಲಿ ಹೋರಾಟವನ್ನಾರು ಮಾಡಿದೆಯಾ ಕಳ್ಳನಂತ ಕದ್ದುಕೊಂಡು ಬಂದೆ ನಾರಿ ಚೌರ್ಯ ನಾರಿ ಚೌರ್ಯ ಹೆಂಗಳ್ಳ ಹೆಂಗಳ್ಳ ಹೆಂಗಳ್ಳ ಕಳ್ಳ ಕಳ್ಳ ಬರೀತಾರೆ ರಾಮಾಯಣದಲ್ಲಿ ನೀವು ಎಷ್ಟು ತಿದ್ದಿ ತಿದ್ದಿ ರಾವಣನನ್ನು ಮೇಲಕ್ಕೆತ್ತಿ ಹೊಸ ಕಾವ್ಯಗಳನ್ನು ಬರೆದರು ಭಾರತೀಯರು ಇತರರು ರಾಮಾಯಣದಲ್ಲಿ ಈ ರಾವಣನ ಹೊಗಳುವುದಕ್ಕೆ ಮನಸ್ಸು ಇಷ್ಟಪಡುವ ಹೇಳಿಕೊಳ್ಳಿ ಜ್ಞಾನಪೀಠ ಪ್ರಶಸ್ತಿ ಎಲ್ಲ ಪಡೆದುಕೊಳ್ಳಿ ಎಲ್ಲ ನಿಮಗೆ ಇದೆ ರಾವಣನ ಮಾತ್ರ ತಿದ್ದುವುದಕ್ಕಾಗೋದಿಲ್ಲ ಅವನು ಕಳ್ಳ ಅನ್ನು ಉಳಿದೇ ಬಿಡ್ತು ಯಾರವಳು ಆ ಸೀತಾದೇವಿ ವಸುಧಾಯಾಶ್ಚ ವಸುಧಾಂ ಶ್ರೀಯಶ್ರೀಂ ಭರ್ತೃ ಭರ್ತೃವತ್ಸಲಾಂ ಅವಳು ಐಶ್ವರ್ಯಕ್ಕೆ ಒಡತಿ ಶ್ರಿಯ ಶ್ರೀಂ ಕಶ್ರೀ ಶ್ರಿಯ ಪರಮಸತ್ವ ಸಮಾಶ್ರಯ ಕಃ ಭಗವಂತನಿಗೆ ಹೇಳ್ತೇವೆ ತಿರುವುಕ್ಕಂ ತಿರುವಾಹಿಯ ಶಲ್ವಾ ಆಳ್ವಾರು ಹೇಳಿದರು ವಸುಧಾಯಾಶ್ಚ ವಸುಧಾಂ ಭೂಮಿ ಅಂಶ ಇದೆ ಅವಳಲ್ಲಿ ಲಕ್ಷ್ಮೀದೇವಿ ಅಂಶ ಇದೆ ಹರೀಶ್ಚತೆ ಲಕ್ಷ್ಮೀಶ್ಚ ಅಹೋರಾತ್ರೇ ಪಾರ್ಶ್ವೇ ನಕ್ಷತ್ರಾಣಿ ರೂಪಂ ಎಲ್ಲ ಎಷ್ಟು ಮಂತ್ರಾರ್ಥ ಹೇಳ್ತಿದ್ದಾಳೆ ಇವಳು ಸೀತಾಂ ಸರ್ವಾನವದ್ಯಾಂಗೀಂ ಅರಣ್ಯೇ ವಿಜನೇ ಶುಭಾಂ ಯಾರೂ ಇಲ್ಲದೆ ಜಾಗದಲ್ಲಿ ಅಷ್ಟು ಶುಭವಾದ ಚಾರಿತ್ರವುಳ್ಳವನನ್ನ ನೀನು ಹೋಗಿ ಅವಳ ಕೋಪಕ್ಕೂ ಗುರಿಯಾಗಿ ಕದ್ದುಕೊಂಡು ಬಂದೆ ಆದರೆ ಹಿರಿಯರು ಹೇಳ್ತಾರೆ ಪತಿವ್ರತೇರೆ ಕಣ್ಣೀರು ಸುಮ್ಮನೆ ಬೀಳುವುದಿಲ್ಲ ಅದು ಲೋಕವನ್ನು ಮನೆಯನ್ನು ಸುಟ್ಟು ಬಿಡುತ್ತೆ ಎಂಬುದಾಗಿ ಪತಿವ್ರತಾಯಾಸ್ತಪಸ ನೂನಂ ದಗ್ಧೋಸಿ ಮೇ ಪ್ರಭೋ ನಿನ್ನನ್ನು ಕೊಂದದ್ದು ರಾಮಬಾಣ ಅಲ್ಲ ನಿನ್ನನ್ನು ಕೊಂಡದ್ದು ಸೀತಾದೇವಿಯ ತೇಜಸ್ ಎಂಬ ಅಗ್ನಿ ಯಶೋಕವನ್ಹಿಂ ಜನಕಾತ್ಮಜಾಯ ಆದಾಯ ತೇನೈವ ದದಾಹ ಲಂಕಾಂ ಲಂಕೆಯನ್ನು ಹನುಮಂತ ಸುಟ್ಟಿದ್ದು ಸೀತಾದೇವಿಯ ಕಣ್ಣೀರು ಎಂಬ ಅಗ್ನಿಯಿಂದ ಆದ್ದರಿಂದ ರಾಮಾಯಣ ಅನ್ನೋಕ್ಕಿಂತ ಸೀತಾಯಾಶ್ಚರಿತಮ್ ಮಹತ್ ಇದು ಪೂರ್ತಿ ಸೀತಾದೇವಿಯ ಕಥೆ ರಾಮನ ಕೈಲಿ ಮಾಡಿಸಿದ್ಲು ತೇಜಸ್ಸಲ್ಲ ದೇವಿಯದು ತದೈವ ಎನ್ನದಗ್ಧಸ್ತಂ ನಾನಾಗಲೇ ಯೋಚನೆ ಮಾಡಿದೆ ಸೀತಾದೇವಿಯನ್ನು ನೀ ಕದ್ಕೊಂಡು ಬರುವಾಗಲೇ ಸುಟ್ಟು ಹೋಗಬೇಕಾಗಿತ್ತು ಪುಷ್ಪಕವೇ ಸುಟ್ಟು ಹೋಗಬೇಕಾಗಿತ್ತು ಇಷ್ಟು ದಿವಸ ನೀವು ಬದುಕಿದ್ದವಳ ಕೃಪೆಯಿಂದ ಅಂತ ಏನೋ ಬಿಟ್ಟು ಅಂತ ಕಾಣುತ್ತೆ ಅವಶ್ಯಮೇವ ಲಭದೆ ಫಲಂ ಪಾಪಸ್ಯ ಕರ್ಮಣ ಮನುಷ್ಯ ಎಂದಿಗಿದ್ದರೂ ಪಾಪದ ಫಲವನ್ನ ಅನುಭವಿಸೇ ತೀರ್ತಾನೆ ಘೋರಂ ಘೋರಂ ಪರ್ಯಾಗತೆ ಕಾಲೇ ಅದಕ್ಕೊಂದು ಕಾಲ ಬರಬೇಕಷ್ಟೆ ನಾನಿಷ್ಟೆಲ್ಲ ಮಾಡಿದ್ದೀನಿ ಏನಾಯಿತು ಅಂತ ನಾನು ಒಬ್ಬ ಹೆಣ್ಣು ಕುಡುಕ ಕುಡ್ದ ಕುಡ್ದ ಬೆಳಗ್ಗಿನ ಸಂಜೆ ತನಕ ಕುಡ್ದ ಮೂವತ್ತು ವರ್ಷ ಮೂವತ್ತೈದು ವರ್ಷ ಅವನಿಗೆ ಅರವತ್ತು ಅರವತ್ತೈದು ವರ್ಷ ಏನಾಗಿದ್ದೀರಿ ನನಗೆ ಅಂತ ನೋಡಿ ಇನ್ಮೇಲೆ ನೋಡು ಅಂತ ಹೇಳ್ತೀರಿ ಆಮೇಲೆ ಅವನಿಗೆ ಬರ್ತಕ್ಕಂಥ ರೋಗಗಳು ಹೇಗಿರ್ತವೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪಚಾರ ಮಾಡೋದಕ್ಕಾಗದೆ ಅವನನ್ನು ಹೊರಗೆ ತಳ್ತಾರೆ ಹಾಗಂತ ಹೇಳೋದಿಲ್ಲ ಆಸ್ಪತ್ರೆಯಲ್ಲಿ ಸೇರಿಸ್ತಾರೆ ಸಹ ಇದೆ ಮನೆಯಲ್ಲಿ ನಿತ್ಯ ಯಾರು ಉಪಚಾರ ಮಾಡೋದು ಅವನು ಕೂಡಿಟ್ಟು ದುಡ್ಡು ಇರುತ್ತೆ ಇವರಿಗೂ ಅದೇ ಗತಿ ಬರುತ್ತೆ ಕರ್ಮದ ಫಲ ಪಟಾಕಿ ಹೊಡೆದಾಗ ಇವತ್ತು ಹಚ್ಚಿದ್ರೆ ಈಗಲೇ ಕೊಡೋದಿಲ್ಲ ಏನಾಗಿದೆ ಅಂತ ಎಷ್ಟು ದಿವಸ ಪುಣ್ಯದ್ದೇನು ಹಿಂದೆ ಹಿರಿಯರು ಪುಣ್ಯ ಆಯ್ತು ಇವತ್ತು ಅನುಭವಿಸಿದ್ರಿ ಇನ್ನು ಮೇಲೆ ಏನು ಬರುತ್ತೆ ನೋಡಿ ಅಂತ ಹೇಳಬೇಕು ಮಂಡೋದ್ರು ಹೇಳ್ತಾ ಇದ್ದಾಳೆ ಶುಭಕಲ್ಶುಭಮಾಪ್ನೋತಿ ಪಾಪಕೃತ್ಪಾಪಮಶ್ನುತೆ ಒಳ್ಳೇದು ಮಾಡಿದವನು ಒಳ್ಳೇದು ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದ್ದು ವಿಭೀಷಣ ಸುಕಂಪ್ರ ಹತ್ತ ನೀನು ಒದ್ದೆ ಅವನನ್ನ ಊರೆಲ್ಲ ನಿನ್ನನ್ನು ನಿಂದಿಸ್ತು ಅವನು ಬೇಜಾರು ಮಾಡಿಕೊಂಡ ಅವನು ಸ್ವಲ್ಪ ಹೊತ್ತು ಆದರೆ ಇನ್ನು ಮೇಲೆ ಲಂಕೈಶ್ವರ್ಯ ಪ್ರಾಪ್ತವಾಯಿತು ಅಷ್ಟೇ ಅಲ್ಲ ಚಿರಂಜೀವಿತ್ವ ಬೇರೆ ಕೊಟ್ಟಿದ್ದಾನೆ ರಾಮಚಂದ್ರ ಅವನಿಗೆ ನಿನಗೆ ಮಾತ್ರ ಬಿಡಲಿಲ್ಲ ಈ ಸ್ವಲ್ಪ ಕಾಲ ಅವನಿಗೆ ಎಂದೆಂದೂ ಲಂಕೈಶ್ವರ್ಯವನ್ನು ಕೊಟ್ಟುಬಿಟ್ಟ ಬಿಟ್ಟ ಆದರೆ ತ್ವಂಪ್ರಾಪ್ತ ಪಾಪಮೀದೃಶಂ ರಾಜ್ಯವನ್ನು ಅನಾಯಕ ಮಾಡಿ ತಮ್ಮ ತಮ್ಮನ ಮಕ್ಕಳು ನಿನ್ನ ಮಕ್ಕಳು ಎಲ್ಲರನ್ನೂ ನೀನು ಕೊಲ್ಲಿಸಿದೆ ನಿನಗೆ ಸೀತಾದೇವಿಗಿಂತ ನಾನು ಏನು ಕಡಿಮೆಯಾಗಿದ್ದೆ ನ ಕುಲೇನ ನ ರೂಪೇಣ ನ ದಾಕ್ಷಿಣ್ಯೇನ ಮೈಥಿಲಿ ಮಯ ಅಧಿಕಾವ ತುಲ್ಯಾವ ತ್ವಂತು ಮೋಹಾನ್ನ ಬುದ್ಧಸೆ ಕುಲದಲ್ಲಿ ರೂಪದಲ್ಲಿ ಚಾರಿತ್ರದಲ್ಲಿ ಅವಳಿಗಿಂತ ನಾನೇನು ಕಡಿಮೆ ಇದ್ದೆ ನಿನಗೆ ಅಜ್ಞಾನವಾಯಿತು ಚಪಲ ಉಂಟಾಯಿತು ಚಪಲ ಬಂದವನಿಗೆ ತಲೆಯಲ್ಲಿ ಬುದ್ಧಿ ಇರೋದಿಲ್ಲ ಪವರ್ ಆಫ್ ರೀಸನ್ ಹೇಳಿದ್ರೆ ಹೇಳುವುದಿಲ್ಲ ಸುಂದರಿಯಾದ ಹೆಂಡತಿಯ ಮನೆಯಲ್ಲಿರುವಾಗ ಇನ್ನೆಲ್ಲೋ ಪೋಲಿ ಇಳಿತಾನೆ ಒಬ್ಬ ನಮ್ಮ ಕಾಲೇಜಲ್ಲಿ ಒಬ್ಬ ಇದ್ದ ಹಾಗೆ ಒಬ್ರೇನು ಬಹಳ ಜನ ಇದ್ರು ಬಿಡಿ ಆರ್ಡರ್ ಆಫ್ ದಿ ಡೇ ತುಂಬ ಬೇಕಾದವರು ಸ್ನೇಹಿತರೊಬ್ಬರು ಏನೋ ಇದನ್ನು ಮಾತಾಡ್ತಾ ಇದ್ರು ಅವರಿಗೆ ಏನ್ರಿ ರೋಗ ಬಂದಿದೆ ಇದು ಅಂತ ಕೇಳಿದೆ ಅವ್ನು ಹೇಳ್ದ ಮನೇಲಿ ಲೈಟ್ ಇದ್ರು ಸಾಲದು ಪೆಟ್ರೋಮ್ಯಾಕ್ಸು ಬೇಕು ಅಂದ ಅವನ ಭಾಷೆ ಹೇಗಿದೆ ನೋಡಿ ಅದು ಓ ಇವನು ಅದೇ ಜಾತಿ ಅಂತ ಕಾಣುತ್ತೆ ಇವನ ಜೊತೆಲಿ ಮಾತನಾಡಬಾರದು ಅಂತ ಮನುಷ್ಯರ ಬುದ್ಧಿ ಹೇಗಿರುತ್ತೆ ಅಂದ್ರೆ they vulgar they enjoy vulgar things gossiping things ಇದನ್ನ ಹೇಳಿದ್ರೆ ಎಲ್ಲಿ ಬಿಡ್ರಿ ಮನೆ ಊಟ ಆಯಿತು ಹೋಟ್ಲು ಬೇಕು ಹೀಗೆ ಇನ್ನೊಬ್ಬ ಇದನ್ನ ಹೀಗೆ ಹೇಳ್ದ ಇನ್ನೊಬ್ಬ ಸ್ಟೆಪ್ನಿ ಅಂತ ಹೇಳಿದ ಅದಕ್ಕೆ ಒಂದು ಗಾಡಿ ಚಕ್ರಕ್ಕೆ ಬದಲು ಇನ್ನೊಂದು ಸ್ಟೆಪ್ನಿ ಅಂತೆ ನೋಡಿ ಈ ಪೊಲೀಸ್ ಜನಗಳು ಪರಿಭಾಷೆ ಹೇಗಿರುತ್ತೆ ನೋಡಿಕೊಳ್ಳಿ ಇದು ಇಂಥ ಮಾತಿದ್ರೆ ಒಮ್ಮೆ ಹೇಳಿದ್ರೆ ತಲೆಯಲ್ಲಿ ನಿಂತು ಬಿಡುತ್ತೆ ವೇದಾಂತ ಇದ್ರೆ ನೂರು ಸಲ ಹೇಳಿದ್ರು ತಲೆಯಲ್ಲಿ ನಿಲ್ಲೋದಿಲ್ಲ ಮೈಥಿಲಿ ಸಹ ರಾಮೇಣ ವಿಶೋಕ ವಿಹರಿಷ್ಯತಿ ಸೀತಾದೇವಿ ಹತ್ತು ತಿಂಗಳು ಇಲ್ಲಿ ಕಷ್ಟಪಟ್ಟಲು ಇನ್ನು ಮೇಲೆ ಗಂಡನ ಜೊತೆ ಸುಖವಾಗಿರ್ತಾಳೆ ಅಲ್ಪಪುಣ್ಯಾತ್ವಹಂ ಘೋರೆ ಪತಿತ ಶೋಕಸಾಗರೇ ನಾನು ಅನಂತವಾದ ಶೋಕಸಾಗರದಲ್ಲಿ ಬಿದ್ದೆ ದೇವರು ನನಗೆ ಯಾತಿಕಿ ಶಿಕ್ಷೆ ಕೊಟ್ಟ ರಾವಣನ ಕೊಟ್ಟದ್ದು ಸರಿ ನಾನು ಸ್ವಲ್ಪ ಅಹಂಕಾರ ಪಟ್ಟೆ ಅಂತ ಕಾಣುತ್ತೆ ಅದಕ್ಕೆ ನನಗೆ ಶಿಕ್ಷೆ ಕೊಟ್ಟ ಪಿತಾ ದಾನವರಾಜೋ ಮೇ ಭರ್ತ ಮೇ ರಾಕ್ಷಸೇಶ್ವರ ಪುತ್ರೋ ಮೇ ಶಕ್ರ ನಿರ್ಜೇತ ಇತ್ಯೇವಂ ಗರ್ವಿತ ಭೃಷಂ ನಲವತ್ತನೇ ಶ್ಲೋಕ ನಮ್ಮಪ್ಪ ಮಯಾಸುರ ನನ್ನ ಗಂಡ ರಾಕ್ಷಸೇಶ್ವರ ನನ್ನ ಮಗ ಮೂರು ಲೋಕವನ್ನು ಇಂದ್ರನನ್ನು ಗೆದ್ದವನು ಎಂಬುದಾಗಿ ಇತ್ಯಹಂ ಗರ್ವಿತ ಪುರುಷಂ ನನಗೆ ಗರ್ವ ಇತ್ತು ಆ ಗರ್ವವನ್ನು ಎಡಿಸಿದ ನಾನೇನ್ ಮಾಡಲಿ ಹಾ ಸ್ವಪ್ನ ಸತ್ಯಮೇ ವೇದಂ ನಲವತ್ತೆಂಟು ರಾಮೇಣ ಕಥಂ ಹತಃ ಇದೇನು ಸ್ವಪ್ನವೇ ನಿಜವೇ ಲಂಕೆಯಲ್ಲಿ ರಾಮನ ಸಾಯೋದಂದರೇನು ರಾಮನಿಂದ ಸತ್ತು ಹೋದನೆ ನೀನು ಮೃತ್ಯುವಿಗೂ ಮೃತ್ಯುವಾಗಿದ್ದೆ ಮೃತ್ಯೋರಪಿ ಮೃತ್ಯು ಸ್ಯಾಹ ಕಥ ಮೃತ್ಯುವಶಂಗತಃ ರಾವಣ ಮೃತ್ಯುವಶನಾದ ಅಂತ ಹೇಗೆ ಬರೆಯೋದು ಪೇಪರ್ನಲ್ಲಿ ಈಗ ಮೃತ್ಯು ಧೈರ್ಯ ಅಯ್ಯೋಯ್ಯೋ ನನ್ನ ಹೆಸರು ಹಾಕಬೇಡ ಶತ್ರು ಎದ್ದು ಬಂದ್ಬಿಡ್ತಾನೆ ಅಂತ ಮೃತ್ಯುವೂ ಹೆದರಬಹುದು ಆದರೆ ಮೃತ್ಯುವಿಗೆ ಇವನು ಹೇಗೆ ವಶವಾದ ಇವನು ಸಾಯೋದೇ ಅಲ್ಲ ಅಂತ ತಿಳ್ಕೊಂಡಿದ್ನಲ್ಲ ಎಂಬುದಾಗಿ ಹೇಳಿ ಆ ಗಂಡನ ಅವಗುಣಗಳನ್ನು ಹೇಳ್ತಾಳೆ ಆ ಜಾಗದಲ್ಲಿ ಐವತ್ಮೂರನೇ ಶ್ಲೋಕ ತುಂಬಾ ಮುಖ್ಯವಾದದ್ದು ನೈಕ ಯಜ್ಞ ವಿಲೋಪ್ತಾರಂ ತ್ರಾತಾರಂ ಸ್ವಜನಸ್ಯ ಚ ಧರ್ಮ ವ್ಯವಸ್ಥಾ ಭೇತ್ತಾರಂ ಮಾಯಾ ಸೃಷ್ಟಾರಮಾಹವೇ ಎಷ್ಟೋ ದಿವಸ ಆದ್ಮೇಲಲ್ಲ ಗಂಡನ ಹಣ ಬಿದ್ದಿದೆ ಇನ್ನು ಉತ್ತರ ಸಂಸ್ಕಾರವಾಗಿಲ್ಲ ಅವಳು ಹೇಳ್ತಾಳೆ ಎಷ್ಟೊಂದು ಯಜ್ಞಗಳನ್ನು ಕೆಡಿಸಿದೆ ನೀನು ಇದು ಬೈಗಳದ ಮಾತು ನೀವು ತಿಳ್ಕೊಂಡಿದ್ದೀರಿ ಗಂಡನ ಯಾರು ಬೈತಾರಿಯೇ ಮಹಾಪಾಪಿ ಒಬ್ಬ ಸಾಯ್ತಾನೆ ಆಚಾರ್ಯ ಎರಡು ಮಾತು ಹೇಳಿ ಬನ್ನಿ ಕಾಂಡೋಲೆನ್ಸ್ ಮೀಟಿಂಗ್ ಅಂತ ಕರೀತಾರೆ ಹೋಗ್ಬೇಕೆ ಬೇಡವೆ ರಾಜೀವ್ ಗಾಂಧಿ ಹೋದಾಗ ಧಾರವಾಡದ ಲಯನ್ಸ್ ಕ್ಲಬ್ನವರು ಬಂದರು ನಮ್ಮ ಮನೆಗೆ ಎಲ್ಲ ಮೇಸ್ಟ್ರುಗಳು ಇಂಜಿನಿಯರ್ಸು ಮತ್ತು ಚೇಂಬರ್ ಆಫ್ ಕಾಮರ್ಸ್ ಹುಬ್ಬಳ್ಳಿಯಲ್ಲಿದ್ದವರು ಏನು ಬೇಕು ನಿಮಗೆ ಪೂಜೆ ಮಾಡ್ತಾ ಕೂತಿದ್ದೆ ಎಲ್ಲ ಅವರು ಹೋಗ್ಬಿಟ್ಟು ನಾವು ಕಾಂಡೋಲೆನ್ಸ್ ಮೀಟಿಂಗ್ ಇಟ್ಟಿದ್ದೇವೆ ಮಾಡಿ ಬಹಳ ಶ್ಲಾಘ್ಯವಾದದ್ದು ನಾನೇನ್ ಮಾಡಬೇಕು ನೀವು ಬಂದು ಎರಡು ಮಾತನ್ನಾಡಬೇಕು ಮನೆ ಒಳಗೆ ಹೋಗಿ ಒಂದು ನೋಟ್ ಪುಸ್ತಕ ತಂದೆ ಅವರ ಚರಿತ್ರೆ ಎಲ್ಲ ಇಲ್ಲಿ ಬರೆದಿಟ್ಟಿದ್ದೇನೆ ಇದಿಷ್ಟು ಹೇಳ್ತೇನೆ ನಿಮಗೂ ಸಮ್ಮತವೇ ಸಷ್ಟಾಂಗ ಹಾಕಿ ಮಹಾರಾಯರೇ ನೀವು ಬರೋದು ಬೇಡ ನಮ್ಮ ಫಂಕ್ಷನ್ ಕೆಟ್ಟರೂ ಪರವಾಗಿಲ್ಲ K board high school headmaster ಅವರೇ ನಿಮಗೆಲ್ಲ ಮೇಸ್ಟ್ರಾಗಿದ್ದವರು ಅಲ್ಲಿಂದ ಆಚೆಗೆ ನನ್ನ ಕಂಡ್ರ ರಸ್ತೆಯಲ್ಲಿ ಆ ಕಡೆ ಚರಂಡಿಯಲ್ಲಿ ಹೋಗ್ತಿದ್ರು ಅವರು ಅತ್ಯಂತ ಆಮೇಲೆ ಕೊನೆಯಲ್ಲಿ ಗೌರವ ಬಂತು ಇಷ್ಟು ಆಗಿ ಮಾತಾಡ್ತಾರೆ ಅಂತ ಆ ಕರೆದಿದ್ದು ಹಾಗೆ ಹೇಳ್ತಿದ್ದೆ ನಾನು ಅದು ಮಂಡೋದ್ರಿ ಮಾದರಿ ಇದೆಯಲ್ಲ ನಮಗೆ ಗಂಡನ ಬಗೆಗೆ ಮಾತಾಡಿದ್ದಾಳೆ ಎಷ್ಟೊಂದು ಯಜ್ಞಗಳನ್ನು ಹಾಳು ಮಾಡಿದೆ ನೀನು ತ್ರಾತಾರಂ ಸ್ವಜ ನಿನ್ನ ಮನೆಯವ್ರನ್ನ ನಿಮ್ಮೂರ್ನವ್ರನ್ನ ಕಾಪಾಡಬೇಕು ಅಂತ ಬೇರೆಯವ್ರನ್ನೆಲ್ಲ ವಿಧವೆ ಮಾಡಿ ಬೇರೆ ಲೋಕಗಳನ್ನೆಲ್ಲ ಲೂಟಿ ಮಾಡಿ ಧರ್ಮ ವ್ಯವಸ್ಥಾ ಧರ್ಮದ ವ್ಯವಸ್ಥೆಯನ್ನೇ ಕುಲಗೇಡಿಸಿದೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮಲ್ಲಾಗಿರೋದಿದ್ದೇನೆ ಧರ್ಮ ವ್ಯವಸ್ಥೆಯಲ್ಲಿ ಯಾರಿಗೂ ನಂಬಿಕೆ ಇಲ್ಲ ಐವತ್ತು ಜನ ಹೋಗೋ ಬಸ್ಸು ಬೋರ್ಡ್ ಹಾಕಿರ್ತಾರೆ ಅವನು ಬಂದ ಹೆಂಗಾರ ಮಾಡ್ರಿ ಧಾರವಾಡದ ಭಾಷೆ ಹೆಂಗಾರ ಮಾಡ್ರಿ ಎಲ್ಲಿ ಜಾಗ ಇಲ್ಲಯ್ಯ ಹೆಂಗಾರ ಮಾಡ್ರಿ ಹೆಂಗಾರ ಮಾಡಿದ್ರೆ ಐವತ್ತೊಂದು ಜನ ಸಾಯ್ತೀರಿ ಸತ್ರು ಪರವಾಗಿಲ್ಲ ಹೇಗಾರ ಅಡ್ಜಸ್ಟ್ ಮಾಡಿಕೊಡಿ ಸೀಟ್ ಹೆಚ್ಚು ಮಾಡಿ ಮೆಡಿಕಲ್ ಸೀಟ್ ಎಂಜಿನಿಯರಿಂಗ್ ಸೀಟ್ ನೀವು ಮಾಡಿಕೊಂಡ ನಿಯಮದಲ್ಲಿ ನಿಮಗೇ ನಂಬಿಕೆ ಇಲ್ಲ ನಿಯಮಗಳಲ್ಲಿ ನಂಬಿಕೆ ಇಲ್ಲ ಮನುಷ್ಯಕೃತ ನಿಯಮದಲ್ಲೇ ನಂಬಿಕೆ ಇಲ್ಲ ದೈವಕೃತ ನಿಯಮದಲ್ಲಿ ನಂಬಿಕೆ ಇದೆಯಾ ನಿಮಗೆ ಯಾವಾಗ ನಿಯಮವನ್ನು ಮುರಿತೀರಿ ನಿಯಮ ನಿಮ್ಮನ್ನು ಓದಿಯುತ್ತೆ ಬ್ಯಾಕ್ ಫೈರ್ ಮಾಡುತ್ತೆ ಅದು ಧರ್ಮ ವ್ಯವಸ್ಥಾ ಭೇತ್ತಾರಂ ಮಾಯಾ ಸೃಷ್ಟಾರ ಮಾಹವೇ ಹೋಗಲಿ ಯುದ್ಧವನ್ನಾದರೂ ನೇರವಾಗಿ ಸ್ಟ್ರೈಟ್ ಫಾರ್ವರ್ಡ್ ಮಾಡ್ತೀಯ ಮಾಯಾ ಸೃಷ್ಟಾರಂ ಮಾಯಾ ಸೀತೆ ಮಾಡುವುದು ಮಾಯಾ ರಾಮಧನಸ್ಸನ್ನು ಮಾಡುವುದು ಮಾಯಾ ರಾಮಶರಸ್ಸನ ಮಾಡುವುದು ಮೋಹ ಮಾಡುವುದು ಪ್ರಾಕ್ಸಿವಾರ್ ಮಾಡುವುದು ದೇವ ಆಸುರ ನೃಕನ್ಯಾನಾಂ ಆಹರ್ತಾರಂ ತತಸ್ತತಃ ಎಷ್ಟು ದಾತಿ ಸ್ತ್ರೀಯರನ್ನು ಕದ್ದುಕೊಂಡು ಬಂದೆ ಅರವತ್ತೈದನೇ ಶ್ಲೋಕ ಯಾಸ್ತ್ವಯಾ ವಿಧವಾ ರಾಜನ್ ಕೃತ ನೈಕಾ ಕುಲಸ್ತ್ರೀಯ ಕುಲಸ್ತ್ರೀಯರನ್ನ ಎಷ್ಟೊಂದು ಜನರನ್ನ ಕರ್ಕೊಂಡು ಬಂದೆ ಕೆಡಿಸಿದೆ ಅವರನ್ನ ರಾವಣನ ಚಿತ್ರಹಿಂಸೆಗೆ ಒಳಗಾಗದೆ ಇನ್ನೂ ಸಹಸ್ರಾರು ಸ್ತ್ರೀಯರು ಸೆರೆಯಲ್ಲಿದ್ದರಂತೆ ಸೀತೆಯಂತೆ ಅದನ್ನು ಬರೀತಾರೆ ಕಂಬರಾಮಾಯಣದಲ್ಲಿ ಪಜೆ ಪಜವ್ರತ ಧರ್ಮಪರಾಹ ಗುರು ಶುಶ್ರೂಷಣೆ ರತಾಹ ಅವರೆಲ್ಲರ ಕಣ್ಣೀರು ಸೇರಿಕೊಂಡು ನಿನ್ನನ್ನು ಕೊಂದುಬಿಡ್ತು ರಾವಣ ನಾರಿ ಚೌರ್ಯವಿದಂ ಕ್ಷುದ್ರಂ ಕೃತಂ ಸೌಂಡೇರ್ಯಮಾನಿನ ನೀನು ವೀರ ಅಂತ ತಿಳ್ಕೊಂಡು ಜಂಬ ಪಟ್ಟುಕೊಂಡು ಒಂದು ಹೆಣ್ಣನ್ನು ಕದ್ಕೊಂಡ್ಬಂದೆ ಅದರಿಂದಲೇ ಹೀಗಾಯಿತು ನಾನು ನನ್ನ ಸ್ಥಿತಿಗಾಗಿ ಮರಬೇಕಾಗಿದೆ ಅನ್ಯಾಯವಾಗಿ ಹೋಗಿಬಿಟ್ಟಲ್ಲ ಎಂಬುದಾಗಿ ಹೇಳ್ತಾಳೆ ಗಂಡನ ತಪ್ಪುಗಳನ್ನು ಹೇಳ್ತಾಳೆ ರಾಮನನ್ನ ಇಲ್ಲಿ ತರ್ಕ ನೋಡಿದ್ದೀರಿ ಒಂದು ಮಾತು ಬಯಲಿಲ್ಲ ಅವಳು ತನ್ನ ಪತಿಯನ್ನ ಕೊಂದವನ ಬಗೆಗೆ ಒಂದು ಮಾತನ್ನ ಬೈಯಲಿಲ್ಲ ರಾಮ ನೋಡ್ತಿದ್ದಾನೆ ದುರ್ಬೀನ್ ಹಾಕಿ ಲಕ್ಷ್ಮಣನ್ ನೋಡ್ತಾ ಏನಾದ್ರು ಒಂದು ಮಾತು ಬೈಬೋದಲ್ಲ ಇವಳು ನನ್ನನ್ನ ನಮ್ಮೂರಿಗೆ ಯಾಕ್ರಿ ಬಂದ್ರಿ ಸೀತೆ ಕದ್ಕೊಂಡ್ ಬಂದಿರ್ಬೋದು ನಿಮ್ಗೇನ್ರಿ ಕೇಳು ಇನ್ನೊಂದು ಹೆಂಡತಿ ಆಗ್ತಾ ಇರಲಿಲ್ಲ ಹೀಗೆಲ್ಲ ಹೇಳ್ಬೋದಾಗಿತ್ತು ಅಳು ಎಂಬುದು ಬಂದರೆ ಯಾರ ಬಾಯಲ್ಲಿ ಏನು ಅವಿವೇಕದ ಮಾತು ಬರುತ್ತೆ ಹೇಳೋಕೆ ಬರೋದಿಲ್ಲ ನಮ್ಮೂರಲ್ಲಿ ಒಬ್ಬರಿದ್ರು ಈ ನಮ್ಮೂರಿನ ಕಥೆನೇ ಪದೇ ಪದೇ ಹೇಳ್ತೀರಿ ಅಂತೇಳಿ ನಮ್ಮ ತಾಯಿ ಬಾರಿಗೆ ಅವರು ನಾ ಹೇಳೋದು ಐವತ್ತು ವರ್ಷದ ಹಿಂದಿನ ಮಾತು ಅವರು ಯಜಮಾನರು ಹೋಗ್ಬಿಟ್ರು ದೊಡ್ಡ ಜಮೀನ್ದಾರರು ಅವರು ಒಳಗಿಂದ ಬರಲೇ ಇಲ್ಲ ಕೊನೆಯೆಲ್ಲ ಬಲಾತ್ಕಾರ ಮಾಡಿ ಹಾಗೆಲ್ಲ ಮಾಡಬಾರ್ದು ಮಾ ಬಾಯಿಗಕ್ಕಿ ಹಾಕಬೇಕು ಬನ್ನಿ ಅಂತ ಬಲಾತ್ಕಾರವಾಗಿ ಕರ್ಕೊಂಡು ಬಂದ್ರೆ ಎಲ್ಲರೂ ನೋಡ್ತಾ ಇದ್ದಾರೆ ಎದುರುಗಡೆ ಮನೆಯವರು ಇಡೀ ಬೀದಿಯವರ ಗ್ರಹಣದವರೆಲ್ಲ ಬಂದಿದ್ದಾರೆ ಪಾಪ ಇವ್ರಿಗೆ ಈ ಸ್ಥಿತಿ ಆಯ್ತಲ್ಲ ಚಿಕ್ಕ ವಯಸ್ಸಲ್ಲಿ ಹೇಳ್ತಾ ಇದ್ದಾರೆ ಅವಳು ಹೇಳ್ತಾಳೆ ಎದೆ ಬಡ್ಕೊಂಡು ಇಷ್ಟು ಜನ ಸ್ತ್ರೀಯರು ನಾನೊಬ್ಬಳೇ ಆಗಬೇಕೆ ನಿಮ್ಗೆ ಅರ್ಥ ಆಯ್ತಾ ನೋಡಿ ಇದು ಸಂಸ್ಕಾರ ಇದೆಯಾ ಸಂಸ್ಕಾರ ಇಲ್ಲವೇ ಅವರೆಲ್ಲ ಕಂಡ ಚೆನ್ನಾಗಿದ್ದಾರೆ ನಾನೊಬ್ಬಳೇ ಹೀಗಿರಬೇಕೆ ಅಂತ ಹೇಳ್ತಾಳೆ ಅಂದ್ರೆ ಯಾವ ಸುಮಂಗಲಿ ಆಮೇಲೆ ಹೋಗಿ ಅವಳನ್ನು ಮಾತನಾಡಿಸ್ತಾಳೆ ಅವ್ರ ಮನೆಯಲ್ಲಿ ಕುಂಕುಮ ಹಚ್ಕೊಂಡ್ ಬರ್ತಾಳೆ ಹಬ್ಬ ಹರಿಜ ಅಂದ್ರೆ ಅಳೋದಕ್ಕೆ ಬರೋದಿಲ್ಲ ನಮ್ಮ ಜನಕ್ಕೆ ನಗೋದು ಹಾಳಾಗಿ ಹೋಗ್ಲಿ ಅಳುವುದಾರು ಬರಬೇಡವೆ ಯಾವ ಸಂದರ್ಭಕ್ಕೆ ಏನು ಮಾತಾಡಬೇಕು ಅದು ಉದ್ದಿಷ್ಟವೋ ಅನುದ್ದಿಷ್ಟವೋ ಬಾಯಿಲ್ಲ ಆ ಮಾತು ಬಂತು ಒಳಗೆ ಸಂಸ್ಕಾರ ರಾಟನ್ ಅಂಡ್ ಹಾರ್ಟ್ ಅದರ ಅರ್ಥ ಅದು ಮಂಡೋದ್ರಿಯನ್ನು ಮೆಚ್ಚಿಕೊಂಡ ಭಗವಂತ ಆಹಾ ಈ ಊರ್ಲಿಂಥ ಸ್ತ್ರೀಯರು ಇದ್ದಾರಲ್ಲ ಎಂಬುದಾಗಿ ವಿಭೀಷಣನ್ ಕರೆದ ಶಾಸ್ತ್ರದೃಷ್ಟೇನ ವಿಜನ ಮಹರ್ಷಿ ವಿಹಿತೇನ ಚ ಇವನಿಗೆ ಪಿತೃಮೇಧ ಕ್ರಮದಲ್ಲಿ ಸಂಸ್ಕಾರವನ್ನು ಮಾಡು ಮಂತ್ರಗಳಲ್ಲಿ ಏನೂ ಕಮ್ಮಿ ಮಾಡತಕ್ಕದ್ದಲ್ಲ ಧರ್ಮ ಬಿಟ್ಟವನು ಪತಿವ್ರತಾಸ್ತ್ರೀಯರನ್ನು ಕೆಡಿಸಿದವನು ಯಜ್ಞ ಹಾಳು ಮಾಡಿದವನು ಬ್ರಾಹ್ಮಣ ವಿರೋಧಿ ದೈವ ವಿರೋಧಿ ಇವನಿಗೆ ಯಾತಕ್ಕೆ ಶ್ರಾದ್ದ ಅಂತ ವಾದ ಮಾಡಿದ ವಿಭೀಷಣ ಏನೋ ಕಾಟಾಚಾರಕ್ಕೊಂದು ಹಣ ಸುಟ್ಟರಾಯಿತು ಕುರಿ ಸುಟ್ಟಾಗೆ ಅಂತ ಆಗಲ್ಲ ಇಲ್ಲ ಮಹರ್ಷಿ ವಿಹಿತೇನ ಚ ಮಹರ್ಷಿಗಳು ಹೇಳಿದ ಕ್ರಮದಲ್ಲಿ ಸ್ವಯಂ ರಾಮನೇ ನಿಂತುಕೊಂಡು ಎಲ್ಲಾದರೂ ಮಂತ್ರಗಿಂತ ತಂತ್ರ ಲೋಪ ಮಾಡ್ಯಾನು ಅಂತ ತಾನೇ ಶ್ರಾದ್ದಗಳನ್ನಷ್ಟು ಮಾಡಿಸೋ ರೀತಿಯಲ್ಲಿ he was eyewitness for the whole thing ಬರೆದಿದ್ದ ರಾಮಾಯಣದಲ್ಲಿ ಅದಾದ ನಂತರ ಲಕ್ಷ್ಮಣನನ್ನು ಕರೆದು ಹೇಳಿದ ಆ ಸೂತಕ ಪಾತ್ರ ಎಲ್ಲ ಕಳೆಯೋ ತನಕ ಆಯಿತು ವಿಭೀಷಣ ರಾಜ್ಯ ಅನಾಯಕವಾಗಬಾರದು ಹೋಗಿ ಪಟ್ಟಾಭಿಷೇಕ ಮಾಡ್ಕೊ ವಿಭೀಷಣ ಹೇಳ್ದ ನಾ ರಾಜ್ಯಕ್ಕೋಸ್ಕರ ಬರಲಿಲ್ಲ ಪ್ರಭು ರಾಜ್ಯಂ ಪ್ರಾರ್ಥಯಮಾನಸ್ಯ ಬುದ್ಧಿಪೂರ್ವಮಿಹಾಗತ ಹನುಮಂತ ಹಾಗೆ ರಾಜ್ಯ ರಾಜ್ಯಕಾಂಕ್ಷೀಚ ರಾಕ್ಷಸ ನೀವು ಹೇಳಿಬಿಟ್ರಿ ಶರಣಾಗತಿ ನಾ ಮಾಡೋ ಪ್ರಸಂಗದಲ್ಲಿ ಆದ ನಾನು ಬಂದದ್ದು ಪರಿತ್ಯಕ್ತ ಮಯಾಲಂಕ ಮಿತ್ರಾಣಿ ಚ ಆಣಿತ ಎಲ್ಲ ಬಿಟ್ಟು ಬಂದಿದ್ದೇನೆ ಅಂತ ಹೇಳಿದೆ ರಾಜ್ಯ ಒಪ್ಕೊಂಡ್ರೆ ಜನ ಅಂತಾರೆ ಅಣ್ಣನ ಕೊಲಿಸಿ ರಾಜ್ಯ ಕೊಡು ಅಂತ ಕೇಳಿದವನು ನನಗದು ಬೇಡ ಹಾಗಲ್ಲಪ್ಪ ಬೇಡ ಅಂತನ್ನೋರಿಗೆ ರಾಜ್ಯ ಕೊಡಬೇಕು ನನ್ನ ಕೈಂಕರ್ಯ ಬೇಕೋ ಬೇಡವೋ ನನಗೆ ಅವಶ್ಯ ಬೇಕು ನನ್ನ ಕೈಂಕರ್ಯ ಅಂತ ಮಾಡು ರಾಜ್ಯ ಪರಿಪಾಲನೆ ಅಂತೇಳಿ ವಿಭೀಷಣ ವಶಂ ವದೀಕೃತ ಲಂಕೈಶ್ವರ್ಯ ಅವನು ಬೇಡ ಅಂದ್ರೂ ಕೈಂಕರ್ಯವನ್ನು ಕೊಟ್ಟ ಧ್ರುವನಿಗೆ ಮೋಕ್ಷವನ್ನು ಕೊಡಲಿಲ್ಲ ಭಾಗವತದಲ್ಲಿ ರಾಜ್ಯವನ್ನಾಳು ಸಪ್ತರ್ಷಿಗಳಿರೋ ತರಕನೇ ರಾಜ್ಯವನ್ನಾಳು ಪ್ರಹ್ಲಾದನಿಗೂ ನೀನು ಕಲ್ಪಾಂತದವರೆಗೆ ಭೂಮಿಯಲ್ಲಿರ್ತಾ ಧರ್ಮ ಹೇಳ್ತಾ ಇರು ಆದರೆ ಗೋಪಿಕಾಸ್ತ್ರೀಯರು ಕೆಲವರಿಗೆ ಅಲ್ಲಿಂದ ಅಲ್ಲೇ ಮೋಕ್ಷವನ್ನು ಕೊಟ್ಟ ಯಾರಿಗೆ ಕೊಡಬೇಕು ಯಾರ ಕೈಲಿ ಸೇವೆ ಮಾಡಿಸ್ಕೊಳ್ಬೇಕು ಸತ್ಪುರುಷರೆಲ್ಲ ಮೋಕ್ಷ ಹೊಂದಿಬಿಟ್ಟ ಲೋಕದ ಗತಿ ಅಲ್ಲಲ್ಲಿ ಬೇಕಲ್ಲ ಜನ ಎಂಬುದಾಗಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಎಲ್ಲರೂ ಅತ್ಯಂತ ಭಕ್ತಿಯಿಂದ ಕಪಿವೀರರು ಮೊದಲುಗೊಂಡು ಲಂಕೆಗೆ ಪ್ರವೇಶ ಮಾಡಿ ಆ ವಿಭೀಷಣನನ್ನ ತುಂಬ ಗೌರವದ ರೀತಿಯಲ್ಲಿ ವಿಜಯ ಮಂತ್ರದೃಷ್ಟೇಣ ಸಮಾವೃತಂ ಅಭ್ಯಸಿಂಚತಿ ಸಧರ್ಮಾತ್ಮ ಶುದ್ಧಾತ್ಮಾನಂ ವಿಭೀಷಣಂ ಲಕ್ಷ್ಮಣನ ಕೈಯಲ್ಲಿ ಪಟ್ಟಾಭಿಷೇಕ ಸತ್ತವರಿಗೆಲ್ಲ ಲಕ್ಷ್ಮಣನ ಕೈಯಲ್ಲೇ ಸಂಸ್ಕಾರ ಪಟ್ಟಾಭಿಷೇಕ ಆದದ್ದೆಲ್ಲ ಲಕ್ಷ್ಮಣನ ಕೈಯಲ್ಲಿ ಸುಗ್ರೀವನಿಗೂ ಹಾಗೆ ಇವನ ಕೈಯಲ್ಲಿಯೂ ಹಾಗೆಯೇ ಯಾಕೆಂದ್ರೆ ಅವನು ಮುಟ್ಟಿದ್ದೆಲ್ಲ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ ಅದಾದ ಮೇಲೆ ಇನ್ನೊಂದು ಘಟ್ಟಕ್ಕೆ ಬರ್ತಾ ಇದ್ದೇವೆ ಬೇಕಾದಷ್ಟು ಒಡವೆ ವಸ್ತ್ರ ಐಶ್ವರ್ಯಗಳನ್ನೆಲ್ಲ ತಟ್ಟೆ ತಟ್ಟೆಗಳಲ್ಲಿ ಬಾಗಿನಗಳನ್ನಾಗಿಟ್ಟು ಉಪಾಯನಗಳನ್ನಾಗಿ ತಂದು ಪ್ರಭು ಇದನ್ನು ಒಪ್ಪಿಸ್ಕೋಬೇಕು ಕಾಣಿಕೆ ಕೊಡಬೇಕಲ್ಲ ರಾಮಚಂದ್ರ ಪ್ರಭು ತನ್ನನ್ನು ದೊರೆಯಂತೆ ಮಾಡಿದ ಲಂಕೆಯನ್ನು ಉಳಿಸಿದ ಉಳಿದವರನ್ನೆಲ್ಲ ಕೊಲ್ಲಿಲ್ಲ ರಾವಣನ ಮೇಲೆ ಕೋಪದಿಂದ ಇಡೀ ಊರನ್ನು ಸುಡಬಹುದಾಗಿತ್ತು ಸುಡಲಿಲ್ಲ ಕಾಣಿಕೆ ತಗೋಬೇಕು ಅಂತ ತಂದು ಕೊಟ್ರೆ ಇದೆಲ್ಲ ಬೇಕಾಗಿಲ್ಲ ನಾನು ವನವಾಸದಲ್ಲಿದ್ದೇನೆ ವನವಾಸದಲ್ಲಿ ಪ್ರತಿಗ್ರಹವೆಂಬ ವ್ರತವಿಲ್ಲ ಎಲ್ಲ ತಗೊಂಡು ಹೋಗ್ಬಿಡು ನಿನಗೆ ಇರಲಿ ಅಂತ ಹೇಳಿಬಿಟ್ಟು ಪೆಚ್ಚು ಮೂರೆ ಹಾಕೊಂಡು ನಿಂತ್ಕೊಳ್ತಾನೆ ವಿಭೀಷಣ ಅವನಿಗೆ ಮೊದಲು ಪಟ್ಟಾಭಿಷೇಕ ಗಮನಿಸಬೇಕಾದ್ದು ಸೀತಾದೇವಿ ಇನ್ನೂ ಅಶೋಕವನದಲ್ಲಿ ಕೂತಿದ್ದಾಳೆ ಅವಳಿಗೆ ರಾವಣ ಸತ್ಸಮಾಚಾರ ಗೊತ್ತಾಗಿಲ್ಲ ರಾಮನಿಗೆ ಅವಳನ್ನು ಮೊದಲು ಕಾಣಬೇಕು ಅಂತ ತವಕ ಇಲ್ಲ ವಿಭೀಷಣನಿಗೆ ಮೊದಲು ಪಟ್ಟಾಭಿಷೇಕ ಆಗಬೇಕು ಅಂತ ತವಕ look at the order of priority ಪಟ್ಟಾಭಿಷೇಕ ಆಗಿ ವಿಭೀಷಣ ದೊರೆ ಅಂತ ಅನಿಸ್ಕೊಂಡ ಮೇಲೆ ಅವನು ಹತ್ರ ಬಂದ ಮೇಲೆ ಪ್ರಭು ಹೇಳ್ತಾನೆ ಏ ಆಂಜನೇಯ ಈಗ ನೀನು ಲಂಕೆಯೊಳಕ್ಕೆ ಹೋಗು ಹೇಗೆ ಅವತ್ತು ಹೋಗಿದ್ದೆಲ್ಲ ಹಾಗಲ್ಲ ಅವತ್ತೆ ಲಂಕೆ ದಾಟ್ಕೊಂಡು ಹೋಗಿದ್ದು ಗೂಡುಜಾರ ರೀತಿಯಲ್ಲಿ ಎಡಗೈ ಎಡಗ ಎಡಗಾಲನ್ನು ಮೊದಲಿಟ್ಟು ಪ್ರಾಕಾರದಲ್ಲಿ ಹೋದೆಲ್ಲ ಹಾಗಲ್ಲ ಆವಾಗ ಶತ್ರು ರಾಜ್ಯ ಈಗ ಇದು ಮಿತ್ರ ರಾಜ್ಯ ಆದ್ದರಿಂದ ವಿಭೀಷಣನನ್ನು ಅಪ್ಪಣೆ ಪಡ್ಕೊಂಡು ವಿಭೀಷಣನ ಅಪ್ಪಣೆಯಂತೆ ಅವನ ಜೊತೆಯಲ್ಲಿ ಸಾಧ್ಯ ಆದರೆ ಅಶೋಕವನಕ್ಕೆ ಹೋಗಿ ಹೋಗಿ ಅಲ್ಲಿ ಸೀತಾದೇವಿ ಹೇಗಿದ್ದಾಳೆ ಅಂತ ಅವಳ ಸ್ಥಿತಿಗತಿಯನ್ನು ತಿಳ್ಕೊಂಡು ಬಾ ಸೀತಾದೇವಿ ಪರೀಕ್ಷೆ ಶುರುವಾಯಿತು ಅನುಮಾನ್ಯ ಮಹಾರಾಜಂ ಇಮಂ ಸೌಮ್ಯ ವಿಭೀಷಣಂ ಗಚ್ಚ ಪುರೀಂ ಲಂಕಾಂ ಅನುಜ್ಞಾಪ್ಯಯಥಾವಿಧಿ ಯಥಾವಿಧಿ ಅವನ ಅನುಜ್ಞೆ ಪಡ್ಕೊಂಡು ಹೋಗಬೇಕು ಪ್ರವಿಶ್ಯ ಗೃಹಂ ವಿಜಯೇನ ಅಭಿನಂದ್ಯತ ನೀ ಮಾಡಬೇಕಾದ ಕೆಲಸ ಏನು ಮ್ಯಾಂಡೇಟ್ ಗಮನವಾಗಿ ಕೇಳ್ಕೋ ಅಮ್ಮ ಸೀತಾದೇವಿ ನಿಮ್ಮ ಯಜಮಾನರು ಯುದ್ಧದಲ್ಲಿ ಗೆದ್ದಿದ್ದಾರೆ ಮೊದಲನೇ ಸಮಾಚಾರ ಹೇಳು ರಾವಣ ಸತ್ತಾಯಿತು ಎರಡನೇದನ್ನು ಹೇಳು ವೈದೇಹ್ಯ ಇಮಾಂ ಕುಶಲಿನಂ ಸಸುಗ್ರೀವಂ ಸಲಕ್ಷ್ಮಣಂ ನಮ್ಮ ಸ್ನೇಹಿತರು ಸುಗ್ರೀವ ಲಕ್ಷ್ಮಣಾದಿಗಳ ಜೊತೆಯಲ್ಲಿ ನಾನು ಕ್ಷೇಮವಾಗಿದ್ದೇನೆ ಅಂತ ಹೇಳು ಇಷ್ಟೆಲ್ಲ ಹೇಳಿದ ಮೇಲೆ ಅವಳೇನು ಹೇಳ್ತಾಳೆ ಅದನ್ನು ಬಂದು ನನಗೆ ಹೇಳು ಈ ವಾಲ್ಮೀಕಿ ರಾಮಾಯಣದ ಗಾಂಭೀರ್ಯ ನಿಮಗೆ ಬೇರೆ ರಾಮಾಯಣಗಳಲ್ಲಿ ಏಕೆ ಮತ್ತೆ ಧ್ವನಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ವಾಲ್ಮೀಕಿ ರಾಮಾಯಣದ ಗಾಂಭೀರ್ಯವನ್ನು ಬೇರೆ ರಾಮಾಯಣಗಳಲ್ಲಿ ಹೀಗೆ ತೋರಿಸೋದು ತುಂಬಾ ಕಷ್ಟ ಏನಾಗ್ತಾ ಇದೆ ಗೊತ್ತಾಗ್ತಿಲ್ವಲ್ಲ ಯಾಕೋಕ್ಕಿಂತ ಇದು ನಡ್ ನಡುವೆ ಕಟ್ ಆದಾಗ ಅನಿಸುತ್ತೆ ಹೊರಗಡೆ ಸರಿಯಾಗಿ ಕೇಳಿಸ್ತಾ ಇದೆಯಾ ನೋಡಿಬಿಡಿ ನಿಮಗೆಲ್ಲ ಕೇಳಿಸ್ತಾ ಇದೆಯಲ್ಲ ಡಿಸ್ಕಂಟಿನ್ಯೂಸ್ ಬಂದಾಗ ಅನ್ನಿಸ್ತು ಅಲ್ಲಿ ಕೇಳಿದೆ ಇದರಿಂದ ನಂತಪ್ಪ ಹಾ ಹಾ ಹಾ ಹೇಳ್ಬೋದು ಇದು ಹನುಮಂತನಿಗೂ ಸ್ವಲ್ಪ ಕಷ್ಟವಾಯಿತು ಅರ್ಥ ಆಗೋದಿಕ್ಕೆ ಏನು ಹೇಳಬೇಕಾಗಿತ್ತು ರಾಮಚಂದ್ರ ಸೀಟನ್ನು ಕರ್ಕೊಂಬಾರು ಅಂತ ಹೇಳ್ಬೋದಾಗಿತ್ತು ವಿಭೀಷಣ ಹೋಗಿ ಊರಲ್ಲಿ ಈ ಸಮಾಚಾರ ತಿಳಿಸಿ ಯಜಮಾನ ಅವನ್ ತಾನೆ ಹನುಮಂತಂದೇನು ಪಾರ್ವತ್ಯ ಸೀತಾ ಕರ್ಕೊಂಬ ನಾನು ಬೇಗನೆ ಹೋಗಬೇಕು ಅಯೋಧ್ಯೆಗೆ ಅಷ್ಟೇ ಉಳಿದಿರೋ ಕೆಲಸ ಇನ್ನೆರಡು ದಿವಸ ಉಪನ್ಯಾಸದ ಕೆಲಸ ಅದಕ್ಕೆ ಮುಗಿಬೇಕಾಗಿತ್ತಲ್ಲ ಅಂತ ಕೇಳುವುದಾದರೆ ಹಾಗಲ್ಲ ಇಲ್ಲಿ ಲೋಕ ನಂಬುವಂತೆ ಸೀತಾದೇವಿ ಪರಿಶುದ್ಧಳು ಅಂತ ಲೋಕಕ್ಕೆ ತೋರಿಸಬೇಕು ಎರಡನೇದು ಅವಳಿಗೂ ಪರೀಕ್ಷೆ ಒಂದು ವೇಳೆ ಹತ್ತು ತಿಂಗಳು ರಾವಣನ ಅರಮನೆಯಲ್ಲಿ ತೋಟದಲ್ಲಿದ್ದ ಸೀತಾದೇವಿಗೆ ಮರುಳಾಗಿ ಇಲ್ಲೇ ಇದ್ರೆ ಚೆನ್ನು ಅಂತ ಭಾವನೆ ಇದ್ದರೆ ಅವಳು ಅಲ್ಲಿಯೇ ಇರಬಹುದು ಬಲಾತ್ಕಾರ ಮಾಡಿ ರಾಮ ಕರ್ಕೊಂಡು ಹೋದ ಅಂತ ನನಗೆ ಲಂಕೆಯಿಂದ ಕೆಟ್ಟು ಬಿರೋದು ಬೇಡ ಹೀಗೆಲ್ಲ ಯೋಚನೆ ಮಾಡಿಕೊಂಡು ನೀ ಹೋಗಿ ಹೇಳು ಹನುಮಂತ ಹೋಗಿದ್ದಾನೆ ವೃಕ್ಷಮೂಲೆ ನಿರಾನಂದಾಂ ರಾಕ್ಷಸೇವಿ ಸಮಾವೃತಾಂ ಅತ್ಯಂತ ಘೋರ ದೃಶ್ಯ ಸೀತೆಯ ಸುತ್ತ ಕೂತಿದ್ದ ಒಂದು ಕಣ್ಣು ಒಂದು ಕಿವಿ ಒಂದೇ ಮೂಗು ಆ ಕುರೂಪಿಯ ರಾಕ್ಷಸ ಸ್ತ್ರೀಯರು ಇನ್ನೂ ಸೀತೆಯನ್ನ ತರ್ಜನ ಮಾಡ್ತಾ ಇದ್ದಾರೆ ಹಿಂಸೆ ಮಾಡ್ತಾ ಇದ್ದಾರೆ ಬೈತಾ ಇದ್ದಾರೆ ನಿನಗೇನು ರೋಗ ರಾವಣನಂತ ಗಂಡ ಸಿಗ್ತಾನೆ ರಾಮನಿಂದ ಇನ್ನೂ ಹೇಳ್ತಾ ಇದ್ದಾರೆ ರಾವಣ ಸತ್ತ ಮೇಲೆ ಹೇಳ್ತಾ ಇದ್ದಾರೆ ರಾವಣ ಸತ್ತಿದ್ದವ್ರಿಗೆ ಗೊತ್ತೇ ಇಲ್ಲ ಒಂದೇ ಊರಲ್ಲಿ ಸಮಾಚಾರ ಎನ್ ಡಿ ಟಿವಿ ಇರಲಿಲ್ಲ ಏನು ಮಾಡುವುದು ಅದಿದ್ದರೆ ಇಲ್ಲದೆ ಇದ್ದದ್ದನ್ನು ಮೊದಲೇ ಹೇಳ್ತಿತ್ತದು ಮಹಾಪಾಕ ಟಿವಿ ಸೆಟ್ ಅದು ಇವನು ಹೋದ ಹೇಳ್ದ ವೃಕ್ಷ ಮೂಲೆ ನಿರಾನಂದ ಮನಸ್ಸು ಕೊಂಚವೂ ಆನಂದವಿಲ್ಲ ಸುಮ್ಮನೆ ಗೊಂಬೆ ಕೂತ ಕೂತಿದ್ದಾಳೆ ಸೊರಗಿದ್ದಾಳೆ ನಿಭೃತಃ ಪ್ರಣತಃ ಪ್ರಖ್ವಃ ಸ್ವಾಭಿಗಮ್ಯ ಚ ತಲೆ ಬಗ್ಗಿದ ತಿರುಗಿ ನೋಡಲಿಲ್ಲ ನಮಸ್ಕಾರ ಮಾಡಿದ ತಿರುಗಿ ನೋಡಲಿಲ್ಲ ಹತ್ರ ಹೋಗಿ ಅಮ್ಮ ಅಂತ ಹೇಳಿದ ಕಣ್ಣೆತ್ತಿ ನೋಡಲಿಲ್ಲ ಸೀತಾದೇವಿ ಕಣ್ಣು ಮುಚ್ಚಿದ್ದಾಳೆ ಧ್ಯಾನ ಮಾಡ್ತಿದ್ದಾಳೆ ರಾಮನನ್ನು ಬಿಟ್ಟು ಏನೂ ಅವಳು ಗಮನದಲ್ಲಿಲ್ಲ ಆಮೇಲೆ ಕೆಮ್ಮಿದ ಅಂತ ಕಾಣುತ್ತೆ ಅಭಿವಾದನ ಮಾಡಿದ ಗಟ್ಟಿಯಾಗಿ ಗೋತ್ರ ಪರವರ ಎಲ್ಲ ಹೇಳಿ ಹನುಮಂತ ನಾನು ಬಂದಿದ್ದೇನೆ ಅಂದಮೇಲೆ ಕಣ್ಣು ಬಿಟ್ಟಳು ದೃಷ್ಟ್ವಾತಮಾಗತಂ ದೇವಿ ಹನುಮಂತಂ ಮಹಾಬಲಂ ಕಣ್ಣು ಬಿಟ್ಟು ನೋಡಿದಳು ನೀರು ಸುರಿತಾ ಇದೆ ತದಾ ದೃಷ್ಟ ಸ್ಮೃತ್ವ ಪ್ರಮುದಿತಾಭವತ್ ಸುಮ್ಮನೆ ಕೂತಿದ್ದಾಳೆ ಸ್ವಲ್ಪ ತುಟಿಯಂಚಿನಲ್ಲಿ ಕಿರುನಗೆ ನಕ್ಕಿದ್ದಾಳೆ ಯಾತಕ್ಕೆ ಇಷ್ಟು ದಿವಸ ಆಯ್ತು ನೀವು ಹೋದದ್ದು ಯಾವಾಗ ನೀವು ಬಂದದ್ದು ಯಾವಾಗ ಏನ್ ಸಮಾಚಾರ ತಂದಿದ್ದಾನೋ ಏನೋ ಇನ್ನೇನು ರಾಮ ಕೈ ಬಿಟ್ಟಿರಬೇಕು ಇವನೇನು ಬಂದು ಹೇಳೋದು ಅದನ್ನ ಗೊತ್ತೇ ಇದೆ ನಮ್ಮ ಅನುಭವದಲ್ಲಿ ಅಂತ ನಿರಾಶೆ ಮಧ್ಯದಲ್ಲಿ ವ್ಯಂಗ್ಯವಾಗಿ ನಗ್ತಾ ಇದ್ದಾಳೆ ಆಗ ಹೇಳಿದ ಹನುಮಂತ ವೈದೇಹಿ ಕುಶಲಿ ರಾಮ ಸಾಸುಗ್ರೀವ ಲಕ್ಷ್ಮಣ ವಿಭೀಷಣ ಸಹಾಯಶ್ಚ ಹರಿಣಾಂ ಸಹಿತೋ ಬಲೈ ಯುದ್ಧದಲ್ಲಿ ಗೆದ್ದಿದ್ದಾನಮ್ಮ ನಿಮ್ಮ ಯಜಮಾನ ವಿಭೀಷಣ ಸುಗ್ರೀವ ಎಲ್ಲ ಸಹಾಯ ಮಾಡಿದರು ಇದನ್ನು ನಿಮಗೆ ತಿಳಿಸು ಅಂತ ಹೇಳಿದ್ದಾರೆ ಕುಶಲಂಚಾಹ ಸಿದ್ಧಾರ್ಥ ಹತಶತ್ರು ಅರಿಂದಮ ನಿಹತೋ ರಾವಣೋ ದೇವಿ ಲಕ್ಷ್ಮಣಸ್ಯ ನಯೇನ ಚ ರಾವಣನನ್ನು ಕೊಂದದ್ದಕ್ಕೆ ಲಕ್ಷ್ಮಣ ಸಹಾಯ ಅಂತ ಹೇಳಿ ಹೇಗಿದ್ದಾರೆ ನೋಡಿ ಲಕ್ಷ್ಮಣಸ್ಯ ಚ ಗೈಡೆನ್ಸ್ ಲಕ್ಷ್ಮಣ ಕೊಡ್ತಕ್ಕಂಥ ಮಾರ್ಗದರ್ಶನ ಯಾಕೆ ಇಂದ್ರಜಿತ್ತನ್ನು ಮುಗಿಸ್ದ ಅತಿಕಾಯನನ್ನು ಮುಗಿಸ್ದ ರಾವಣ ಸತ್ಯದೇವರಿಬ್ರು ಉಳಿದಿದ್ರು ಯುದ್ಧ ಮುಗೀತಾ ಇರಲಿಲ್ಲ ಮಂತ್ರಿ ಕೆಲಸ ಮಾಡಿದ ನಿಮ್ಮನ್ನ ನೀವು ಸೌಖ್ಯವೇ ಅಂತ ಕೇಳ್ಕೊಂಬ ಅಂತ ಹೇಳಿದ್ದ ನಿಮ್ಮ ಯಜಮಾನ ಪೃಷ್ಟ್ವಾತ ಕುಶಲಂ ರಾಮೋ ವೀರಸ್ವಾಂ ರಘುನಂದನ ತಾಯಿ ಕಣ್ಣೊರೆಸ್ಕೊಂಡ ಪಾದ ಮುಟ್ಟಿದ ಇನ್ನೊಂದ್ಸಲ ಹನುಮಂತ ಅಮ್ಮ ನನ್ನ ಪುಣ್ಯ ನೀವಿನ್ನೂ ಬದುಕಿದ್ದೀರಿ ಮತ್ತೊಂದು ಸಲ ಆತ್ಮಹತ್ಯೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ನೀವು ದೃಷ್ಟ್ಯಾ ಜೀವಸಿ ಧರ್ಮಜ್ಞೆ ಧರ್ಮ ತಿಳಿದವರು ಆತ್ಮಹತ್ಯೆ ಮಾಡಿಕೊಳ್ಳೋದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆ ಎಲ್ಲ ಜಗತ್ತಲ್ಲಿ ಅವರು ರೈತರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಪರೀಕ್ಷೆಯಲ್ಲಿ ಫೇಲ್ ಆದವರಿರ್ಬೋದು ಯಾತಕ್ಕೆ ಮಾಡ್ತಾರೆ ಅಂದರೆ ಗಡಿಬಿಡಿಯಲ್ಲಿ ಇದು ಮುಂದಕ್ಕೆ ಏನಾಗುತ್ತೆ ಅಂತ ಪರಿಣಾಮ ತಿಳ್ಕೊಳ್ಳದೆ ತಾತ್ಕಾಲಿಕವಾಗಿ ದುಃಖವನ್ನು ಎದುರಿಸಲಾರದೆ ಯಾರು ಪ್ರಣ ಬಿಡ್ತಾರೆ ಅವರೆಲ್ಲ ಪಿಶಾಚಿಗಳಾಗ್ತಾರೆ ಅಂತರ್ ಪಿಶಾಚಿಗಳಾಗ್ತಾರೆ ಮುಂದಿನ ಜನ್ಮ ಬರೋದಿಲ್ಲ ಹಿಂದಿನ ಜನ್ಮ ಹೋಗಿರೋದಿಲ್ಲ ಶರೀರದಲ್ಲಿ ಸುತ್ತಾಡ್ತಾ ಇರ್ತಾರೆ ಅವರೇ ಪಾಲಿಟಿಷಿಯನ್ಸ್ ಆಗಿ ನಮ್ಮನ್ನು ಕಾಡ್ತಾ ಇರುವವರು ಆದ್ರಿಂದ ದಯವಿಟ್ಟು ಮೊದಲು ಅವರಿಗೆಲ್ಲ ಉತ್ತರ ಸಂಸ್ಕಾರಗಳನ್ನು ಈಗಲೇ ಮಾಡಿಬಿಡಬೇಕು ಹೇಳ್ತೀರಿ ಪಿಶಾಚಿ ಪಿಶಾಚಿ ಅಂತ ಎಲ್ಲಿದ್ದಾರೆ ಪಿಶಾಚಿಗಳು ಇವರೇ ಪಿಶಾಚಿಗಳು ಇದರ ನಮಗೆ ನಿಮಗೆ ದಿವಸ ಬೆಳಗ್ಗೆ ಎದ್ದರೆ ನೀವು ವರ್ತಮಾನ ಪತ್ರಿಕೆ ಓದಿದ್ರೆ ಬರೀ ಮನಸ್ಸಿಗೆ ದುಗುಡ ಉದ್ವೇಗ ಬರುವಂತಹ ಸಮಾಚಾರ ರಾಮನ ವಂಶದಲ್ಲೇ ಒಬ್ಬ ಹೀಗೆಯೇ ತ್ರಿಶಂಕು ಎಂಬವನು ಮೇಲೂ ಇಲ್ಲದೆ ಕೆಳಗೂ ಇಲ್ಲದೆ ವಿಶ್ವಾಮಿತ್ರ ಮಾತು ಕೇಳಿಕೊಂಡು ತ್ರಿಶಂಕು ಸ್ವರ್ಗ ಎಂಬುದಾಗಿ ಬೇರೆ ಸ್ವರ್ಗವನ್ನೇ ಸ್ಥಾಪನೆ ಮಾಡಿದ ಕಥೆ ಕೇಳಿದ್ದೇವೆ ಅವನ ಹೊಟ್ಟೆಯಲ್ಲಿ ಆ ಚಂಡಾಳನ ಹೊಟ್ಟೆಯಲ್ಲಿ ಹರಿಶ್ಚಂದ್ರನೆಂಬ ಮಗ ಹುಟ್ಟಿದ ರಘುವಂಶದ ಚರಿತ್ರೆಯಲ್ಲಿ ತ್ರಿಶಂಕುವುದು ಅತ್ಯಂತ ಪ್ರಶ್ನಾರ್ಥಕವಾದಂತಹ ಕಥೆ ಬಾಲಕಾಂಡ ರಾಮಾಯಣದಲ್ಲಿ ಬರುತ್ತೆ ಮಹಾಭಾರತದಲ್ಲಿ ತುಂಬಾ ವಿಸ್ತಾರವಾದ ಕಥೆ ನಮಗೆ ನಿತ್ಯ ಪಾಠ ಇರುವಂತಹ ಕಥೆ ಈ ಕ್ವಿಕ್ ರೆವಲ್ಯೂಷನ್ಸ್ ಮಾಡೋರ ಕಥೆಯೆಲ್ಲ ಹೀಗೆ ಆದ್ರೆ ಬದುಕಿದ್ದೀಯೇ ತಾಯಿ ರಾಮ ಹೇಳಿದ ಮಯಾ ಹಿ ಅಲಬ್ಧ ನಿದ್ರೇಣ ದೃಢೇನ ತವ ನಿರ್ಜಯೇ ರಾಮಚಂದ್ರ ಒಂದು ಕ್ಷಣ ನಿದ್ದೆ ಮಾಡಿಲ್ಲ ತಾಯಿ ಈ ರಾವಣನ್ ಗೆಲ್ಲುವುದಕ್ಕೋಸ್ಕರವಾಗಿ ಅಲಬ್ಧ ನಿದ್ರಹ ದೃಢೇನ ತವ ನಿರ್ಜಯೆ ನಿಮ್ಮನ್ನು ಹೇಗಾದ್ರೂ ಬಿಡಿಸ್ಕೊಂಡು ಹೋಗಬೇಕು ಅಂತ ರಾಮಚಂದ್ರ ಇಷ್ಟೆಲ್ಲ ಘೋರ ಯುದ್ಧವನ್ನು ಮಾಡಿದ ಪ್ರಭು ಹೇಳಿ ಕಳಿಸ್ತಾ ಇದೇ ಮಾತನ್ನು ಹೇಳಿ ನನ್ನ ಪತ್ನಿಗೆ ಪ್ರತಿಜ್ಞೈಷ ವಿನಿಸ್ತೀರ್ಣ ಬದ್ವಾಸೆ ಮಹೋದಧವು ಇದು ಆರ್ಡರ್ ಆಫ್ ಸೆಂಟೆನ್ಸಸ್ ಗಮನವಾಗಿ ನೋಡಿ ಮುಂದೆ ಬರುವ ಅಗ್ನಿ ಪ್ರವೇಶ ಪ್ರಸಂಗಕ್ಕೆ ಎಂಥ ಒಳ್ಳೆಯ ಪೀಠಿಕೆ ಇವತ್ತು ನಾವೆಲ್ಲ ಭಾರತದಲ್ಲಿ ಅತ್ಯಂತ ಕೀಳು ಮಟ್ಟದಲ್ಲಿ ಅಪಪ್ರಚಾರ ಮಾಡ್ತಾ ತಪ್ಪು ತಿಳ್ಕೊಂಡಿರುವ ಪ್ರಸಂಗ ಅಂದ್ರೆ ಅಗ್ನಿ ಪ್ರವೇಶ ಪ್ರಸಂಗ ಏನ್ರಿ ಅಂತ ರಾಮನು ಸೀತೆ ಯಾರು ಅಂತ ಗೊತ್ತಿರಲಿಲ್ವೇ ಅವಳನ್ನು ಅಗ್ನಿಯಲ್ಲಿ ದೂಡಿ ಬಿಡುವುದೇ ಕೆಲವರು ಹೆದರ್ತಾರೆ ದೊಡ್ಡ ಕವಿಗಳು ರಾಮಾಯಣ ಬರೆದವರು ಅಗ್ನಿ ಪ್ರವೇಶ ಪ್ರಸಂಗವನ್ನೇ ಹಾರಿಸಿಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ ನಿಮ್ಮ ಕೈಯಲ್ಲಿ ತಡೆಯದೆ ವಾಲ್ಮೀಕಿ ಬರೆದಿದ್ದಾರಲ್ಲ ಇದು ಪ್ರಕ್ಷಿಪ್ತ ಅಂತ ಬೇರೆ ಸುಳ್ಳು ಹೇಳ್ತಾರೆ ಇಲ್ಲ ವಾಲ್ಮೀಕಿ ಚೆನ್ನಾಗಿ ಬರೆದಿದ್ದಾರೆ ಅದನ್ನು ಬಿಡಿಸಿ ಹೇಳ್ತೇನೆ ದಿವ್ಯ ಪ್ರಬಂಧಗಳ ವ್ಯಾಖ್ಯಾನಗಳು ಪೂರ್ವಾಚಾರ್ಯ ಸೂಕ್ತಿಗಳನ್ನು ಓದದೇ ಇದ್ದವರಿಗೆ ಬರೀ ಕನ್ನಡ ಓದಿಕೊಂಡವರಿಗೆ ಬರೀ ಸಂಸ್ಕೃತ ಓದಿಕೊಂಡವರಿಗೆ ಈ ಪ್ರಸಂಗ ಅಪಾರ್ಥವಾಗುತ್ತೆ ಅದನ್ನು ನಮ್ಮಂಥವರೇ ಹೇಳಬೇಕು ಬಿಡಿಸಿ ಅದಕ್ಕೆ ಪೀಠಿಗೆ ಆಗ್ತಾ ಇದ್ದೇನೆ ಸೀತೆ ನನ್ನ ಪ್ರತಿಜ್ಞೆಯನ್ನು ನಾನು ಪೂರೈಸಿಕೊಂಡಿದ್ದೇನೆ ಬದ್ವಾ ಸೇತು ಮಹೋದದೌ ಸೇತುವೆ ಕಟ್ಟಿದ್ದೇನೆ ನೋಡು ಸಮುದ್ರದಲ್ಲಿ ನನ್ನ ಪ್ರತಿಜ್ಞೆ ಎಷ್ಟು ಮುಖ್ಯ ಸಂಭ್ರಮಶ್ಚ ನಗಂತವ್ಯೋ ವರ್ತಂತ್ಯ ರಾವಣಾಲಯೇ ನೋಡಿ ಈ ವಾಕ್ಯ ರಾವಣನ ಮನೆಯಲ್ಲಿ ಹತ್ತು ಇದ್ದೇನಲ್ಲ ಎಂಬುದಾಗಿ ಸಂಭ್ರಮವನ್ನು ನೀನು ಮಾಡಬೇಡ ಡೋಂಟ್ ಗೆಟ್ ಕನ್ಫ್ಯೂಸ್ ಆಶ್ವಾಸನೆ ಕೊಟ್ಟ ನಾನು ಅಯೋಧ್ಯೆ ಕರ್ಕೊಂಡು ಹೋದರೆ ಜನ ನನ್ನನ್ನು ಒಪ್ಕೊಳ್ತಾರೋ ಇಲ್ವೋ ಅಂತ ನೀನು ಹೆದರಬೇಡ ನಾನು ನಿನ್ನನ್ನು ಸಂಖ್ಯೆ ಮಾಡಿಲ್ಲ ರಾವಣನ ಮನೆಯಲ್ಲಿದ್ದರೂ ಕೂಡ ಅನನ್ಯಾಹಿಮಯ ಸೀತಾ ರಾಘವೇಣ ಪ್ರಭಾಯಥ ಇಲ್ಲ ಮುಂದೆ ಹೇಳ್ತಾನೆ ಸೂರ್ಯನನ್ನು ಸೂರ್ಯ ವರ್ಚಸ್ಸು ಬಿಟ್ಟದೇ ಇರುವಂತೆ ನೀನೇ ಹೆದರಬೇಡ ಧೈರ್ಯವಾಗಿರು ಇಲ್ಲಿ ರಾಮನೇ ಹೇಳಿದ್ದಾನೆ ವಿಭೀಷಣ ವಿಧೇಯಂ ಹಿ ಲಂಕೈಶ್ವರ್ಯಮಿದಂಕೃತಂ ಈ ರಾಜ್ಯವನ್ನೆಲ್ಲ ವಿಭೀಷಣ ವಶಕ್ಕೆ ಬಿಟ್ಟು ಬಿಟ್ಟಿದ್ದೇನೆ ಇದು ನಿಮ್ಮ ಪ್ರಭು ಹೇಳಿದ ಮಾತು ಅದನ್ನು ನಿಮಗೆ ಮುಟ್ಟಿಸಿದ್ದೇನೆ ನೀವೇನು ಹೇಳ್ತೀರಿ ಯಜಮಾನರು ಅಂತ ಕೇಳಿದ ಇದು ಹೇಳೋದೇನಿದೆ ಕೇಳೋದೇನಿದೆ ಸೀತಾದೇವಿಗೆ ಭಯವಾಯಿತು ನಮ್ಮ ಯಜಮಾನರು ಯಾತಕ್ಕೆ ಹೀಗೆ ಕಳಿಸಿದ್ದಾರೆ ರಾಮ ಗೆದ್ದ ಸಮಾಚಾರ ಹೇಳು ನೀನೇನು ಹೇಳ್ತೀಯ ಅಂತ ಕೇಳ್ತಾ ನಾ ಹೇಳೋದಕ್ಕೇನಿದೆ ಏನಿದೆ ಪ್ರಭು ನೀವು ಬಂದು ಕರ್ಕೊಂಡು ಹೋಗಿ ಅಂತಲ್ಲಿ ಆಗಲೇ ಹೇಳಿ ಕಳಿಸಿದ್ದೀನಲ್ಲ ಶರೈಸ್ತು ಸಂಕುಲಾಂಕೃತ್ವ ಲಂಕಾಂ ಪರಬಲಾರ್ಧನ ಮಾಂ ನಯೇತ್ ಎದಿಕಾ ಕುತ್ಸಹ ತತ್ಸಸ್ಯ ಸದುಸಂಭವೇತ್ ರಾಮನನ್ನು ನೋಡ್ಬೇಕು ನೋಡ್ಬೇಕು ನೋಡ್ಬೇಕು ಅನ್ನೋ ತೊರೆ ಎಷ್ಟು ಮಟ್ಟಿಗಿದೆ ಅದನ್ನು ತಿಳ್ಕೊಳ್ಳದೆ ಹೋಗ್ಬಿಟ್ರೆ ಯಜಮಾನರು ನಿನ್ನ ಅಭಿಪ್ರಾಯವೇನು ಅಂತ ಕೇಳ್ತಾ ಇದ್ದಾರಲ್ಲ ಕಣ್ಣು ಮುಚ್ಕೊಂಡ್ಲು ಪ್ರಹರ್ಷೇಣ ಅವರುದ್ಧಾಸ ವ್ಯಾಜಹಾರಣ ಕಿಂಚನ ಹದಿನೈದನೇ ಶ್ಲೋಕ ಒಂದು ಕಡೆ ಹರ್ಷ ಬಿಗಿಯಾಯಿತು ಮನಸ್ಸಿಗೆ ಆಹಾ ನನ್ನ ಗಂಡ ರಣಧೀರ ರಾವಣನನ್ನು ಕೊಂದವನು ಪ್ರತಿಜ್ಞೆ ತೇರಿಸಿಕೊಂಡವನು ರಘುಕುಲ ಪೊಂಗವ ಯಾರೂ ಮಾಡದೇ ಇದ್ದ ರಘುವಂಶದಲ್ಲಿ ಯಾರೂ ಮಾಡದೇ ಇದ್ದು ಕಲ್ಲಿನ ಸೇತುವೆ ಸಮುದ್ರದಲ್ಲಿ ತೇರಿಸಿದ್ದ ಶ್ರೇಷ್ಠ ಶ್ರೇಷ್ಠೆಲ್ಲ ಮಾಡಿದ ಪ್ರಹರ್ಷೇಣ ಅವರುದ್ಧ ಕಂಠ ಬಿಗಿದು ಬಂತು ಕಣ್ಣಲ್ಲಿ ಎರಡು ಹನಿ ನೀರು ಬಂತು ಏನು ಹೇಳಬೇಕು ಅಂತ ಹೊರಟ್ಲು ತುತಿ ಅಲುಗಾಡಿತು ಬಾಯಲ್ಲಿ ಮಾತು ಬರಲಿಲ್ಲ ವ್ಯಾಜಹಾರನ ಕಿಂಚನ ಆಗ ಹನುಮಂತ ಒಂದೆರಡು ನಿಮಿಷ ನೋಡಿದ ಏನಾದ್ರು ಹೇಳ್ತಾಳೋ ತಾಯಿ ಏನು ಹೇಳಲಿಲ್ಲ ಅಮ್ಮ ಇಷ್ಟು ಒಳ್ಳೆ ಸಮಾಚಾರ ಕೊಟ್ಟಿದ್ದೇನೆ ಇದಕ್ಕೋಸ್ಕರ ಒಂದು ಒಳ್ಳೆ ಸಮಾಚಾರ ಒಂದು ಒಳ್ಳೆ ಮಾತನ್ನು ನೀವು ಆಡಬಾರದೆ ರಾಮಚಂದ್ರ ಹೇಳಿದ ಇವಳು ಒಂದು ಇಂಪರ್ಸನಲ್ ಸಂದೇಶ ಹೇಳಿದ್ಲು ಸೇರಿಗೆ ಸಮವ ಸೇರು ರಾಮ ಸೀತೆ ಒಬ್ರಿಗೊಬ್ರು ಕಡಿಮೆ ಇಲ್ಲ ನಹಿ ಪಶ್ಯಾಮಿ ಸದೃಶಂ ಚಿಂತೆಯಂತೆ ಪ್ಲವಂಗವ ಇಷ್ಟು ಒಳ್ಳೆ ಸಮಾಚಾರ ಕೊಟ್ಟ ನಿನಗೆ ನಾನು ಪ್ರತ್ಯುಪಕಾರ ಏನು ಮಾಡಲಿ ಅಂತ ನನ್ನ ತಲೆ ಹೊಳಿಲಿಲ್ಲ ಕಾಣೋ ಹನುಮಂತ ನಿನಗೆ ತುಂಬಾ ಥ್ಯಾಂಕ್ಸ್ ಅವನಿಗೆ ರಾಮನನ್ನು ಬಿಟ್ಬಿಟ್ಲು ರಾಮನಿಗೆ ಥ್ಯಾಂಕ್ಸ್ ಅಲ್ಲ ಇಷ್ಟು ಒಳ್ಳೆ ಸಮಾಚಾರ ರಾಕ್ಷಸಿಯರ ಮಧ್ಯೆ ಕೂತಿದ್ದೇನು ಬಂದು ಹೇಳಬೇಕಂತ ನಿಯಮ ಏನು ಬಂದು ಹೇಳಿದೆಲ್ಲ ನೀನು ವ್ಯಾಖ್ಯಾನಕ ಸ್ನೇಹ ಅಥವಾ ಪ್ರತ್ಯಭಿನಂದನಂ ನಹಿ ಪಶ್ಯಾಮಿ ತತ್ಸೌಮ್ಯ ಪೃಥಿವ್ಯಾಮಪಿ ವಾನರ ಇಷ್ಟು ಪ್ರಿಯವಾರ್ತೆಯನ್ನು ಕೊಟ್ಟ ನಿನಗೆ ಭೂಮಿಯಲ್ಲಿ ಸರಿ ಸರಿಹೊಂದುವ ಏನನ್ನು ನಾನು ಕೊಡಲಾರೆ ಯಾವುದು ಹಿರಣ್ಯಂ ವಾ ಸುವರ್ಣಂ ವಾ ರತ್ನಾನಿ ವಿವಿಧಾನಿ ಚ ರಾಜ್ಯಂ ವಾ ತ್ರಿಶುಲೋಕೇಶು ಏನು ಕೊಟ್ಟರು ನೀನು ಬಯಸೋವನ್ನಲ್ಲ ತುಂಬ ತ್ಯಾಗಿ ನೀನು ಆದ್ದರಿಂದ ಏನಂತ ಹೇಳಿ ನಾನು ಭರ್ತು ಪ್ರಿಯಹಿತೆ ಯುಕ್ತೆ ಭರ್ತುರ್ವಿಜಯಕಾಂಕ್ಷಿಣಿ ಮತ್ತೆ ಹನುಮಂತ ಹೇಳಿದ ಅಮ್ಮ ನಿಮ್ಮ ಪಾತಿವ್ರತ್ಯ ನೀವು ಹಗಲು ರಾತ್ರಿ ಗಂಡನಿಗೆ ಜಯವಾಗಲಿ ಅಂತ ಹರಿಸ್ತಾ ಇದ್ರಿ ನಿಮ್ಮ ಮಹಿಮೆಯಿಂದ ರಾಮಚಂದ್ರ ಗೆದ್ದಿದ್ದಾನೆ ಸಿಗ್ಧಂ ಏವಂ ವಿಧಂ ವಾಕ್ಯಂ ತ್ವಮೇವ ರಸಿ ಭಾಷಿತಂ ಈಗ ನೀವು ನನಗೆ ಏನು ಕೊಟ್ಟರು ಕಡಿಮೆ ಅಂತ ಹೇಳಿದ್ರಿ ರಾಮಪತ್ನಿ ಆದ ನಿಮಗೆ ತುಂಬಾ ಒಪ್ಪತಕ್ಕಂಥ ಮಾತು ಅದೆಲ್ಲ ಸರಿ ಆದರೆ ರಾಮನಿಗೆ ಏನಂತ ಹೇಳಿ ನಾನು ಅಂತ ಹೇಳುವಷ್ಟರಲ್ಲಿ ಹನುಮಂತನ ಕಣ್ಣಿಗೆ ಆ ಸುತ್ತಮುತ್ತ ಕೂತಿದ್ದ ರಾಕ್ಷಸಿಯರು ಅರ್ಧಂಬರ್ಧ ತೋಕಡಿಸ್ತಾ ಇದ್ದಾರೆ ಆದರೆ ಕೆಟ್ಟ ಮಾತನ್ನ ಹೇಳ್ತಲೇ ಇದ್ದಾರೆ ಹನುಮಂತ ಆಡಿದ ಮಾತು ಹೇಳಿ ಬೀಳ್ತಾ ಇದೆ ಅಭ್ಯಾಸ ಬಲದಿಂದ ಹೇಳ್ತಾ ಇದ್ದಾರೆ ಹನುಮಂತನ ಗಮನ ಆ ಕಡೆ ಹೋಯಿತು ಅಮ್ಮ ಒಂದು ಅರ್ಜೆಂಟ್ ಮ್ಯಾಟರ್ ಅರ್ಜೆಂಟ್ಮೆಂಟ್ ಮೋಷನ್ ಏನದು ಇವ್ರನ್ನೆಲ್ಲ ನಾನು ಹೊಡಿಬೇಕು ಬಡಿಯಬೇಕು ಹಾಗೆ ಮುಷ್ಟಿಭಿಹಿ ಪಾಣಿಭಿಹಿ ಸರ್ವಾಹ ಚರಣೈಶ್ಚೈವ ಬಶೋಭನೆ ಕಾಲಿಂದ ಒದಿಬೇಕು ಘಾತೈಹಿ ಜಾನುಪ್ರಹಾರೈಶ್ಚ ದಶನಾನಾಂಚ ಪಾತನೈಹಿ ಕೇಶಾನಾಂ ಲುಂಚನೈಶ್ಚ ಇಷ್ಟು ಹಿಂಸೆ ಮಾಡ್ತಿದ್ದಾರೆ ತಾಯಿ ರಾವಣ ಸತ್ತು ಮೇಲೆ ಮಾಡ್ತಿದ್ದಾರೆ ಏನು ಧೈರ್ಯ ಅವರಿಗೆ ಸೊಕ್ಕು ಒಂದು ಗೌರ್ಮೆಂಟ್ ಬಿದ್ದ ಮೇಲೆ ಐ ಎಸ್ ಆಫೀಸರ್ ನಡ್ಕೋಬೇಕು ಹಾಗಿಲ್ಲ ಇವರು ಇವ್ರನ್ನ ಮುಗಿಸ್ಬಿಡ್ತೇನೆ ತಾಯಿ ಅಪಣೆ ಕೊಡು ಅಂತ ಕೇಳಿದ ಮೇಲೆ ಕಣ್ಣೀರು ಬರ್ತಾ ಇದೆ ಕಣ್ಣನ್ನು ಅಗಲಿಸಿ ಸುಡುವಂತೆ ಹನುಮಂತನನ್ನು ನೋಡಿದಳು ಹೇ ಹನುಮಾನ್ ಏನು ಹೇಳಿದೆ ರಾಮನ ಗೋಷ್ಠಿಯಲ್ಲಿ ಇರುವುದಕ್ಕೆ ನೀ ಯೋಗ್ಯವಾಗಿದ್ದೀಯಾ ನಾನು ಈ ಕಡೆ ಬಂದ ಮೇಲೆ ನಮ್ಮ ಯಜಮಾನರ ಗೋಷ್ಠಿ ನಿನ್ನಂತಹ ಕೆಟ್ಟ ಜನಗಳಿಂದ ತುಂಬಿ ಹೋಯಿತೆ ನನ್ನ ಕರ್ಮಕ್ಕೆ ಅವರೇನ್ ಮಾಡ್ತಾರೆ ಅವರಷ್ಟು ಅವರು ಹೇಳ್ತಿದ್ದಾರೆ ರಾಜ ಸಂಶಯವಶ್ಯಾನಾಂ ಕುರ್ವತೀನಾಂ ಪರಾಜ್ಞಯ ವಿಧೇಯಾನಾಂಚ ದಾಸೀನಾಂ ಕಕ್ಕುಪ್ಯೇ ದ್ವಾನರೋತ್ತಮ ರಾಜರ ಅಪ್ಪಣೆ ಅಂತ ಅವರು ಮಾಡ್ತಾರೆ ಅವ್ರಿಗೆ ನಮ್ಮ ಮೇಲೆ ವೈಯಕ್ತಿಕವಾಗಿ ಹಗೆತನವಿದೆಯೇ ದೊರೆ ಹೇಳಿದ ದೊರೆ ಸಂಬಳಕ್ಕಿರೋರು ಕೂಲಿ ಕೊಟ್ಟು ತಮಟೆ ಹೊಡಿ ಮಾತನ್ನು ಹೇಳು ಊರು ತುಂಬ ಏನು ಹೇಳು ಅಂದ್ರೆ ಅದನ್ನು ಹೇಳ್ತಾರೆ ಇವತ್ತು ಶನಿವಾರವಾಗಿದೆ ಇಲ್ಲ ಇವತ್ತು ಮಂಗಳವಾರ ಅಂತ ಊರು ತಮಟೆ ಹೊಡೆಯೋ ಐವತ್ತು ರೂಪಾಯಿ ಹೆಚ್ಚು ಕೊಡ್ತೇನೆ ಮಲ್ಲೇಶ್ವರದಲ್ಲಿ ನಿಂತು ಗೋಖಲೆ ಇನ್ಸ್ಟಿಟ್ಯೂಟ್ ಅದಕ್ಕೆ ಇವತ್ತು ಇವತ್ತು ಮಂಗಳವಾರ ಮಂಗಳವಾರ ತಮಟೆ ಹೊಡೆಯೋ ಅಂದ್ರೆ ನೀವು ದುಡ್ಡು ಕೊಟ್ಟಷ್ಟು ಹೊಡಿತಾರೆ ಅವ್ರೇನು ಮಾಡ್ತಾರೆ ಅವರು ಆಳು ಅಂದ್ರೆ ಆಳು ಮಾಡಿದ್ದು ಹಾಳು ಅಂತ ಇದಕ್ಕೆ ಹೇಳು ದುಡ್ಡು ಕೊಟ್ಟರೆ ಏನು ಅದನ್ನು ಮಾಡ್ತಾರೆ ಅವರು ಅವನು ನನ್ನ ಬೈ ಅಂತಂದ್ರು ರಾವಣ ಹೇಳಿದ ಮಾತ್ರ ಬೈತಾ ಇದ್ದಾರೆ ರಾವಣನಿಗೆ ವಿಧೇಯರಿಯು ಅವರ ಮೇಲೆ ಅದು ದಾಸಿಯರು ಇವ್ರ ಮೇಲೆ ಕೋಪ ಮಾಡ್ಕೊಳ್ತಾರೆ ಹನುಮಂತ ಭಾಗ್ಯವೈಷಮ್ಯ ಯೋಗೇನ ಪುರಾ ದುಶ್ಚರಿತೇನ ಚ ಯಾವ ಜನ್ಮದಲ್ಲಿ ಯಾರು ಏನು ಗಂಡ ಹೆಂಡತಿ ನಕಲಿಸಿದ್ನೋ ನನ್ನ ಭಾಗ್ಯವೈಷಮ್ಯದಿಂದ ಮಯ ತತ್ಪ್ರಾಪ್ಯತೆ ಸರ್ವಂ ಸ್ವಕೃತಂ ಹಿ ಉಪಭುಜ್ಯತೆ ನನ್ನ ಕರ್ಮಫಲ ಇದು ಒಂದು ಕಥೆ ಹೇಳ್ತೇನೆ ಕೇಳು ಅಂದ್ಲು ನಿಮಗೂ ಬೇಜಾರು ಬರ್ತಾ ಇರಬೇಕು ಅಜವ್ಯಾಘ್ರ ಸಮೀಪೇತು ಪುರಾಣೋ ಧರ್ಮ ಸಂಹಿತ ಋಕ್ಷೇಣ ಗೀತ ಶ್ಲೋಕೋ ಮೇ ತನ್ನಿಬೋಧ ಪ್ಲವಂಗಮ ಹೇ ಕೋಟೇಂದ್ಲು ಇಲ್ಲಿ ತನಕ ಚೆನ್ನಾಗಿ ಮಾತನಾಡಿದೆ ಈ ಕೋತಿ ಬುದ್ಧಿ ತೋರಿಸ್ತಾ ಇದ್ದೆ ನೀನು ಗರ್ಹವಲ್ಲ ವ್ಯಾಘ್ರಸಮಿ ಒಂದು ಹುಲಿಯ ಹತ್ತಿರ ಒಂದು ವೃಕ್ಷ ಅಂದ್ರೆ ಒಂದು ಕರಡಿ ಹೇಳಿದ ಮಾತು ಕತೆ ಹೇಳ್ತಾಳೆ ಒಂದು ಕಾಡಲ್ಲಿ ಕಥೆ ಕೇಳಿರ್ಬೋದು ನೀವು ರಾಮ ಒಂದು ಕಥೆಯನ್ನು ಹೇಳಿದ ಆ ವಿಭೀಷಣ ಅಂಗೀಕಾರ ಮಾಡುವಾಗ ಒಂದು ಪಾರಿವಾಳದ ಕಥೆ ಅದಕ್ಕೆ ಸರಿ ಹೊಂದುವ ಕಥೆ ಒಬ್ಬ ಬ್ರಾಹ್ಮಣ ಒಂದು ಕಾಡಲ್ಲಿ ಹೋಗ್ತಾ ಇದ್ದ ಒಂದು ಹುಲಿ ಇಟ್ಟಿಸ್ಕೊಂಬಂತವನ್ನು ನೋಡಿ ಪರಿಶುದ್ಧವಾದ ಬ್ರಾಹ್ಮಣ ಮಾಂಸ ತಿನ್ನಬಹುದು ದ್ವಾದಶಿ ದಿವಸ ಪಾರಣೆ ಉಪೋಷತ ಸವ್ಯಾಗ್ರಸ್ಯ ಪಾರಣಂ ಪಶುಮಾರಣಂ ಮೊದಲು ಸಾವಿರ ಏಕಾಶಿ ಮಾಡಿತ್ತು ಅಸತ್ಪುರುಷರು ಏಕಾದಶಿ ಮಾಡಿದರೆ ಅಸತ್ಪುರುಷರಿಗೆ ತೊಂದರೆ ಆಗುತ್ತಂತೆ ಯಾರು ಉಪವಾಸ ಮಾಡಬಾರದು ಅವರು ಉಪವಾಸ ಮಾಡಬಾರದು ಹುಲಿ ಮಾಡಿತು ಯಾಕೆ ಪಾರಣಂ ಪಶು ಮಾರಣ ಒಂದಕ್ಕೆ ನಾಲ್ಕು ಪ್ರಾಣಿ ತಿನ್ಬಹುದಲ್ಲ ಅಂತ ಅಂಟಿಸ್ಕೊಂಬಂತು ಈ ಬ್ರಾಹ್ಮಣ ಏನು ಮಾಡಿದ ಅಯ್ಯೋ ಬಂತಲ್ಲ ಹಿಂದಿಲ್ಲ ಮುಂದಿಲ್ಲ ಒಂದು ಮರದ ಮೇಲೆ ಹತ್ತಿದ ಅಲ್ಲಿ ನೋಡ್ತಾನೆ ಅಲ್ಲೊಂದು ದೊಡ್ಡ ಕರಡಿ ಕೂತಿದೆ ಅಯ್ಯೋ ಗ್ರಾಚಾರವೇ ಇಲ್ಲಿ ಹೋದ್ರೆ ಕರಡಿ ಇಲ್ಲಿ ಕೆಳಗೆ ನೋಡಿದ್ರೆ ಹುಲಿ ಆ ಹುಲಿ ಹತ್ತೋಗಿ ಬರ್ತಿರಲಿಲ್ಲ ಮರ ಕರಡಿ ಹೇಳ್ತು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿದ್ದೀಯೇ ಕೂತ್ಕೋ ಇವತ್ತು ದ್ವಾದಶಿ ಬೇರೆ ನೀನು ತಿನ್ನೋದಿಲ್ಲ ನಾನು ನೀ ಪಾರಣೆ ಆಯ್ತಾ ಎಲ್ಲಿ ಪಾರಣೆ ಅಡ್ಸ್ಕೊಂಡ್ ಬರ್ತಾ ಇದೆಯಲ್ಲ ಇಲ್ಲಿ ಹರಸನಣ್ಣು ಇದೆ ತಕೋ ಜಯಂತುಪ್ಪ ಇದೆ ತಕೋ ಆ ಬ್ರಾಹ್ಮಣ ಜಯಂತುಪ್ಪ ಹಲಸಿನಣ್ಣು ಎಲ್ಲ ತಿಂದ ಹುಲಿ ನೋಡ್ತಾ ಕೂತಿ ಎಷ್ಟೊತ್ತಾಗತ್ತೆ ಇಳಿದು ಬರ್ತಾನೆ ನೋಡೋಣ ಸ್ವಲ್ಪ ಹೊತ್ತಾಯಿತು ಬ್ರಾಹ್ಮಣ ತೂಕಡಿಗೆ ಬರ್ತಾ ಇದೆ ಚೆನ್ನಾಗಿ ತಿಂದಿದ್ದಾನಲ್ಲ ಹಣ್ಣು ಹಂಪ್ಲ ಕರಡಿ ಹೇಳ್ತು ನನ್ನ ಮಡಲಲ್ಲಿ ಮಲಗಿಕೋ ನಾ ಕೆಳಗೆಳಗೆ ಬಿದ್ದರೆ ನೀ ಬೀಳದೆ ಹೋಗಿ ನಾನು ನೋಡ್ಕೊಳ್ತೇನೆ ಹುಲಿರ ಏನ್ ಮಾಡ್ತಾನೆ ನೋಡೋಣ ಸ್ವಲ್ಪ ಹೊತ್ತಾಯಿತು ಗೊರಕೆ ಅಷ್ಟು ನಿದ್ದೆ ಅವನಿಗೆ ಆಗ ಹುಲಿ ಹೇಳಿತು ಕರಡಿಗೆ ನಾನು ನೀನು ಒಂದೇ ಜಾತಿಯವರು ನಾನು ಜೆ ಡಿ ನೀನು ಜೆ ಡಿ ಯು ಇಷ್ಟೇ ವ್ಯತ್ಯಾಸ ಇಬ್ರು ಕಾಡಲ್ಲಿರುವವರು ಒಂದೇ ಪಾರ್ಟಿ ಅವರು ಅಲಯನ್ಸ್ ಮಾಡಿಕೊಳ್ಳೋರು ನಾಳೆ ಇವನೇನಿಂದ ಊರಿನ ಮನುಷ್ಯ ಈ ಬ್ರಾಹ್ಮಣ ಇವನನ್ನು ಕೆಳಗೆ ತಳ್ಳಿಬಿಡು ನನಗೆ ಬೇಕಾದ್ದು ಒಂದು ಮಾಂಸ ಹಸಿವು ನಾನು ಅವನು ತಿಂತೇನೆ ಹೋಗ್ಬಿಡ್ತೇನೆ ಈಗ ಕರಡಿ ಹೇಳಿತು ಅಯ್ಯೆಲ್ಲ ಎಲ್ಲ ಉಂಟೆ ಪಾಪಾನಾಂ ವಾ ಶುಭಾನಾಂ ವಾ ವದಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣಮಾರ್ಯೇಣ ಆರ್ಯ ಸಂಸ್ಕಾರ ಇದ್ದವರು ಕರುಣೆಯನ್ನು ತೋರಿಸಬೇಕು ನಾನು ಅವನು ತಳ್ಳೋದಿಲ್ಲ ಆಶ್ರಿತನಾಗಿ ಬಂದಿದ್ದಾನೆ ಶರಣಾಗತಿ ಮಾಡಿದ್ದಾನೆ ತಳ್ಳೋದಿಲ್ಲ ಹಾಗಿದ್ರೆ ಸಾಯಿತ್ತು ಅಲ್ಲೇ ಕೂತ್ಕೊಂತ ಹುಲಿ ಇನ್ನು ಸ್ವಲ್ಪ ಹೊತ್ತಾಯಿತು ಬ್ರಾಹ್ಮಣ ಆಕಳಿಸ್ಕೊಂಡೆದ್ದು ನೋಡಿದ ಎಲ್ಲಿದ್ದೇನೆ ಅಂತ ಕರಡಿ ತೊಡೆ ಮೇಲಿದ್ದಾನೆ ಆಗ ಕರಡಿ ತೂಕಡಿಗೆ ಬರ್ತಾ ಇತ್ತು ಬ್ರಾಹ್ಮಣ ಹೇಳ್ದ ನನ್ನ ಮಡ್ಲಲ್ಲಿ ನೀ ಮಲಕ್ಕೋ ನಾನೇನು ಕಾಪಾಡ್ತೇನೆ ಆ ಕರಡಿ ನಂಬಿತು ಬ್ರಾಹ್ಮಣನ ಮಡಲು ತಲೆ ಇಟ್ಕೊಂಡು ಮಲಗಿದೆ ಗೊರಕೆ ಅದಕ್ಕೂ ಬಂತು ಆಗ ಹುಲಿ ಹೇಳಿತು ಇದು ಆರು ತಿಂಗಳು ನೀ ಚೀಫ್ ಮಿನಿಸ್ಟ್ರು ಈಗ ಮತ್ತೆ ಚೇಂಜ್ ಆಗಿದೆ ಆದ್ರಿಂದ ನನಗೇನು ಬ್ರಾಹ್ಮಣ ಮಾಂಸನೇ ಬೇಕು ಅಂತಿಲ್ಲ ಕರಡಿ ಮಾಂಸ ತಿಂದರೂ ಪರವಾಗಿಲ್ಲ ಅವನನ್ನು ತಳ್ಳಿಬಿಡು ಕೆಳಗಡೆ ಈ ದುಷ್ಟ ಬ್ರಾಹ್ಮಣ ಆಶ್ರಯ ಕೊಟ್ಟಿದ್ದ ಕರಡಿಯನ್ನು ತಳ್ಳಿದ ಕರಡಿಗಿಂತ ಕಳೆಯಾದ ಆಗ ಕರಡಿ ಅಭ್ಯಾಸ ಬಲದಿಂದ ಕೆಳಗೆ ಬಿದ್ದರೂ ಪಂಗೆ ಪಂಗೆ ಹಿಡ್ಕೊಂಡು ಅಲ್ಲಿ ಇಲ್ಲಿ ಮೇಲೆ ಕತ್ತಿತು ಕೊಂಚ ಹೊತ್ತಾದ ಮೇಲೆ ಬ್ರಾಹ್ಮಣಂದ್ರು ಉಟ್ಕೊಂಡು ನೋಡಿತು ಬಿಟ್ರಯರ್ ಬಿಟ್ರಯರ್ ಬಿಟ್ರೆಯರ್ ಇಲ್ಲ ತಪ್ಪಾಯಿತು ಇನ್ನು ಮೇಲೆ ಸಹಿ ಮಾಡ್ತೇನೆ ಸರಿ ಪಡ್ತುಕೋ ಮತ್ತೆ ಮಲಕೋ ತೊಡೆಯಲ್ಲಿ ಮಲಗಿಸಿಕೊಂಡಿದೆ ಕರಡಿ ಮತ್ತೆ ಆ ದ್ರೋಹಿ ಬ್ರಾಹ್ಮಣನನ್ನ ಇನ್ನಷ್ಟು ಹತ್ತಾದ ಮೇಲೆ ಹುಲಿ ಹೇಳಿತು ನೋಡಿದೆ ನಿನಗೆ ಕೈ ಕೊಟ್ಟ ಅವನು ಈಗಲಾದರೂ ತಳ್ಳು ಆಗ ಕರಡಿ ಹೇಳಿತು ಲೋಕಹಿಂಸಾ ವಿಹಾರಾಣಾಂ ರಕ್ಷಸಾಂ ಕಾಮರೂಪಿಣಾಂ ಕುರ್ವತಾಮಪಿ ಪಾಪಾನಾಂ ನೈವ ಕಾರ್ಯಂ ಅಶೋಭನಂ ಪಾಪವನ್ನೇ ಮಾಡಿರಲಿ ಪುಣ್ಯವನ್ನೇ ಮಾಡಿರಲಿ ಕಾಮರೂಪಿಗಳಾಗಿರಲಿ ರಾಕ್ಷಸರಾಗಿರಲಿ ಅವರವ್ರ ಪಾಪ ಅವರವರಿಗೆ ಅವನ ಅಕೌಂಟ್ ಬೇರೆ ಇರುತ್ತೆ ನಾ ಮಾತ್ರ ಅವನು ತಳ್ಳೋದಿಲ್ಲ ಅಂದಮೇಲೆ ನಿಮ್ಮ ಜಾತಿಯೇ ಹೀಗೆ ಅಂತ ಕಾಣುತ್ತೆ ಏನು ಮಾಡಿದ್ರು ಸರ್ಕಾರ ಬೇಡೋದಲ್ಲ ಏನು ಮಾಡಲಿ ಪ್ರೆಸಿಡೆಂಟ್ ಅಂತ ಹೇಳ್ತೇನೆ ನೋಡೋಣ ಪ್ರೆಸಿಡೆಂಟ್ ಸೂಟ್ ಹಾಕೋಣ ಅಂತ ಕರಡಿ ಓಡಿ ಹೋಗಿಬಿಡ್ತು ಇದು ಹುಲಿ ಓಡಿ ಹೋಯಿತು ಹಲೋ ಮಂಗವೇ ಆಂಜನೇಯ ಆ ಕರಡಿಗಿಂತ ಕಡಿಮೆ ಅಂತ ತಿಳ್ಕೊಂಡೆ ನನ್ನನ್ನು ರಾಮಪತ್ನಿ ಕಾಣೋ ನಾನು ನಾನು ಹಿಂಸೆ ಇರಬಹುದು ಅವರು ನಾನು ಅಭಯವನ್ನ ಕೊಟ್ಟಿದ್ದೇನೆ ಹೋಗು ಎಂಬುದಾಗಿ ಆಂಜನೇಯನ ಬೈತಾ ಇದ್ದಾಳೆ ಆಂಜನೇಯ ಒಂದು ದೃಷ್ಟಿಯಲ್ಲಿ ಸಂತೋಷಪಟ್ಟ ಅಮ್ಮ ನೀವು ಸಾಮಾನ್ಯ ಅಲ್ಲ ನಾನೇನೋ ಬಾಯಿಗೆ ಬಂದು ಚಪಲ ಅಂತ ಹೇಳಿಬಿಟ್ಟೆ ನನ್ನ ಸಂಕಟಕ್ಕೆ ರಾಘವನಿಗೆ ಸರಿಯಾದ ಹೆಂಡತಿ ನೀವು ಅಂತ ಹೇಳಿ ಏನು ಹೇಳಿ ನಿಮ್ಮ ಯಜಮಾನರಿಗೆ ಅದೇ ಮಾಡ್ತೋಯ್ತಲ್ಲ ಅದನ್ನು ಹೇಳಿ ಕೇಳಲಾಗಿ ಸೀತಾದೇವಿ ಹೇಳಿದಳು ಭರ್ತಾರಂ ಮಿಚ್ಚಾಮಿ ನನ್ನ ಗಂಡನ ನಾನು ನೋಡಬೇಕು ಅಂತ ಹೇಳು ಇದರ ಅರ್ಥ ಹೇಗೆ ಅವರೇ ಬಂದರೂ ಸರಿ ನನ್ನೇ ಕರ್ಕೊಂಡು ಹೋದ್ರೂ ಸರಿ ರಾಮನ ಮನಸ್ಸಲ್ಲೇ ನಿಲ್ಲೋ ಗೊತ್ತಿಲ್ಲ ಆ ಇಂಗಿತವನ್ನು ತಿಳ್ಕೊಂಡು ಒಂದು ವೇಳೆ ರಾಮನೇ ಬಂದರೂ ತುಂಬಾ ಸಂತೋಷ ನಾ ಸರಿಯಲ್ಲಿ ಕೂತಿದ್ದೇನೆ ನನ್ನ ಕಣ್ಣೊರೆಸಿ ಒಳ್ಳೆಯ ಮಾತುಗಳನ್ನಾಡಿ ಕರ್ಕೊಂಡು ಹೋಗಬೇಕು ಅಂತ ಅವರೇ ಬಂದರೂ ತುಂಬಾ ಸಂತೋಷ ಆದ್ದರಿಂದ ಭರ್ತಾರಂ ದೃಷ್ಟು ಮಿಚ್ಚಾಮಿ ಮತ್ತೆ ಹನುಮಂತ ಈ ಕಡೆಯಲ್ಲೂ ಬಂದ ಇಲ್ಲಿ ರಾಮಚಂದ್ರನ ಸನ್ನಿಧಿಯಲ್ಲಿ ವಿಭೀಷಣ ಕೂತಿದ್ದಾನೆ ಜಾಂಬವಂತ ಇದ್ದಾನೆ ಅಂಗದ ನಳ ನೀರ <coughs> ಏನ್ ಚಲ್ಲಾಟ ಮಾಡ್ತಿದ್ದಾನೆ ರಾಮಚಂದ್ರ ಸೀತೆಗೆ ಕಳಿಸೋದೇನು ಅವಳ ಕಡೆ ಸಮಾಚಾರ ಬರೋದೇನು <coughs> ಎನ್ನ ಉದ್ದೇಶ ಇವರಿಗೆ ಎನ್ನ ಬಂದು ಬೋರ ಸಮಾಚಾರ ಬಂದು ಹೇಳಿದ ಹನುಮಂತ ನಿಮ್ಮನ್ನು ನೋಡೋಕೆ ಇಷ್ಟಪಡ್ತಾರೆ ಅದೆಷ್ಟು ಹೇಳಿದ ಇದಕ್ಕೆ ಇದಕ್ಕೇನು ಹೇಳಬೇಕು ನಾನೇ ಹೋಗಬೇಕಾ ಅವಳೇ ಬರಬೇಕಾ ಒಂದು ಕ್ಷಣ ಯೋಸಂಕ ರಾಮಚಂದ್ರ ಯೋಚನೆ ಮಾಡ್ತಾನೆ ಏವ ಮುಕ್ತೋ ಹನುಮತ ರಾಮೋ ಧರ್ಮಭೃತಾಂಬರ ಅಗಚ್ಚತು ಸಹ ಸಾಧ್ಯಾನಂ ಈಷದ್ ಬಾಷ್ಪ ಪರಿಪ್ಲುತ ಕಣ್ಣಲ್ಲಿ ನೀರುಂಟಾಯಿತು ಮುಖವನ್ನು ಕೆಳಗೆ ಮಾಡಿದ ದೀರ್ಘವಾಗಿ ನಿಶ್ವಾಸವನ್ನು ಬಿಸಿ ಬಿಸಿ ಉಸರನ್ನ ಬಿಟ್ಟ ದೀರ್ಘ ಮುಷ್ಣಂ ವಿನಿಶ್ವಸ್ಯ ಇಲ್ಲೆಲ್ಲ ಗೋವಿಂದರಾಜರು ನೋಡಿದೆ ಅಂದ್ರೆ ಏನು ತಿಳಿಯಲ್ಲ ನಿಮಗೆ ದೀರ್ಘ ಮುಷ್ಣಂ ವಿನಿಶ್ವಸ್ಯ ನಿಟ್ಟುಸರನ್ನು ಬಿಟ್ಟಿದ್ದಾನೆ ಮೇದಿನಿ ಅವಲೋಕೆಯನ್ನು ಭೂಮಿಯನ್ನೇ ನೋಡ್ತಾ ವಾಚಮೇಘ ಸಂಕಾಶಂ ಉಪಸ್ಥಿತಂ ವಿಭೀಷಣನಿಗೆ ಹೇಳಿದ ವಿಭೀಷಣ ಮೇಘದಂತೆ ಕಾಣ್ತಾ ಇದ್ದಾನೆ ಭೂಮಿಯಲ್ಲಿಲ್ಲ ಆಕಾಶದಲ್ಲಿ ಕುಣಿತಾ ಇದ್ದಾನೆ ಅವನಿಗೆ ಪೊರಮೆ ಇಲ್ಲ ಬೇಗ ತಂದು ಸೇರಿಸಬೇಕು ಸೀತಾದೇವಿ ಈ ಕಡೆ ಅಂತ ಕುಣಿತಾ ಇದ್ದಾನಂತೆ ರಾಮಚಂದ್ರ ನಿಟ್ಟುಸಿರು ಬಿಟ್ಟ ಜಾತಿಕೆ ಇಲ್ಲಿ ಆರಂಭ ಇದು ನಾಟಕದೊಳಗಡೆ ಮತ್ತೆ ನಾಟಕ ಕಪಟಕೋಪ ರಾವಣ ಭವನೋಷತ ಸೀತಾ ಪರಿಗ್ರಹೇ ಮಹಾನ್ ಲೋಕಾಪವಾದೋ ಭವೇತೇ ರಾವಣನ ಮನೆಯಲ್ಲಿ ತಿಂಗಳಿದ್ದವಳನ್ನ ಹಾಗೆಯೇ ಸ್ವೀಕಾರ ಮಾಡಿದರೆ ಲೋಕದಲ್ಲಿ ದೊಡ್ಡ ಅಪವಾದ ಬರುತ್ತದೆ ಲಂಕೆಯಲ್ಲಿ ಆಡ್ತಾರೆ ಕೃಷ್ಣಂಧೆಯಲ್ಲಿ ಕೋತಿಗಳು ಆಡ್ತಾರೆ ಅಯೋಧ್ಯೆಗೆ ಮೇಲೆ ಅವರು ಆಡ್ತಾರೆ ಇಷ್ಟು ದಿವಸ ಬಿಟ್ಟಿದ್ದು ಅವಳನ್ನು ಪರೀಕ್ಷೆನೂ ಮಾಡಲಿಲ್ಲ ಕರ್ಕೊಂಬಂದ್ಬಿಟ್ಟ ಪುಸಕ್ಕಂತ ಅವಳ ಮೇಲೆಷ್ಟು ಕಾಮ ಇವನಿಗೆ ಲೋಭ ಎಷ್ಟಿದೆ ಇವನಿಗೆ ಎಂಥ ದೊರೆ ಹೆಸರುಗಳು ಎಂಬುದಾಗಿ ಈ ರಾಮನನ್ನ ಎಲ್ಲರೂ ಬೈತಾರೆ ಏನು ಮಾಡಲಿ ನಾನು ಪರೀಕ್ಷೆ ಮಾಡೋ ಹಾಗಿಲ್ಲ ನಿರ್ದೋಷಾಯಾಸ್ತಸ್ಯ ಪರಿತ್ಯಾಗೇ ಮಹಾನ್ ದೋಷ ಸ್ಯಾದಿತ್ ನಿರ್ದೋಷಿಯಾದ ಅವಳನ್ನು ಇಲ್ಲೇ ಬಿಟ್ಟು ಹೋಗುವುದಾದರೆ ಎಂಥ ಕಠಿಣ ಹೃದಯ ರಾಮಚಂದ್ರ ನೊಂದಿದ್ದವಳನ್ನು ಹಾಗೇ ಬಿಟ್ಟು ಹೋಗ್ತಾನೆ ನೋಡಿ ಎಂಬುದಾಗಿ ಅದಕ್ಕೂ ಬೈತಾರೆ ಜನ ನನ್ನನ್ನ ಇತ್ಯೇವಂ ಕಾರ್ಯ ದೌಸ್ಥ್ಯಾತ್ ಮುಂದಿನ ಕಾರ್ಯವನ್ನು ನಿಶ್ಚಯ ಮಾಡುವುದಕ್ಕೆ ತುಂಬಾ ಕಠಿಣವಾಗಿ ಕಿಂಕರ್ತವ್ಯಂ ಇತಿ ಚಿಂತೆಯ ಮಾಸ ಇತ್ಯರ್ಥ ಇನ್ನೇನ್ ಮಾಡೋಣ ಇವಳಿನ ಹೇಗೆ ಅಂಗೀಕಾರ ಅಂದ್ರೆ ನಾನು ಹೃದಯ ಗೊತ್ತಿರೋದಲ್ಲ ಜಗತ್ತು ಗೊತ್ತಾಗಬೇಕು ನಿಶ್ವಾಸ ದೈರ್ಘ್ಯೇಣ ಚಿಂತಾ ದೈರ್ಘ್ಯ ದೃಶ್ಯತೆ ನಿಟ್ಟುಸರನ್ನು ಬಿಟ್ಟದ್ದು ಆ ಚಿಂತೆ ಎಷ್ಟು ಉಸಿರು ದೀರ್ಘವಾಗಿತ್ತು ಅಂತ ತೋರಿಸುತ್ತೆ ಬಿಸಿ ಬಿಸಿ ಉಸಿರನ್ನು ಬಿಟ್ಟಲ್ಲ ಔಷ್ಣ್ಯೇನ ಕಥಂ ಕ್ಲಿಷ್ಟಾಂತಾಂ ಪುನಃ ಕ್ಲೇಶಯಿಷ್ಯಾಮಿ ಇತಿ ಅಂತಸ್ತಾಪೋ ವ್ಯಜ್ಯತೆ ಮೊದಲೇ ದುಃಖಪಟ್ಟವಳನ್ನು ಹತ್ತು ತಿಂಗಳು ಇನ್ನಷ್ಟು ದುಃಖಪಡಿಸುವುದು ನ್ಯಾಯವೇ ಎಂಬುದಾಗಿ ರಾಮನೇ ಸುಟ್ಟು ಹೋಗ್ತಾ ಇದ್ದಾನೆ ಒಳಗಡೆ ಚಿಂತಾಪಾರ ವಿಷಯ ಇದು ಪೀಠಿಗೆ ಹಾಕಿದ್ದು ಪ್ರತಿ ಒಂದು ಶ್ಲೋಕಕ್ಕೆ ಬರೆದಿದ್ದಾರೆ ಗೋವಿಂದರಾಜರು ಅದಾದ ಮೇಲೆ ತುಂಬ ಗಟ್ಟಿ ಕಲ್ಲು ಹೃದಯ ಮಾಡಿಕೊಂಡು ರಾಮಚಂದ್ರ ಒಂದು ಮಾತನ್ನಾಡಿದ ವಿಭೀಷಣ ನೀ ಬಾರೋ ಇಲ್ಲಿ ಹನುಮಂತನ ಸ್ವಲ್ಪ ಬೇಜಾರು ಸಮುದ್ರ ದಾಟೋದಕ್ಕೆ ನಾನು ಬೇಕು ರಾಮ ಗೆದ್ದಿದ್ದಾನೆ ಅಂತ ಹೇಳೋದಕ್ಕೆ ನಾನು ಬೇಕು ಅಮ್ಮನವನು ತಂದು ಸೇರಿಸೋಕೆ ನಾ ಬೇಡವೋ ಈ ವಿಭೀಷಣಗೆ ಹೋಯ್ತಲ್ಲ ಭಾಗ್ಯ ಏನ್ ಮಾ ಮಾಡಿದ ಇವನು ಸೇತುವೆ ಕಟ್ಟಿದ್ನೆ ಏನು ಬಹಳ ಒಂದು ಸ್ವಲ್ಪ ವಾಕ್ ಸಹಾಯ ಮಾಡಿರಬಹುದು ವಿಭೀಷಣ ತನಗೇನು ಸಹಾಯಕ್ಕೆ ಕೊಡಲಿಲ್ವಲ್ಲ ರಾಮಚಂದ್ರ ಅಂತ ಕಾಯ್ಕೊಂಡು ಕೂತಿದ್ದಾನೆ ಕೈಂಕರ್ಯ ಆ ವಿಭೀಷಣನ ಕರೆದು ಗಮನ ಕೇಳ್ಕೊಳ್ಳಿ ದಿವ್ಯಾಂಗರಾಗಾಂ ವೈದೇಹೀಂ ಏಳನೇ ಶ್ಲೋಕ ದಿವ್ಯಾಭರಣಭೂಷಿತಾಂ ಇಹ ಶಿರಸ್ನಾತಾಂ ಉಪಸ್ಥಾಪಯಮಾಚಿರಂ ಏ ವಿಭೀಷಣ ನಿಮ್ಮ ಅರಮನೆಯಲ್ಲಿ ಕರ್ಕೊಂಡೋಗಿ ಈ ಸೀತಾದೇವಿಗೆ ಪನ್ನೀರ್ ಸ್ನಾನವನ್ನು ಮಾಡಿಸಿ ಒಳ್ಳೆಯ ಪರಿಮಳ ತೈಲಗಳಿಂದ ತಲೆಯನ್ನು ಅಲಂಕರಿಸಿ ಶಿರಸ್ನಾತಲನಾಗಿ ಮಾಡಿ ಮೈಗೆಲ್ಲ ಒಳ್ಳೆಯ ಅಂಗರಾಗಗಳನ್ನು ಬಳಿದು ಒಳ್ಳೆಯ ಸೀರೆಯನ್ನು ಉಳಿಸಿ ಒಳ್ಳೆಯ ಆಭರಣಗಳನ್ನು ತೊಡಿಸಿ ಅವಳನ್ನು ಬಂಗಾರದ ಗೊಂಬೆಯಂತೆ ಲಕ್ಷ್ಮೀದೇವಿಯಂತೆ ಪಲ್ಲಕ್ಕಿಯಲ್ಲಿಟ್ಟು ಕರ್ಕೊಂಡು ಬಾರ್ದು ಅಪ್ಪಣೆ ಮಾಡಿದ ರಾಮನೇ ಮಾಡಿದ ಅಪ್ಪಣೆ ಇದು ಇದರ ಅರ್ಥವೇನು ಪರೀಕ್ಷೆ ಸೀತಾದೇವಿಗೆ ರಾಮಾಯಣ ಪಾತ್ರ ಪ್ರಪಂಚ ಅಂತ ಬರೆದಿದ್ದೇನೆ ಪುಸ್ತಕ ಅದನ್ನು ಓದಿ ಎಷ್ಟು ಜನ ಬ್ರಾಹ್ಮಣರಲ್ಲದೆ ಇದ್ದವರು ರಾಮಾಯಣ ಓದದೇ ಇದ್ದವರು ಸ್ವಾಮಿ ನಮ್ಮ ಕಣ್ಣು ತೆರೆದ್ರಿ ಸ್ವಾಮಿ ನಮ್ಮ ಕಣ್ಣು ತೆರೆದ್ರಿ ಎರಡನೇ ಮುದ್ರಣ ಪ್ರೂಫ್ ಅಷ್ಟು ಬಂದು ಕೂತಿದೆ ಮೂರನೇ ಮುದ್ರಣ ಎರಡು ಪ್ರಿಂಟ್ ಆಯಿತು ಮೂರನೇ ಮುದ್ರಣ ನೋಡೋದಕ್ಕೆ ವೇಳೆ ಇಲ್ಲ ಇಲ್ಲಿ ಪೀಠಿಗೆ ಏನು ನಾ ಬರೆದಿದ್ದೇನೆ ಆ ಪುಸ್ತಕದಲ್ಲಿ ಯಜಮಾನರು ಹೇಳ್ತಾರೆ ಇವತ್ತು ವರ್ಷದ ಕೊನೆ ತುಂಬಾ ಕೆಲಸ ಇದೆ ಆಫೀಸಲ್ಲಿ ನಾನು ಬರೋದು ಹನ್ನೆರಡು ಗಂಟೆ ಆದರೂ ಆಗ್ಬೋದು ಒಂದು ಗಂಟೆ ಆದರೂ ಆಗ್ಬೋದು ನನಗೋಸ್ಕರ ನೀ ಕಾಯ್ಕೊಂಡಿರಬೇಡ ನೀನು ಊಟವನ್ನು ಮಾಡಿಬಿಡು ನೀ ಮಲಗಿರು ಪತಿವ್ರತಿಯಾದ ಹೆಂಡತಿ ಏನ್ ಮಾಡ್ತಾಳೆ ನಮ್ಮ ಯಜಮಾನರ ಸ್ವಭಾವ ಹೀಗೆ ಹೇಳ್ತಾರೆ ಎಂಟು ಗಂಟೆಗೆ ಬರ್ತಾರೆ ಅವರು ಪರೀಕ್ಷೆ ಮಾಡೋಕೆ ಹೇಳಿದ್ದಾರೆ ಅಂತ ತಿಳ್ಕೊಂಡು ಇವಳು ನ್ಯೂಸ್ ಪೇಪರ್ ನೋಡುವುದು ಟಿವಿ ನೋಡುವುದು ಸೋಫಾದಲ್ಲೇ ಹಾಗೆ ಹೊದಿಕೆ ಹಾಸಿಗೆ ಇಲ್ಲದೆ ಮಲಗಿರೋದು ಅದು ಮಾಡೋದನ್ಬಿಟ್ಟು ಒಳ್ಳೆ ಸಿಹಿ ತಿಂಡಿಯನ್ನು ಬೋಂಡ ಗಿಂಡ ಪದಾರ್ಥಗಳನ್ನು ಮಾಡಿ ಕಂಠಪೂರ್ತಿಯಾಗಿ ತಿಂದು ಎಂಜಲನ್ನೂ ತೊಳೆಯಿದೆ ಟೇಬಲ್ ಮೇಲೆ ಹಾಗೆ ಇಟ್ಟು ಯಜಮಾನನಿಗೆ ಅಂತ ತಿಂದು ಮಿಕ್ಕದ್ದನ್ನೆಲ್ಲ ಖಾಲಿ ಇಟ್ಟು ಅವನು ಬಂದ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಊಟ ಮಾಡಿದ್ದೀಯ ತಾನೆ ಒಬ್ಬ ತಾಳಿ ಅಂತ ಹೋಗಿ ಎಲೆಡಿಕೆ ಬಾಯಿ ತೊಳ್ಕೊಂಡ್ಬಂದು ನಿಮ್ಮ ಊಟ ಅಲ್ಲಿ ಇಟ್ಟಿದ್ದೇನೆ ಅಂತ ಹೇಳಿ ಹಾಸಿಗೆಯಲ್ಲಿ ಹೋಗಿ ಹೊದ್ದು ಮಲಕೊಳ್ಳೋದಾದರೆ ಯಜಮಾನನಿಗೆ ಕೋಪ ಬರ್ತದೆ ಅಲ್ವೇ ಹೇಳಿ ನೋಡು ಅವನೇ ಹೇಳಿದ್ದಾನಲ್ಲ ಅವನು ಹೇಳಿದ್ದ ನಿಜ ಎಲೆ ಸೀಟೆ ಲೋಕ ನಿನ್ನನ್ನು ನಂಬಲಿ ಅಂತ ನಿನಗೊಂದು ನಾಟಕ ಮಾಡಿ ಲೋಕಕ್ಕೆ ವಿಶ್ವಾಸ ಉಂಟಾಗುವುದಕ್ಕೆ ಹೇಳಿದ್ದೇನೆ ಅಲ್ಲಿ ಹ್ಯಾಕ್ ಕೂತಿದ್ಯೋ ಹಾಗೆ ಬರೋದನ್ನು ಬಿಟ್ಟು ನಾ ಹೇಳಿದೆ ಅಂತ ಇಷ್ಟಕ್ಕೆ ಸಾಕೋದು ನೀನು ವಿಭೀಷಣ ಮನೆಯಲ್ಲಿ ಪರಪುರುಷರ ಮನೆಯಲ್ಲಿ ಸ್ನಾನ ಮಾಡ್ಕೊಂಡು ಹೀಗೆಲ್ಲ ಬರುವುದಂದ್ರೆ ಏನು ತಿಳ್ಕೊತಾರೆ ವಾನರು ಕಪಿವೀರರು ರಾಕ್ಷಸರು ಇದು ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಸೀತೆ ಸೋಲ್ತಾಳೆ ಕಾಡು ಕರ್ಕೊಂಡು ಹೋಗಿ ನನ್ನನ್ನು ಬಿಟ್ಟು ಹ್ಯಾಗೆ ಮಾಡ್ತೀರಿ ಅಂತ ಹೇಳುವಾಗ ರಾಮ ಸೋತಿದ್ದ ನೀನು ಬಿಟ್ಟೇ ಹೋಗ್ತೇನೆ ಅಂತ ಅವನು ನಾಟಕ ಮಾಡಿದ್ದ ಇಲ್ಲಿ ಸೀತಾದೇವಿ ತಪ್ಪು ಹೆಜ್ಜೆಯನ್ನು ಇಡ್ತಾಳೆ ಆ ತಪ್ಪು ಹೆಜ್ಜೆ ಇಟ್ಟದಕ್ಕೆ ವಿಭೀಷಣನೂ ಕಾರಣ ನಮ್ಮ ಕನ್ನಡ ತೊರವೆ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಜಾಗದಲ್ಲಿ ಕಂಬರಾಮಾಯಣವಂತೂ ತುಂಬಾ ಅತಿಶಯವಾಗಿದೆ ಈ ಜಾಗದಲ್ಲಿ ಎಲ್ಲ ಓದಿ ಹೇಳೋ ತಮ್ಮ ವೇಳೆ ಇಲ್ಲ ರಾಮನೇ ಹೇಳ್ದ ಸ್ನಾನ ಮಾಡಿಕೊಂಡು ಅಲಂಕಾರ ಮಾಡಿಕೊಂಡು ಒಳ್ಳೆ ಬಟ್ಟೆ ಸೀರೆ ಗೀರೆ ಉಟ್ಕೊಂಡು ಆಭರಣ ಹಾಕೊಂಡು ಬಾ ಏವಮುಕ್ತಸ್ತು ರಾಮೇಣ ತ್ವರಮಾಣೋ ವಿಭೀಷಣ ಇಷ್ಟು ಬರುತ್ತೆ ಮಹಾರಾಯರ ಬಾಯಲ್ಲಿ ಅಂತ ಕಾದಿದ್ದ ಪಾಪ ವಿಭೀಷಣ ರತ್ನ ಬಂಗಾರ ಎಲ್ಲವನ್ನ ಸೀತಾದೇವಿಗಿಟ್ಟು ತಟ್ಟೆಯಲ್ಲಿ ತಗೊಂಡೋಗಿ ಒಪ್ಸೋಣ ರಾಮನಿಗೆ ಎಂಬುದಾಗಿ ಮೊದಲೇ ರಾವಣ ಬದುಕಿದ್ದಾಗಲೇ ಹೇಳ್ತಾ ಇದ್ದವನು ಬಂತಲ್ಲ ರಾಮನ ಬಾಯಲ್ಲಿ ಅಂತ ತ್ವರಮಾಣ ಪ್ರವಿಶ್ಯ ಅಂತಃಪುರಂ ಸೀತಾ ಅಂತಃಪುರಕ್ಕೆ ಹೋದ ಈಗ ಸೀತಾದೇವಿ ಬರ್ತಾ ಇದ್ದಾಳೆ ನೀವೆಲ್ಲ ಸಿದ್ಧವಾಗಿರಿ ಅಂತ ತನ್ನ ಹೆಂಡತಿ ಸರಮಿಗೆ ಅನರಿಗೆ ತ್ರಿಜಟೆಗೆ ಮಕ್ಕಳಿಗೆಲ್ಲ ಹೇಳ್ದ ಒಳ್ಳೆ ಪನ್ನೀರ್ ತೀರ್ಥ ಸಿದ್ಧ ಮಾಡಿ ಟ್ರೈ ಬಿಸಿ ನೀರು ಪರಿಮಳ ತೈಲಗಳನ್ನೆಲ್ಲ ಸಿದ್ಧ ಮಾಡಿ ತಲೆ ಬಿಟ್ಟಿದೆ ಅವಳಿಗೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದವನೇ ಅಲ್ಲಿಂದ ಆ ಅಶೋಕವನಕ್ಕೆ ಬಂದ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದ ತಾಯಿ ನಿಮ್ಮ ಯಜಮಾನರು ಬರೀ ಹೇಳಿದ್ದಾರೆ ನಮ್ಮ ಮನೇಲಿ ಸ್ನಾನ ಗೀನ ಮಾಡಿಕೊಂಡು ಒಳ್ಳೆ ಸ್ಥಿತಿಯಲ್ಲಿ ಬರಬೇಕಂತೆ ಕಂಡುಬಿಟ್ಟು ನೋಡಿದ್ಲು ಎರಡ ಸೊನ್ನೆ ಸ್ನಾನಾಗಿನ ಮಾಡಿಕೊಂಡು ನಿಮ್ಮನೆ ಸೀರೆ ಉಟ್ಕೊಂಡು ನೀವು ಕೊಟ್ಟ ಒಡವೆಗಳನ್ನು ಧರಿಸಿಕೊಂಡು ಬರುವುದೇ ಎಲ್ಲಾರು ಉಂಟೆ ಇದು ಇಲ್ಲ ಇಲ್ಲ ಅಸ್ನಾತ ಮಿಚ್ಛಾಮಿ ಭರ್ತಾರಂ ರಾಕ್ಷಸಾಧಿಪ ರೈಟ್ ಸ್ಟೆಪ್ ಇಲ್ಲಿ ತನಕ ಸರಿಯಾಗಿ ಹೆಜ್ಜೆ ಇಟ್ಟಿದ್ದಾರೆ ನಾ ಸ್ನಾನ ಕೂಡ ಮಾಡೋದಿಲ್ಲ ಬೆಳಿಗ್ಗೆ ಮಾಡಿದ್ದೇನೆ ಒಂದಾವರ್ತಿ ಬಟ್ಟೆ ಕೊಳಕಾಗಿದೆ ಅಯೋಧ್ಯೆ ಬಟ್ಟೆ ಇದು ಎಲ್ಲಿ ಒಡವೆ ಇದೆಯೋ ಒಡವೆ ಇಲ್ವೋ ನಾನು ಹೇಗೆ ಕೂತಿದ್ದೇನೆಯೋ ಹಾಗೆ ಬಂದ್ರೇನೆ ರಾವಣನ ಮನೆಯಲ್ಲಿ ಹೇಗಿದ್ದೆ ಅನ್ನೋದು ಕಪಿವೀರರಿಗೂ ಗೊತ್ತಾಗುತ್ತೆ ನಿನ್ನವರಿಗೂ ಗೊತ್ತಾಗುತ್ತೆ ರಾಮನಿಗೂ ಗೊತ್ತಾಗುತ್ತೆ ಲೋಕಕ್ಕೆ ಗೊತ್ತಾಗುತ್ತೆ ಅಸ್ನಾತ ದ್ರಷ್ಟುಮಿಚ್ಚಾಮಿ ಭರ್ತಾರಂ ರಾಕ್ಷಸಾಧಿಪ ಅದಕ್ಕೆ ಅವನು ಸುಮ್ಮನೆ ಇರಲಿಲ್ಲ ವಿಭೀಷಣ ಹೇಳಿದ್ದು ಸರಿಯೋ ತಪ್ಪೋ ತಲಹರಟೆ ಯೋಚನೆ ಮಾಡಿ ಅಮ್ಮ ತಾಯಿ ನಿಮಗೆ ಅವರು ಗಂಡ ಇರಬಹುದು ಆದರೆ ನನಗೆ ರಾಮ ಯಜಮಾನನಾಗಿದ್ದಾನೆ ಯದಾ ರಾಜ ಭರ್ತಾತೆ ತತ್ತಥ ಕರ್ತುಮರ್ಹಸಿ ಹನ್ನೊಂದನೇ ಶ್ಲೋಕ ಅಲ್ಲಿ ರಾಜ ಭರ್ತ ನಿನಗೆ ಗಂಡ ಇದು ಪ್ರೈವೇಟ್ ಮ್ಯಾಟರ್ ಅಂತ ತಿಳ್ಕೋಬೇಡಿ ಈಗ ಅವನು ರಾಜ ಅಯೋಧ್ಯ ರಾಜ ರಾಮ ನಿನಗೂ ಪ್ರಭು ನನಗೂ ಪ್ರಭು ಇದು ರಾಜಾಜ್ಞೆಯಾಗಿದೆ ಇದು ಗಂಡನಾಜ್ಞೆ ಮಾತ್ರವಲ್ಲ ರಾಜಾಜ್ಞೆ ಉಲ್ಲಂಘನೆ ನೀವು ಮಾಡಿದ್ರೆ ನನಗೆ ಛೇದವಾಗುತ್ತೆ ಅವಳು ಬೇಡ ಅಂತ ಹೇಳಿದ್ಲು ನನ್ನ ಮಾತು ನೀನ್ಯಾಕೆ ತೆಗೆದೀಯೋ ಎಂಬುದಾಗಿ ನನಗೆ ಶಿಕ್ಷೆ ಆಗುತ್ತೆ ತಾಯಿ ಅವನು ಹೇಳಿದಾಗ ನೀವು ಕೇಳಬೇಕು ಇಲ್ಲಿ ತಪ್ಪಿದಳು ನಿಜವಾಗಿ ಯಜಮಾನರು ಇಂಗಿತ ಇದೇ ಇರಬಹುದು ಅಂತ ತಿಳ್ಕೊಂಡು ಭರ್ತೃ ವ್ರತ ಸಾಧ್ವಿ ತಥೇತಿ ಪ್ರತ್ಯಭಾಷತ ನಾ ಬರೋದೇ ಇಲ್ಲ ಬೇಕಾದ ರಾಮನೇ ಬರಲಿ ನಾ ಸ್ನಾನ ಮಾಡೋದಿಲ್ಲ ಬೇಕಾದ್ದಾಗಲಿ ಅಂತ ಒಂದು ಮಾತು ಸೀತಾದೇವಿ ಹೇಳಿದರೆ ಸ್ವಯಂ ರಾಮನೇ ಬರ್ತಿದ್ದನೋ ಸೀತಾದೇವಿ ಅನರ್ಥ ತಪ್ಪುತ್ತಿತ್ತೋ ನಮಗೆ ಗೊತ್ತಿಲ್ಲ ತತ ಸೀತಾಂ ಶಿರಸ್ನಾತಾಂ ಪಲ್ಲಕ್ಕಿ ತಗೊಂಡ್ಬಂದ್ರು ಸೀತೆಯನ್ನು ಕೂರಿಸಿದ್ರು ಅರಮನೆ ಕರ್ಕೊಂಡೋದ್ರು ಏನು ಮಂಗಳ ಸ್ನಾನ ಮಾಡಿಸಿದ್ರು ಒಳ್ಳೆ ಸೀರೆ ತಂದು ಉಡಿಸಿದ್ರು ಆ ವಿಭೀಷಣ ಪತ್ನಿಯರು ಮಕ್ಕಳಿಗೆ ಮತ್ತು ರಾವಣನ ಅಂತಃಪುರದಲ್ಲಿದ್ದ ಒಳ್ಳೆ ಸ್ತ್ರೀಯರಿಗೆ ಇದೊಂದು ಒಳ್ಳೆ ಅವಕಾಶ ಅಮ್ಮನವ್ರಿಗೆ ಅಲಂಕಾರ ಮಾಡೋದು ಅಂತ ಎಲ್ಲ ಮಾಡಿದ್ದಾರೆ ಮಾಡಿ ಪಲ್ಲಕ್ಕಿಯಲ್ಲಿ ಕೂರಿಸಿ ನಾಗಸ್ವರ ತಾಳ ಮೇಳ ವಾದ್ಯ ವೈಭವ ದೇವಟಿಗೆ ಛತ್ರಿ ಚಾಮರ ಸಮೇತವಾಗಿ ಸೀತಾದೇವಿಯನ್ನು ಪಲ್ಲಕ್ಕಿಯಲ್ಲಿ ಮೆರವಣಿಗೆಯಲ್ಲಿ ಕರ್ಕೊಂಡ್ಬಂದು ರಾಮಚಂದ್ರ ಇದ್ದ ಜಾಗಕ್ಕೆ ಉತ್ತರದ ಕೋಟೆ ಬಾಗಿಲಿಗೆ ಕರ್ಕೊಂಡ್ ಬರ್ತಿದ್ದಾರೆ ಬಾಜು ಭಜಂತ್ರಿ ಅದನ್ನು ದೂರದಿಂದ ಕೇಳಿದ ರಾಮಚಂದ್ರ ಶಬ್ದವನ್ನ ನಮ್ಮ ತಂದೆ ಅಭಿನಯ ಮಾಡಿ ತೋರಿಸೋರು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಾನೆ ರಾಮಚಂದ್ರ ಹೇಗೆ ಈ ಸರೋದ್ವಾದ ಮಾತನ ಮಾಡೋರು ಮಾಡ್ತಾರೆ ನೋಡಿ ಸಿತಾರ್ ನುಡಿಸೋರು ಹಾಗೆ ಕೂತ್ಕೊಂಡು ಆಕಾಶ ನೋಡ್ತಾ ಇದ್ದಾನೆ ಅವನ ಮುಖದಲ್ಲಿ ಮೂರು ಭಾವಗಳು ಒಟ್ಟಿಗೆ ಬಂದವು ಎಲ್ಲ ಜಗತ್ತಲ್ಲಿ ಯಾವ ನಾಟ್ಯಗಾರ್ತಿಯೋ ಅಭಿನಯ ಮಾಡಿ ತೋರಿಸುವುದಕ್ಕಾಗದೇ ಇರೋ ಭಾವ ಹರ್ಷೋ ದೈನ್ಯಂಚ ರೋಷಶ್ಚತ್ರಯಂ ರಾಘವ ಮಾವಿಷತೆ ಒಂದು ಕಡೆ ಹರ್ಷವಾಯಿತು ಒಂದು ಕಡೆ ದೈನ್ಯ ಭಾವ ಉಂಟಾಯಿತು ಇನ್ನೊಂದು ಕಡೆ ರೋಷಭಾವ ಉಂಟಾಯಿತು ಕೋಪ ಉಂಟಾಯಿತು ಪರಸ್ಪರ ವಿರುದ್ಧವಾದ ಭಾವನೆಗಳು ರಾವಣವಧಪೂರ್ವಕ ಸೀತಾಗಮೇನ ಹರ್ಷ ಶತ್ರುವನ್ನ ಕೊಂದೇ ಪತ್ನಿಯನ್ನ ಪಡೆದನಲ್ಲ ಅಂತ ಸಂತೋಷ ಅದಕ್ಕೆ ಮುಂಚೆನೆ ಹನುಮಂತ ಕರ್ಕೊಂಡು ಬಂದಿದ್ದು ಹರ್ಷವಾಗ್ತಿರಲಿಲ್ಲ ಶತ್ರುವನ್ನ ಕೊಂದ ಮೇಲೆಯೇ ಪಡೆದೇ ಪತ್ನಿಯನ್ನ ಪರಾಕ್ರಮ ತೋರಿಸಿದ್ದೇನೆ ಆದರೆ ರಾವಣ ಭವನ ಉಷಿತ್ವೇನ ದೈನ್ಯಂ ಛಿ ನನ್ನ ಪರಾಕ್ರಮ ಹತ್ತು ತಿಂಗಳು ಇನ್ನೊಬ್ಬನ ಮನೆಯಲ್ಲಿ ಇರುವಂತಾಯ್ತಲ್ಲ ನನ್ನ ಪತ್ನಿ ನಾನಿದ್ದುಕೊಂಡು ನನ್ನ ಪರಾಕ್ರಮಕ್ಕೆ ಏನು ಬಲೆ ಅಂತ ತನ್ನನ್ನು ತಾನೇ ನಿಂದಿಸಿಕೊಳ್ತಾ ಇದ್ದಾನೆ ಮುಂದೆ ರೋಷ ಅಂತ ಹೇಳಿದ್ರಲ್ಲ ಅತ್ರ ರೋಷ ಗಮನ ಕೇಳಿ ಶಪಥ ಉಪಯೋಗಿತ್ವಾತ್ ಆರೋಪಿತ ಮುಂದೆ ಸೀತಾದೇವಿ ಪ್ರತಿಜ್ಞೆ ಮಾಡಲಿ ಎಂಬುದಾಗಿ ಕೆಣಕುವುದಕ್ಕಾಗಿ ತನ್ನ ಮೇಲೆ ತಾನೇ ತಂದುಕೊಂಡ ಕೋಪವೇ ಹೊರತು ವಸ್ತುತ ಅವನಲ್ಲಿದ್ದ ಕೋಪವಲ್ಲ ಇದು ಆರೋಪಿತ ಕೋಪ ಹರ್ಷೋದೈನ್ಯಂಚ ರೋಷಶ್ಚ ತ್ರಯಂರಾಗಮಾವಿಶತಿ ಈ ಕಡೆಯಲ್ಲಿ ವಿಭೀಷಣ ಇನ್ನು ಯೋಚನೆ ಮಾಡ್ತಾ ಇದ್ದಾನೆ ಪಲ್ಲಕ್ಕಿ ಆ ಕಡೆಯಿಂದ ಬರ್ತಾ ಇದೆ ಈ ವಾನರ ವೀರರು ಸ್ವಲ್ಪ ಎಚ್ಚರ ತಪ್ಪಿದರು ಪಾಪ ಪ್ರಾಣ ಕೊಟ್ಟಿದ್ದಾರೆ ಎಷ್ಟೋ ಜನ ಸತ್ತಿದ್ದಾರೆ ಹೆಂಡತಿ ಮಕ್ಕಳು ಅಭಿಮಾನ ಬಿಟ್ಟು ಬಂದಿದ್ದಾರೆ ದೇಶವಲ್ಲ ದೇಶ ಸರಿಯಾದ ಊಟ ಇಲ್ಲ ಗಾಳಿ ಇಲ್ಲ ನೀರಿಲ್ಲ ಅವರಿಗೆಲ್ಲ ಒಂದು ಆಶ್ಚರ್ಯವಿತ್ತು ದಾರಿಯಲ್ಲ ಮಾತಾಡ್ಕೊಂಡು ಬರ್ತಿದ್ರು ಅಂತ ಕಾಣುತ್ತಲೇ ಒಂದು ಸೀತೆಗೋಸ್ಕರ ಇಷ್ಟಲ್ಲ ರಾಮ ಕಲ್ಲು ತೇರಿಸಿ ಸೇತುವೆ ಕಟ್ಟಿದ್ದ ಹೇಗಿರ್ಬೋದು ಅವರು ಹೇಗಿರ್ಬೋದು ನೀವು ಸುಮಾರ ನೀವು ಸುಮ್ಮನೆ ಅದೇ ಪ್ರಶ್ನೆ ಒಬ್ಬರೊಬ್ಬರು ಕೇಳ್ಕೊತಾ ಕೇಳ್ಕೊತಾ ಬಂದಿದ್ದಾರೆ ಯುದ್ಧ ಪೂರ್ತಿ ನಡೆದಿದೆ ಹದಿನೈದು ದಿವಸ ಯುದ್ಧ ಈಗ ಸೀತಾದೇವಿ ಪಲ್ಲಕ್ಕಿಯಲ್ಲಿ ಬರ್ತಾ ಇದ್ದಾಳೆ ಅಂತ ತಿಳ್ಕೊಂಡು ಆ ಪಲ್ಲಕ್ಕಿ ಹತ್ರ ಹೋಗಿ ಹೋಗಿ ಮೊದಲೇ ಇಂಡಿಸಿಪ್ಲಿನ್ ಕರ್ನಾಟಕ ಮುಸುಕು ತೆಗೆದು ಒಬ್ಬರ ಮೇಲೊಬ್ಬರು ಬಿದ್ದು ಬಿದ್ದು ಬಿದ್ದು ಆ ಸೀತೆಯನ್ನು ನೋಡಬೇಕು ನೋಡಬೇಕು ನೋಡಬೇಕು ಅಂತ ಉತ್ಸಾರ್ಜಮಾಣ ಸ್ಥಾನ್ ದೃಷ್ಟ ಸಮಂತಾತಿ ಜಾತ ಸಂಭ್ರಮಾತಿ ಇವರು ತೂರ್ಣ ಮುತ್ಸಾರಣೆ ಯತ್ನಂ ಕಾರಯಾಮಾಸ ಸರ್ವತಃ ವಿಭೀಷಣನ್ ಸೈನ್ಯ ಡಿಸಿಪ್ಲಿನ್ ಇತ್ತು ಕಂಚುಕೋಷ್ಣೀಷಣಸ್ತತ್ರ ವೇತ್ರ ಜರ್ಜರಪಾಣಿಯ ಇಪ್ಪತ್ತೇಳನೇ ಶ್ಲೋಕ ರಿಸರ್ವ್ ಪೊಲೀಸ್ ಕಂಚು ಕೌಷ್ಣೀಷ ಕಬ್ಬಿಣ ಟೋಪಿ ಹಾಕೊಂಡಿದ್ದು ತಲೆಯಲ್ಲಿ ಬೆಳಗಾಂ ರಿಸರ್ವ್ ಪೊಲೀಸ್ ಇದ್ದ ಹಾಗೆ ಕೈಯಲ್ಲಿ ಬೆತ್ತ ಇಟ್ಕೊಂಡಿದ್ದಾರೆ ವೇತ್ರ ಜರ್ಜರ ಈ ಕೋತಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿಬಿಟ್ರು ವಿಭೀಷಣ ಕಡೆಯವರು ಡಿಸಿಪ್ಲಾ ಹೊಡಿಬೇಕು ಅಂತಲ್ಲ ಕೋಪ ಇರಲಿಲ್ಲ ಈ ಪಲ್ಲಕ್ಕಿ ಗತಿಗೆ ಅಡ್ಡ ಬಂದು ಮೇಲೆ ಮೇಲೆ ಬೀಜ ನೋಡ್ತಾ ಇದ್ದಲ್ಲ ಪ್ರೈಮರಿ ಸ್ಕೂಲ್ ಹುಡುಗರು ಅಂತ ಹೆಗ್ಗ ಮುಗ್ಗ ಹೊಡೆದ್ರು ಬೆನ್ನು ಮೂಳೆ ಮುರಿಯಿತು ರಾಮಚಂದ್ರ ಸ್ವಂತ ಮಕ್ಕಳಂತೆ ನೋಡಿಕೊಂಡಿದ್ದ ವಾನರವೀರರನ್ನ ಆ ಸೀತೆಯ ಮೇಲೆ ಕೋಪ ಮಾಡ್ಕೋಬೇಕು ಅಂತ ಕೃತಕವಾಗಿ ಪ್ರಯತ್ನ ಪಟ್ಟವನಿಗೆ ಅವರು ರಾಮ ರಾಮ ರಾಮ ಅಂತ ಕೊಯ್ಯೋಮರು ಅಂತ ಕೇಳಿಸಿಕೊಳ್ಳುವಾಗ ಅವರ ಮೇಲೆ ಕೋಪ ಹೋಯಿತು ವಿಭೀಷಣ ನೋಡಿ ಮುಟ್ಟಾಳ ಅಂತ ಬೈದ ಏನಾಗಿದೆ ನಿನಗೆ ಇವತ್ತು ಆಪತ್ಕಾಲದಲ್ಲಿ ಸ್ತ್ರೀಯರನ್ನು ಯಾರೂ ನೋಡಬಹುದು ಅಂತ ಶಾಸ್ತ್ರ ಹೇಳಿಲ್ಲವೋ ವಿಭೀಷಣ ನೋಡಿದ ಆಪತ್ಕಾಲ ಬಂತು ಸೀತಾದೇವಿಗೆ ಇವರು ಬಾಯಿಲಿಯ ಮಾತು ಬಂತು ವ್ಯಸನೇಶು ಕೃಚ್ಛ್ರೇಶು ಯುದ್ಧೇಶು ಸ್ವಯಂವರೆ ಸ್ವಯಂವರ ಕಾಲದಲ್ಲಿ ಯಾವ ರಾಜಕುಮಾರಿನ ಯಾರು ಬೇಕಾದ್ರೆ ನೋಡಬಹುದು ಯುದ್ಧದಲ್ಲಿ ಆಪತ್ಕಾಲದಲ್ಲಿ ಕಷ್ಟ ಬಂದಾಗ ಸಂಕಟದಲ್ಲಿ ಸ್ತ್ರೀಯರನ್ನ ಯಾರು ಬೇಕಾದ್ರೆ ನೋಡಬಹುದು ಗೊತ್ತಿಲ್ವೇ ನಿನಗಿದೆಲ್ಲ ತೆಗಿ ಆ ಪಲ್ಲಕ್ಕಿ ಮುಸ್ಕನ್ ತೆಗಿ ಮಾದರ್ ನೋಡಿ ನನಗೋಸ್ಕರ ಹಣ ಕೊಟ್ಟಿದ್ದವರು ಅಂದರೆ ಇವರೆಲ್ಲ ಜನೋಯಂ ಸ್ವಜನೋ ಮಮ ಮಸ್ತಾಕ್ಷಾಕ್ಷರ ಮಂತ್ರ ಅರ್ಥ ಅವತ್ತು ಮೊದಲನೇ ದಿವಸ ಹೇಳಿದ್ದೆ ಇವರು ನನ್ನವರು ಶರಣಾಗತಿ ಮಾಡಿದವರು ವಿಭೀಷಣ ಪಕ್ಕಕ್ಕೆ ಸರದ ಸಾಕು ನಿಲ್ಲಿಸಿದ್ರಿಂದ ಅವರು ಲಾಠಿ ಚಾರ್ಜ್ ನಿಲ್ಲಿಸಿದ್ರು ಒಳಗೆ ಸೀತಾದೇವಿ ಕಿವಿಗೂ ಕೇಳಿಸ್ತು ವ್ಯಸನೇಶು ಕೃಚ್ಛ್ರೇಶು ಏನೋ ಆಪತ್ಕಾಲ ಅಂತ ಇದ್ದಾರೆ ಏನಾಯಿತೋ ಏನೋ ಅಂತ ಆ ಪಲ್ಲಕ್ಕಿ ಥಟ್ಟನೆ ಬಂದು ರಾಮನ ಪಾದದಲ್ಲಿ ನಿಂತು ಬಿಡಿತು ಇನ್ನೂ ಮುಸುಕ ಹಾಗೇ ಇದೆ ಮನಸ್ಸು ಅಂತಿದೆ ಸೀತಾದೇವಿಗೆ ನಮ್ಮ ಯಜಮಾನರು ಎಷ್ಟು ಸೊರಗಿದ್ದಾರೋ ನನ್ನ ನೋಡಿ ಏನಾದ್ರು ಸ್ವಲ್ಪ ಸಂತೋಷ ಪಡ್ತಾರೆಯೋ ನನ್ನನ್ನು ಬಿಟ್ಟು ಎಷ್ಟು ಸೊರಗಿರಬೇಕು ಮನಸ್ಸಿಗೆ ಅವ್ರಿಗೂ ಏನಾದರೂ ತೊಂದರೆ ಆಗಿರಬಹುದೇ ಕಂಡಲೆಲ್ಲ ಸಂತೋಷ ಆಗಿರಬಹುದೇ ಪ್ರೇಮ ಆಗಿರಬಹುದೇ ವಿರಹದಿಂದ ಅವರ ಭಾವನೆ ಹೇಗಿರಬಹುದು ಅಂತ ಮುಸುಕನ್ನು ತೆರೆದು ಮೆಲ್ಲಗೆ ನೋಡ್ತಾಳೆ ಭಯ ಉಂಟಾಯಿತು ಕಲತ್ರ ನಿರಪೇಕ್ಷೈಶ್ಚ ಇಂಗಿತೈ ಅಸ್ಯ ದಾರುಣೈ ಕಲತ್ರ ನಿರಪೇಕ್ಷೈ ನನಗೆ ಹೆಂಡತಿ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲೋ ನೋಡ್ತಿದ್ದಾನೆ ರಾಮಚಂದ್ರ ಸೀತೆ ಕಡೆಗೆ ನೋಡಲಿಲ್ಲ ಇಂಗಿತೈ ಅಸ್ಯ ದಾರುಣೈ ಅತ್ಯಂತ ಕ್ರೂರವಾದ ಭಾವವನ್ನು ತೋರಿಸ್ತಾ ಇದ್ದಾನೆ ಕಣ್ಣಲ್ಲಿ ಅಪ್ರೀತಮವ ಸೀತಾಯಾಮ್ ತರ್ಕ ಎನ್ಸೆ ಸ್ಮರಾಘವಂ ಉಳಿದ ಕಥೆಗಳು ನೋಡಿಕೊಂಡ್ರು ಈಗ ರಾಮ ಏನೋ ಸೀತೆಯನ್ನ ಬಿಟ್ಟು ಬಿಡ್ತಾನೆ ಅಂತ ಕಾಣುತ್ತೆ ಊರು ಕರ್ಕೊಂಡು ಹೋಗ್ತಾನೋ ಬಿಡ್ತಾನೋ ಮೊದಲೇ ಜಿಜ್ಞಾಸೆ ಶುರು ಮಾಡಿದ್ದಾರೆ ಇವರು ಬಿಟ್ಬಿಡ್ತಾನೆ ಅಂತ ಕಾಣುತ್ತೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ ಹೊರಗೆ ಹೆಜ್ಜೆ ಇಡ್ತಾ ಇದ್ದ ಲಜ್ಜೆಯಾತು ಅವಲಿಯಂತಿ ಸ್ವೇಷು ಗಾತ್ರೇಷು ಮೈಥಿಲಿ ತುಂಬ ಲಜ್ಜೆಯಾಗಿ ತನ್ನ ಮೈಯಲ್ಲಿ ತಾನೇ ನುಗ್ಗಿ ಬಿಡುವವಳಂತೆ ಏಕಾಂತದಲ್ಲಿ ಗಂಡನನ್ನು ಸಂದರ್ಶಿಸಿದರೆ ಆಲಿಂಗನ ಮಾಡಿಕೊಳ್ತಿದ್ಲು ಜನಸ್ಥಾನದ ಹದಿನಾಲ್ಕು ಸಾವಿರ ರಾಕ್ಷಸರು ಸತ್ತಾಗ ಬಂದು ಆಲಿಂಗನ ಮಾಡಿ ವೀರೋಚಿತವಾದ ಮರ್ಯಾದೆಯನ್ನು ಮಾಡಿದ್ದು ರಾಮನಿಗೆ ಈಗ ರಾವಣನ ಕೊಂದಿದ್ದಕ್ಕೋಸ್ಕರವಾಗಿ ರಣಧೀರ ಮಹಾಪ್ರಭು ರಾವಣನ ಗೆದ್ದಿದ್ದೀರಿ ನಿಮ್ಮ ಯಕ್ಷರಿಗೆ ಹೋಯಿತು ಅಂತ ಆಲಿಂಗನ ಮಾಡಿಕೊಂಡು ಸುಖೋಷ್ಣವಾದ ಆಲಿಂಗನದಿಂದ ಅವನಿಗೆ ವೀರ ಬಹುಮಾನವನ್ನು ಕೊಡಬೇಕು ಅಂತ ಕಾಯ್ದಿದ್ದಾಳೆ ಅಯ್ಯೋ ಕೋತಿಗಳೊಂದು ಕಡೆ ರಾಕ್ಷಸರು ಒಂದು ಕಡೆ ಲಜ್ಜೆಯಾತು ಅವಲೀಯಂತಿ ತುಂಬಾ ಲಜ್ಜೆ ಉಂಟಾಯಿತು ಜನಸಂಸದಿ ಏನ್ ಹೇಳಬೇಕಂತ ತೋರಲಿಲ್ಲ ಯಜಮಾನರ ಮುಖ ನೋಡಿದಳು ಅಯ್ಯೋ ನಾನು ಬೇಡ ಅಂತ ಕಾಣುತ್ತೆ ಅಂತ ರುರೋದ ಆಸಾಧ್ಯ ಭರ್ತಾರಂ ಘೋಳೋ ಅಂತ ಹೇಳ್ತಾ ಇದ್ದಾಳೆ ಬಾಬಾ ಒಂದೇ ಒಂದು ಮಾತು ಅವಳೇನ್ ಹೇಳಬೇಕು ಅಂತ ಗಟ್ಟಿ ಮಾಡಿದ್ದು ಅದು ಯಾವ ಮಾತು ಬರಲಿಲ್ಲ ಆರ್ಯಪುತ್ರೇತಿ ಭಾಷಿಣಿ ಆರ್ಯಪುತ್ರ ಅಂದ್ಲು ಮೂರ್ಛೆ ಹೋಗ್ಬಿಡ್ಬೇಕು ಏನು ಹೇಳಕ್ ತೋರ್ಲಿಲ್ಲ ಇವಳ ಮನಸ್ಸಲ್ಲಿ ಮುಖದಲ್ಲಿ ಮೂರು ಭಾವ ಉಂಟಾಯಿತು ಓನ್ಲಿ ವಾಲ್ಮೀಕಿ ಬೇರೆ ರಾಮಾಯಣ ವಿಸ್ಮಯಾಚ್ಚ ಪ್ರಹರ್ಷಾಚ ಮೂವತ್ತೈದನೇ ಶ್ಲೋಕ ಸ್ನೇಹಾಚ್ಚ ಪತಿದೇವತ ವಿಸ್ಮಯ ಪ್ರಹರ್ಷ ಸ್ನೇಹ ವಿಸ್ಮಯ ಯಾತಕ್ಕೆ ಹತ್ತು ತಿಂಗಳು ನನ್ನನ್ನು ಬಿಟ್ಟಿಟ್ಟಿದ್ದಾರೆ ಹದಿನಾಲ್ಕು ವರ್ಷ ಕಾಡಲ್ಲಿಟ್ಟಿದ್ದಾರೆ ರೂಪ ಕೊಂಚವೂ ಬಾಡಿಲ್ಲ ಇಷ್ಟು ಸುಕುಮಾರರು ನಮ್ಮ ಯಜಮಾನರು ಪ್ರಹರ್ಷಾಚ ಲೋಕದಲ್ಲಿ ಪೌರುಷವನ್ನು ತೋರಿಸಿಯೇ ನನ್ನ ಎದುರು ಬಂದು ನಿಂತುಕೊಂಡ್ರು ಸ್ನೇಹ ಅಚ್ಚ ಜೊತೆ ಜನ ಇದ್ರೆ ಇರಲಿ ಎಷ್ಟಾದರೂ ಯಜಮಾನರು ಒಂದು ಪ್ರೀತಿ ಭಾವನೆಯಿಂದ ಪತಿದೇವತ ಕ್ಷತ ಮುಖಂ ಭರ್ತು ಸೌಮ್ಯಂ ನನ ಆ ರಾಮನ ಮುಖವನ್ನು ನೋಡ್ತಾಳೆ ಸೌಮ್ಯಂ ಸೌಮ್ಯ ತರಹನನ ಅಷ್ಟು ಕಪಟ ಕೋಪವನ್ನ ಮಾಡಿದರೂ ಸೌಮ್ಯ ಕಾಣಿಸ್ತು ಸೀತಾದೇವಿಗೆ ನಮ್ಮ ವ್ಯಾಖ್ಯಾನಕಾರದ ಕಾಣಿಸ್ತಿಲ್ಲ ರಾಮನ ಮುಖದಲ್ಲಿ ಸೌಮ್ಯತೆ ಇತ್ತು ಕೋಪದ ಮಧ್ಯೆಯೂ ಎದ್ದು ಕಾಣುವ ಸೌಂದರ್ಯವಿತ್ತು ಪ್ರಸನ್ನತೆ ಇತ್ತು ಅರ್ಥ ಮಾಡಿಕೊಂಡಳು ಏನೋ ಮಾಡ್ತಾ ಇದ್ದಾರೆ ನಾಟಕ ಅಂತ ಕಾಣುತ್ತೆ ಒಂದು ನಿಮಿಷ ಯಾರೂ ಮಾತಾಡಲಿಲ್ಲ ಆಮೇಲೆ ರಾಮಚಂದ್ರ ಹೇಳಿದ ಎಲ್ಲ ಮಂಗಳಾಂಗಿಯಿಂದ ಹೆಂಡತಿನ ಮಾತೇ ಇದು ಏನು ಬೇಕು ಏನಾದ್ರು ಶಬ್ದ ಹೇಳಬೇಕು ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ ಏಷಾಸಿ ನಿರ್ಜಿತ ಭದ್ರೇ ಈ ಭದ್ರೆ ಅಂತ ಶಬ್ದ ಹಾಕಿದ ಅಸಂಬಂಧ ನಿವೇದಕ ಸಂಬೋಧನಂ ಯಾರೋ ಹಳ್ಳಿಯವರು ಬರ್ತಾರೆ ಹೆಣ್ಮಗಳು ವಯಸ್ಸಾದವರು ಚಿಕ್ಕವರು ನಮಸ್ಕಾರ ಭದ್ರೆ ನಿನಗೆ ಮಂಗಳವಾಗಲಿ ಯಾರಿಗೆ ಬೇಕಾ ಹೇಳ್ಬೋದು ಇದನ್ನ ಆಪ್ತವಾದ ಪತ್ನಿಗೆ ಮಾತ್ರ ಹೇಳಬೇಕಂತಿಲ್ಲ ಎಲೆ ಮಂಗಳ ಕರಳೆ ಮಂಗಳಾಂಗಿಯೇ ಏಷಾಸಿ ನಿರ್ಜಿತ ನಿನ್ನನ್ನು ಗೆದ್ದಿದ್ದೇನೆ ಪರಾಕ್ರಮದಿಂದ ಜಿತ್ವಾ ಪೌರುಷ ಆತಯದನುಷ್ಠೇಯಂ ತದೇ ತದುಪಾದಿತಂ ನನ್ನ ಪೌರುಷ ತೋರ್ಸೋಕೆ ಏನು ಮಾಡಬೇಕು ಅದನ್ನೆಲ್ಲ ಮಾಡಿದ್ದೆ ರಾವಣನ ಕೊಂದೆ ಕುಂಭಕರ್ಣನ ಕೊಂದೆ ಇದು ಸೇತುವೆ ಕಟ್ಟಿದ್ದೇನೆ ಗತೋಸ್ಮಿ ಅಂತಂ ಅಮರುಷಸ್ಯ ನನ್ನ ಕೋಪವೆಲ್ಲ ತೀರಿತು ದರ್ಶನ ಸಂಪ್ರಮಾರ್ಜಿತ ನನ್ನ ಪತ್ನಿಯನ್ನು ಒಬ್ಬ ಮುಟ್ಟಿದ್ದ ಅನ್ನುವ ಅಪಕೀರ್ತಿ ಏನುಂಟಾಗಿತ್ತು ಅದನ್ನು ತೊಳ್ಕೊಂಡಿದ್ದೇನೆ ಸಂಮಾರ್ಜನೆ ಮಾಡಿಕೊಂಡಿದ್ದೇನೆ ನನ್ನ ಅವಮಾನ ಸೇರಿತು ಅವಮಾನಶ್ಚ ಶತ್ರುಶ್ಚ ಮಯಾಯುಕಬದುಧೃತವು ಅದ್ಯಮೇ ಪೌರುಷಂ ದೃಷ್ಟ ಇದನ್ನೇ ಹೇಳ್ತಾ ಇದ್ದಾನೆ ತಮಟ ಬೆಳೀತಾ ನನ್ನ ಪೌರುಷ ನೋಡ್ತು ಲೋಕ ಅದೇ ಸೀತೆ ನಿನ್ನನ್ನು ಕಂಡೆನಲ್ಲ ಅಂತ ಒಂದು ಮಾತಿಲ್ಲ ನೀ ಸೌಖ್ಯವಾಗಿದ್ದೀಯಲ್ಲ ಅಂತ ಒಂದು ಮಾತಲ್ಲ ಅಥ ತೀರ್ಣ ಪ್ರತಿಜ್ಞಾತ್ವಾತ್ ಈಗ ನಾನು ತೀರ್ಣ ಪ್ರತಿಜ್ಞನಾಗಿದ್ದೇನೆ ರಾವಣನ ಕೊಂದೇ ನಿನ್ ಪಡೀತೇನೆ ಅಂತ ಹೇಳಿ ಲೋಕಕ್ಕೆಲ್ಲ ತೋರಿಸಿದ್ದೆ ರಾವಣನ ಕೊಂದ ಮೇಲೆಯೇ ಆದರೆ ರಾವಣ ನಿನ್ನ ಬಲಾತ್ಕಾರವಾಗಿ ಅಪಹಾರ ಮಾಡಿದ್ದು ಅದೆಲ್ಲ ಸರಿ ಏನ ರಕ್ಷಸ ಆದರೆ ದೈವದಿಂದ ಉಂಟಾದ ಈ ದೋಷವನ್ನ ಮಾನುಷೇಣ ಮಯಾಜತ ಮನುಷ್ಯನಾದ ನಾನು ಇವತ್ತು ಗೆದ್ದು ಬಿಟ್ಟಿದ್ದೇನೆ ದೈವ ಮಾಡಿದ ಆ ದ್ರೋಹವನ್ನು ಮನುಷ್ಯನಾದ ನಾನು ಇನ್ನು ಮನುಷ್ಯನಾಟಕ ಮಾಡ್ತಾ ಇದ್ದಾನೆ ಸೀತೆಗೆ ಸೂಚನೆ ನಾ ಮನುಷ್ಯ ನಾಟಕ ಮಾಡ್ತಿದ್ದೇನೆ ಅದಕ್ಕೆ ಅನುಗುಣವಾದ ಮಾತನ್ನಾಡು ನೀನು ಆ ಕಡೆಯಿಂದ ಲೋಕಾನಂಬುಲಿ ಎಂಬುದಾಗಿ ಅಷ್ಟು ಹೇಳಿದವನೇ ಸುಗ್ರೀವನ ಕಡೆ ತಿರುಗಿದ ಅಯ್ಯ ಸುಗ್ರೀವ ನೀನು ಹೆಂಡತಿ ಮಕ್ಕಳು ರಾಜ್ಯ ಅಭಿಮಾನವನ್ನು ತೊರೆದು ನನಗೆ ಸ್ನೇಹದಿಂದ ಸ್ನೇಹ ಮಾಡಿ ಈ ಸೇವೆ ಮಾಡಿದ್ದೀಯೇ ನಿನ್ನ ಉಪಕಾರವನ್ನೇ ತೀರಿಸಲಾರೆ ಥ್ಯಾಂಕ್ಸ್ ಗಿವಿಂಗ್ ಶುರು ಮಾಡಿಬಿಟ್ಟ ಇನ್ನು ಪ್ರವಚನ ಆಗ್ತಾ ಇದೆ ನಿರ್ಗುಣಂ ಭ್ರಾತರಂ ತ್ಯಕ್ತ ಅಯೋ ಮಾಂ ಸ್ವಯಮುಪಸ್ಥಿತ ವಿಭೀಷಣಸ್ಯ ಭಕ್ತಸ್ಯ ಸಫಲೋದ್ಯ ಪರಿಶ್ರಮ ನಿರ್ಗುಣನಾದಂಥ ಅಣ್ಣನನ್ನು ಬಿಟ್ಟು ಏ ವಿಭೀಷಣ ನೀನು ನನ್ನ ಸೇವೆ ಮಾಡಿದ್ದೀಯೇ ಪಾನರಿ ವೀರರೇ ನಿಮ್ಮ ನಿಮ್ಮ ಶಕ್ತಿ ಮೀರಿ ನನಗೆ ಸೇವೆ ಮಾಡಿದ್ದೀರಿ ಎದ್ದು ಹೋಗ್ಬೋದು ಅಂತ ಎಲ್ಲ ಸೈನ್ಯ ವಿಸರ್ಜನೆಗೆ ಸೂಚನೆಯೋ ಏನು ಕಥೆಯೋ ಮತ್ತೆ ಸೀತೆಯನ್ನು ನೋಡಿದ ಹುಬ್ಬು ಗಂಟಿಕ್ಕಿದ ಸೌಮ್ಯವಾದ ಮುಖದಲ್ಲಿ ಸಬದ್ವಾ ಭ್ರುಕುಟಿಂ ವಕ್ತ್ರೇ ತಿರ್ಯಕ್ ಪ್ರಕ್ಷಿತಲೋಚನಃ ಭೂಮಿಯನ್ನು ನೋಡ್ತಾ ಇದ್ದಾನೆ ಅಬ್ರವೀತ್ ಪುರುಷಂ ಸೀತಾಂ ಮಧ್ಯೆ ವಾನರ ರಕ್ಷಸಾಂ ಅಷ್ಟು ಜನ ವಾನರ ರಾಕ್ಷಸರ ಮಧ್ಯದಲ್ಲಿ ಹೃದಯ ತುಂಬ ಗಟ್ಟಿ ಮಾಡಿಕೊಂಡು ಈಗ ಅನಿವಾರ್ಯವಾಗಿ ಹೇಳಲೇಬೇಕಾದ ಈ ಮಾತನ್ನು ಹೇಳ್ತಾ ಇದ್ದಾನೆ ಎಲೆ ಸೀತೆ ಯತ್ಕರ್ತವ್ಯಂ ಮನುಷ್ಯೇಣ ದರ್ಶನಂ ಪರಿಮಾರ್ಜತ ತತ್ಕೃತಂ ಸಫಲಂ ಸೀತೆ ಹಸ್ತಾದ ಮನುಷ್ಯನಾತಿ ಶತ್ರುವನ್ನು ಸಂಹಾರ ಮಾಡಿ ಮನುಷ್ಯ ತನಗೆ ಬಂದು ಅಪಕೀರ್ತಿ ತೊಡ್ಕೊಳ್ಳೋಕೆ ಏನು ಬೇಕಾಗಿತ್ತೋ ಅದನ್ನೆಲ್ಲವನ್ನು ನಾನು ಮಾಡಿದ್ದೇನೆ ಆದರೆ ಒಂದು ತಿಳ್ಕೋ ನಿನಗೋಸ್ಕರ ಮಾಡಿದೆ ಇದನ್ನೆಲ್ಲ ಅಂತ ಮಾತ್ರ ನೀ ತಿಳ್ಕೋಬೇಡ ಸತೀರ್ಣ ಸುಹೃದಾಂ ವೀರ್ಯಾತಿ ನತ್ವದರ್ಥಂ ಹದಿನೈದನೇ ಶ್ಲೋಕ ಸೀತಾದೇವಿ ಮನಸ್ಸಲ್ಲಿ ಹೇಳಿಕೊಂಡ್ಲು ಹಾನ್ ನನಗೋಸ್ಕರ ಏನು ಮಾಡಲಿಲ್ವಾ ನಡೀರಿ ಅಯೋಧ್ಯೆಗೆ ಅಂತಪುರದ ಬಾಗಿಲು ಹಾಕಿ ಮರ್ಯಾದೆ ಕಳಿತೇನೆ ನಿಮಗೆ ಹತ್ತು ಜನರಾದ್ರೂ ಮರ್ಯಾದೆ ಕಳೆದು ನನಗೋಸ್ಕರ ಏನೂ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀರಾ ಆದರೆ ಮುಂದಕ್ಕೆ ಶುರು ಮಾಡಿದ ಹನುಮಂತ ಇವನು ರಾಮಚಂದ್ರ ಸ್ವಾಮಿ ಹೇಳ್ತಿದ್ದಾನೆ ಹನುಮಂತ ಸೇವೆ ಮಾಡಿದ್ದೀಯೋ ಅಂಗದ ನಲ ನೀಲ ಎಲ್ಲ ಚೆನ್ನಾಗಿ ಸೇವೆ ಮಾಡಿದ್ದೀರಿ ನೀನಿನ್ನೂ ನಿಂತಿದ್ದೀಯಲ್ಲ ನನ್ನ ಕಣ್ಣರಿಗೆ ಎಲ್ಲ ಸೀತೆ ನೋಡು ರಾವಣಾಂಕ ಪರಿಭ್ರಷ್ಟಾಂ ದೃಷ್ಟಾಂ ದೃಷ್ಟೇ ನ ಚಕ್ಷುಷ ರಾವಣನ ಕಣ್ಣು ನಿನ್ನ ಮೇಲೆ ಬಿತ್ತು ದುಷ್ಟನ ಕಣ್ಣು ಓದೋದಕ್ಕೆ ಬಹಳ ಕಷ್ಟ ಆಗುತ್ತೆ ರಾವಣನ ಮಡಲಿನಿಂದ ಜಾರಿ ಬಿದ್ದವಳು ನೀನು ರಾವಣಾಂಕ ಪರಿಭ್ರಷ್ಟ ಈ ಅರ್ಥ ಏನು ರಾವಣ ಅವಳು ನೆತ್ಕೊಂಡ್ಬಂದಿದ್ದು ನಿಜ ತೊಡೆ ಮೇಲೆ ಇಟ್ಕೊಂಡಿದ್ದ ಅಲ್ಲಿಂದ ಕೆಳಗೆ ಬಿದ್ದಳು ಫಿಸಿಕಲಿ ಇದರ ಅರ್ಥ ಬೇರೆ ಅರ್ಥ ಮಾಡಬಾರದು ರಾವಣಾಂಕ ಪರಿಭ್ರಷ್ಟ ಇದು ರಾಮ ಹೇಳುವ ಮಾತೆ ಇದು ಆಡ್ತಾ ಇದ್ದಾನಲ್ಲ ನಾಟಕದಲ್ಲಿ ಬರ್ಕೊಟ್ಟು ಮಾತ್ರ ಆಡಬೇಕಾಗತ್ತೆ ಆಡ್ತಾ ಇದ್ದಾನೆ ರಾವಣಾಂಕ ಪರಿಭ್ರಷ್ಟಾಂ ಅಷ್ಟೇ ಅಲ್ಲ ಅವನ ಮನೆಯಲ್ಲಿ ಅವನ ಕೈ ಎಟುಕುವಷ್ಟು ಹತ್ತಿರದಲ್ಲಿ ಕಥಂತ್ವಾಂ ಪುನರಾದದ್ಯಾಂ ಕುಲಂ ವ್ಯಪತಿಷನ್ಮಹತಿ ತದರ್ಥಂ ನಿರ್ಜತಾ ಮೇ ತ್ವಂ ಯಶ ಪ್ರತ್ಯಾಹೃತಂ ಮಯ ನಾಸ್ತಿ ಮೇ ತ್ವಯ್ಯ ವಿಶ್ವಂಗ ಯಥೇಷ್ಟಂ ಗಮ್ಯತಾಮಿತಃ ನಿನ್ನನ್ನು ನೋಡಿದವನು ರಾವಣ ನಿನ್ನ ಸುಮ್ಮನೆ ಬಿಟ್ಟಿರಲಾರ ಮುಟ್ಟಿರಲಿಕ್ಕೇ ಬೇಕು ಆ ವಾಕ್ಯ ಓದುವುದಿಲ್ಲ ಬಹಳ ಕಷ್ಟವಾಗುತ್ತೆ ಹತ್ತು ದಿಕ್ಕುಗಳು ನಿನ್ನೆದರಿಗಿವೆ ಎಂಟು ದಿಕ್ಕು ಮೇಲೆ ಕೆಳಗೆ ಎಲ್ಲಿ ಬೇಕಾದರೂ ನೀನು ಹೋಗು ಎಲ್ಲಿ ಹೋಗಲಿ ಪ್ರಭು ಸುಗ್ರೀವೇ ವಾ ನರೇಂದ್ರೇ ವಾ ರಾಕ್ಷಸೇಂದ್ರೇ ವಿಭೀಷಣೆ ಸುಗ್ರೀವನ ಮನೆಯಲ್ಲಿರು ಕೆಟ್ಟ ಹೋದ ಹೆಣ್ಣು ಗಂಡನ ಜೊತೆಯಲ್ಲಿ ಬಾಳಕ್ಕಾಗುವುದಿಲ್ಲ ಅವನ ಸ್ನೇಹಿತರು ಅಣ್ಣ ತಮ್ಮಂದ್ರು ಇರಬಹುದು ಸುಗ್ರೀವನ ಲೇ ಬೇಕಾದ್ರೆ ಕರ್ಕೊಂಡು ಹೋಗೋ ನಿನ್ನ ಮನೆಯಲ್ಲಿ ಅವಳನ್ನು ನೀನು ಅನ್ನಾಗಿನ್ನ ಕೊಟ್ಟು ಸಾಕು ವಿಭೀಷಣ ನಿನ್ನ ಮನೆಯಲ್ಲಿದ್ರೂ ಪರವಾಗಿಲ್ಲ ನಿವೇಶ್ಯ ಮನಸ್ಸೀತೆ ಯಥಾವ ಸುಖಮಾತ್ಮನಃ ನನ್ನ ಜೊತೆಯಲ್ಲಿ ನೀನು ಅಯೋಧ್ಯೆಯಲ್ಲಿ ಬಾಳುವ ಆಶೆಯನ್ನು ಮಾತ್ರ ಬಿಟ್ಟುಬಿಡು ನಹಿತ್ವಾಂ ರಾವಣೋ ದೃಷ್ಟ ದಿವ್ಯರು ಓದಬಾರದು ಅಂತ ಈ ಶ್ಲೋಕ ಕಣ್ಣಿಗೆ ಬಿತ್ತು ಇಷ್ಟು ಮನೋಜ್ಞ ರೂಪವುಳ್ಳವಳು ಸರ್ವಾಂಗ ಸುಂದರಿಯಾದ ನಿನ್ನ ಕಣ್ಣಿಗೆ ನೋಡಿದಂತಹ ರಾವಣ ನ ಮರುಷಯೇತಿ ಚರಂ ಸೀತೆ ಸ್ವಗೃಹೇ ಪರಿವರ್ತಿನಿ ಅಲ್ಲಿಂದ ಜನಸ್ಥಾನ ಕಟ್ಟಿಸ್ಕೊಂಡ್ಬಂದು ನಿನ್ನನ್ನು ಬಂದವನು ಮನೆಯಲ್ಲೇ ಹತ್ರ ಹತ್ತು ತಿಂಗಳಿದ್ದೆ ಅಂದ್ರೆ ನಿನ್ನ ನೋಡಿ ಸುಮ್ಮನೆ ಇದ್ದಿರ್ಲಿಕ್ಕಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಇನ್ನು ಸೀತಾದೇವಿಗೆ ಇನ್ನೇನು ಬಾಕಿ ಉಳಿಲಿಲ್ಲ ಯಜಮಾನರು ಏನು ಹೇಳಬಾರ್ದಂತಿತ್ತೋ ಆ ಬಾಯಿ ಇದನ್ನ ಕೇಳೋಕೆ ನಾ ಇಷ್ಟು ಅಂತ ಹೇಳಿ ವಾಲ್ಮೀಕಿ ದುಃಖಪಟ್ಟು ಬರೀತಾರೆ ತತಪ್ರಿಯಾರ್ಹ ಶ್ರವಣ ಪ್ರಿಯವಾದದನ್ನು ಕೇಳುವುದಕ್ಕೆ ಅರ್ಹವಾಗಿದ್ದವಳು ತದಪ್ರಿಯಂ ಯಾರಿಂದ ಪ್ರಿಯಾತ ಉಪಶ್ರುತ್ಯ ಚರಸ್ಯ ಮೈಥಿಲಿ ಪ್ರೀನಾಥ ರಾಮನ ಬಾಯಿನಿಂದ ಮಾತನ್ನು ಕೇಳಿ ಮುಮೋಚ ಬಾಷ್ಪಂ ಕಣ್ಣೀರು ಹಾಕ್ತಾಳೆ ಆನೆ ಕಾಲಿಗೆ ಸಿಕ್ಕಿದಂತಹ ಬಳ್ಳಿ ಹೇಗೆ ಕಸಿಕೆ ಹೋಗ್ತದೆಯೋ ಆ ರೀತಿ ದುಃಖಪಟ್ಟಳು ಮುಂದಿನ ಸ್ವರ್ಗ ಎರಡು ಮಾತು ಸಂಗ್ರಹ ಮಾಡ್ತೇನೆ ನಾಳೆ ಎತ್ಕೊಳ್ತೇನೆ ಅದು ಈ ಘಟ್ಟಕ್ಕೆ ನಿಲ್ಲಿಸಬಾರದು ಅನ್ನೋ ಮರ್ಯಾದೆಗೋಸ್ಕರವಾಗಿ ಸಾಧದ ಪೂರ್ವಂ ಹಿ ಜನೇ ಮಾತಿ ಮೈಥಿಲ್ ಇಷ್ಟೊಂದು ಜನರ ಸಮೂಹದಲ್ಲಿ ಅನಿರೀಕ್ಷಿತವಾದಂತಹ ಈ ವ್ಯರ್ಥಾರೋಪಗಳನ್ನು ಅದು ಯಜಮಾನನ ಮಾತು ಇನ್ನೊಬ್ರು ಹೇಳಿದ್ರೆ ಬೇರೆ ವಿಷಯ ಕಪಾಳ ಕೊಡ್ತಿದ್ಲು ಏನ್ ಕಥೆಯೋ ಯಜಮಾನನ ವಾಕ್ಯದಿಂದ ಕೇಳಿದವಳು ಅಯ್ಯೋ ಏನಾಡ್ಬಿಟ್ರು ಯಜಮಾನರು ಮರ್ಯಾದೆ ಕಳೆದು ಬಿಟ್ರಲ್ಲ ಅಂತ ಒಂದು ಕ್ಷಣ ಕಣ್ಣೀರು ಬರ್ತಾ ಇದೆ ಧೈರ್ಯವೂ ಉಂಟಾಯಿತು ಸ್ವಲ್ಪ ಮೊದಲೇ ಕೋಪದಿಂದ ಮಾತನಾಡುವ ಪ್ರವೃತ್ತಿ ಈಗ ಹೇಳ್ತಾಳೆ ಕಿಮ್ಮಾಮ ಸದೃಶಂ ವಾಕ್ಯಂ ಈದೃಶಂ ದಾರುಣಂ ರೋಕ್ಷಂ ಶ್ರಾವಯಸೇ ವೀರ ಪ್ರಾಕೃತಃ ಪ್ರಾಕೃತ ಅನಿವ ಒಂದು ಹಳ್ಳಿ ಹಣ್ಣನ್ನ ಯಾವನೋ ಗಮಾರ ಇವನಿಗೂ ಸಂಸ್ಕೃತಿ ಇಲ್ಲ ಅವಳಿಗೂ ಸಂಸ್ಕೃತಿ ಇಲ್ಲ ಗಂಡನ ಬಿಟ್ಟು ಓಡಿ ಹೋಗ್ತಾಳೆ ನಾಲ್ಕಾರು ಜನ ಸಹವಾಸ ಮಾಡ್ಕೊಂಡು ಬರ್ತಾಳೆ ತಪ್ಪಾಯಿತು ಅಂತ ಹೇಳ್ತಾಳೆ ಆಯಿತು ಬುದ್ಧಿ ಸೇರಿಸ್ಕೊಳ್ತಾರ ಗ್ರಾಮದವರು ಪಂಚಾಯಿತಿ ಮಾಡಿ ಇದೊಂದು ಕಥೆ ಮಾಸ್ತಿ ವೆಂಕಟೇಶ್ ಶಂಕರ್ ಬರೆದಿದ್ದಾರೆ ವೆಂಕಟೇಶನ ಹೆಂಡತಿ ಅಂತ ಸಣ್ಣ ಕಥೆಗಳಲ್ಲಿದ್ದ ದಯವಿಟ್ಟು ನೋಡಿ ಅದು ಒಬ್ಬ ಕಲ್ಲು ಕೊಟ್ಟಿಗನ ಹೆಂಡತಿ ಗಂಡನ ಬಿಟ್ಟು ಎಲ್ಲೆಲ್ಲೋ ಓಡ್ ಹೋಗಿ ತಪ್ಪಾಯಿತು ಅಂತ ಯಜಮಾನ್ ಹತ್ರ ಬಂದ್ರೆ ಆಯಿತು ಆಗಬಾರ್ದಪ್ಪ ಅಂತ ಮತ್ತೆ ಸೇರಿಸ್ಕೊಂಡ ಹಳ್ಳಿ ಜನರಲ್ಲಿ ಎಗ್ಗಿರೋದಿಲ್ಲ ಒಬ್ಳು ಹಾಗೆ ಮಾಡಿದ್ಲು ಅಂತ ತಿಳ್ಕೊಂಡು ನನ್ನ ಚಾರಿತ್ರವನ್ನೇ ನೀವು ಶಂಕೆ ಮಾಡ್ತಾ ಇದ್ದೀರಿ ನೀವು ತಿಳ್ಕೊಂಡಾಗಿಲ್ಲ ಪ್ರಭು ನಾನು ನ ತಥಾಸ್ಮಿ ಮಹಾಬಾಹೋ ಯಥಾ ಮೇನ ಚಾರಿತ್ರ್ಯ ಚಾರಿತ್ರೇಣ ಚ ಶಪೇ ನನ್ನ ಚಾರಿತ್ರ್ಯ ಮೇಲಾಣೆ ಹೇಳ್ತೇನೆ ಪ್ರಭು ನಿಮ್ಮ ಮೇಲಾಣೆ ಇಡ್ತೇನೆ ನನ್ನ ಹಾಗೆಲ್ಲ ತಿಳ್ಕೋಬೇಡಿ ರಾವಣನ ತೊಡೆಯಿಂದ ಬಿದ್ದವಳು ಅಂತ ಬಿಟ್ರು ಏನು ಮಾತಾಡ್ತಿದ್ದೀರಿ ದಶರಥನ ಮಗಾಡೋ ಮಾತೇ ಇದು ಯಜ್ಜಹಂ ಗತ ಸಂಸ್ಪರ್ಶಂ ಗತಾಸ್ಮಿ ವಿವಶಾ ಪ್ರಭೋ ರಾವಣ ಎತ್ಕೊಂಡ್ ಬಂದಿದ್ ನಿಜ ಆದ್ರೆ ನಾನು ಪರವಶಳಾಗಿದ್ದೆ ಬಿಡಿಸ್ಕೊಳ್ಳೋಕೆ ವಿಶ್ವ ಪ್ರಯತ್ನವನ್ನು ಮಾಡಿದರು ಅವರಿಯಾಗಿ ನನ್ನ ಕೈಲಾಗಲಿಲ್ಲ ಆದರೆ ಪರಾಧೀನೇಶು ಗಾತ್ರೇಷು ಕಿಂಕರಿಷ್ಯಾಮಿ ಅನೀಶ್ವರ ಆದರೆ ನನ್ನ ಮದ್ದಲ್ಲಿ ಮದಧೀನಂತೂ ಯತ್ತನ್ಮೇ ಹೃದಯಂತ ವರ್ತತೆ ನನ್ನ ಅಧೀನದಲ್ಲಿದ್ದದ್ದು ನನ್ನ ಮನಸ್ಸು ಈ ಮನಸ್ಸನ್ನು ನೀವು ತಿಳ್ಕೊಳ್ಳದೆ ಹೋದ ಪಕ್ಷದಲ್ಲಿ ಹೇ ಜಗದೀಶ್ವರ ಯಾರಿಗೆ ಒಪ್ಪಿಸ್ರಿ ನನ್ನ ಸಂಕಟವನ್ನು ನಾನು ಸೀತಾದೇವಿ ಮನಸ್ಸನ್ನೇ ತಿಳ್ಕೊಳ್ಳದೆ ಹೋಗಿಬಿಟ್ರಲ್ಲ ನೀವು ಯಜ್ಜಂತೇನ ವಿಜ್ಞಾತ ಹತಾತೇನಾಸ್ಮಿ ಶಾಶ್ವತಂ ನಾನು ನಿಮ್ಮ ಕೈಯಿಂದಲೇ ಸತ್ತಾಗಿ ನೀವೇ ಕೊಂದ್ರಿ ಇಲ್ಲ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ ನನ್ನ ನೀವು ವಾನರೇಂದ್ರ ಬಂದು ಪ್ರತ್ಯಕ್ಷ ನೋಡಿದ್ದಾನೆ ನನ್ನನ್ನ ಅವನೇನು ಬರ್ತಾನೆ ಅಂತ ನಾನು ಸರಿ ಮಾಡ್ಕೊಂಡು ಕೂತಿದ್ದೆ ಇಲ್ಲಿ ಅಕಸ್ಮಾತ್ ಆಗಿ ಬಂದ ಸಡನ್ ಇನ್ಸ್ಪೆಕ್ಷನ್ನು ಕೇಳಿ ಹನುಮಂತನನ್ನು ಕೇಳಿ ರಾವಣ ಅಂತಃಪುರದಲ್ಲಿದ್ನೆ ಮರದ ಕೆಳಗಿದ್ದೆ ನಾ ಹೇಗೆ ಕೂತಿದ್ದೆ ನನ್ನ ಸ್ಥಿತಿ ಹೇಗಿತ್ತು ಹೇಗೆ ವಿಶ್ವಾಸ ಬಿಡ್ತಿದ್ದೆ ಅವನೆಲ್ಲ ಬಂದು ಹೇಳಿಲ್ವೇ ನಿಮಗೆ ಲೇ ಹನುಮಂತ ಸರಿಯಾಗಿ ಹೇಳಿದೋ ಹೇಳಿಲ್ವೋ ನಿಮ್ಮ ಯಜಮಾನರಿಗೆ ಆಮೇಲೆ ಹೇಳ್ತಾಳೆ ಅಪದೇಶೇನ ಜನಕಾತ್ ನ ಉತ್ಪತ್ತಿ ವಸುಧಾತಲಾತ್ ನಾನೇನು ಜನಕನ ಮಗಳೇ ಪ್ರಭು ಎತ್ಕೊಡ್ತಾ ಇದ್ದಾಳೆ ನಾ ಭೂಮಿಯಿಂದ ಬೆಂದವಳಲ್ಲವೇ ನೀವಾದರೂ ತಾಯಿ ಗರ್ಭದಲ್ಲಿ ಬಂದ್ರಿ ಪ್ರಭು ನನಗೆ ತಾಯಿ ಗರ್ಭವೂ ಇಲ್ಲ ನಾನು ಅಯೋನಿಜೆ ನೀವಾದ್ರೆ ನಿಜರು ನೋಡಿ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಮಮ ವೃತ್ತಂಚ ವೃತ್ತಜ್ಞ ಬಹುತೇನ ಪುರಸ್ಕೃತ ಇದೆಲ್ಲ ಗೊತ್ತಿದ್ದು ಶಿವಧನುಸ್ಸನ್ನು ಮುರಿದು ನನ್ನ ವಿವಾಹ ಮಾಡಿಕೊಳ್ಳುವಾಗ ನಾನು ಯಾರಂತ ತಿಳಿದು ಇವತ್ತು ಬೇಕಂತ ಮರಿತಾ ಇದ್ದೀರಾ ನೀವು ನಮ್ಮ ತಂದೆ ಕೈಯನ್ನು ತೆಗೆದು ನಿಮ್ಮ ಕೈಯಲ್ಲಿಟ್ಟು ಎಂ ಸೀತಾ ಮಮಸುತಾ ಅಂತ ಹೇಳಿದಾಗ ನಿಮ್ಮ ಬುದ್ಧಿ ನೆಟ್ಟಿಗಿರಲಿಲ್ಲವೇ ಜಾಡಿಸಿ ಹೇಳ್ತಾನೆ ರಾಮನಿಗೆ ನ ಪ್ರಮಾಣೀಕೃತ ಪ್ರಾಣಿ ಬಾಲ್ಯೇ ಬಾಲ್ಯೇನ ಪೀಡಿತ ಹದಿಮೂರು ವರ್ಷ ನಿಮಗೆ ಆವಾಗ ನನಗೆ ಏಳೂವರೆ ವರ್ಷ ವಯಸ್ಸು ಹುಡುಗಾಟದಲ್ಲಿ ಹೇಳಿದ ಮಾತು ಅಂತ ಅಪ್ಪ ಸಣ್ಣದುಂಡು ಇಪ್ಪ ಇಲ್ಲೇ ಮಾತು ಬದಲಿಸ್ಕೊಳ್ತಾ ಇದ್ದೀರಾ ಈಗಂತ ಹಲ್ಕ ರಾಜಕಾರಣಿ ಅಂದ್ಬಿಟ್ಟು ರಾಮನಿಗೆ ಮಾತನ್ನು ಬದಲಾಯಿಸ್ಕೊಳ್ತಾ ಇದ್ದೀರಿ ಸಾಧರ್ಮಚರಿತವ ನಮ್ಮಪ್ಪ ಅಂದ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಿತವ್ಯ ನಾತಿಚರಾಮಿ ಹೇಳಿದ್ರು ಹೇಳಿಲ್ವ ನೀವು ಯಾವ ಬಾಯಿಂದ ಹೇಳಿದ್ರಿ ಹ ಹುಡುಗಾಟ ಮಾಡ್ತಿದ್ದೀರಿ ನಾನು ನಿಮಗೆ ಬೇಡವಾಗಿದ್ದು ಪಕ್ಷದಲ್ಲಿ ನಿಜವಾ ಹೇಳ್ರಿ ಅವತ್ತು ಹನುಮಂತನ ನ್ಯಾತಿ ಕಳಿಸಿದ್ರಿ ಅವತ್ತೇ ಸಾಯ್ತಾ ಇದ್ದೆ ನಾನು ಹೌದಲ್ವ ಹನುಮಂತ ಈ ಸೇಟು ಅದಕ್ಕೋಸ್ಕರ ಕಟ್ಟಿದ್ರಿ ಬರೀ ನಿಮ್ಮ ಕೀರ್ತಿ ಉದ್ಧಾರ ಮಾಡುವುದಕ್ಕೋ ಈ ಸೀತೆ ಅಂತ ಒಬ್ಬ ಇದ್ದಾಳೆ ಅಂತ ಅದಕ್ಕೋಸ್ಕರವಾಗಿಯೂ ಮಾಡಿದರು ಸೀತೆನೆ ಇಲ್ಲದೆ ಇದ್ರೆ ಯಾರು ಮರ್ಯಾದೆಯನ್ನು ಕಾಪಾಡ್ತಾ ಇದ್ರಿ ನೀವು ಬಗ್ಗಲಿಲ್ಲ ರಾಮಚಂದ್ರ ಹೇಳಿ ನನ್ನ ಪೇಶೆ ಪೇಶಿ ಪೇಶಿ ಲೋಕವೆಲ್ಲ ಕೇಳಿ ನಿನ್ನ ಮಾತನ್ನ ಆಗ ಸೀತಾದೇವಿ ಕಣ್ಣು ನೀರು ಒರೆಸ್ಕೊಳ್ಳಿಲ್ಲ ಲಕ್ಷ್ಮಣ ನೋಡ್ತಾಳೆ ಇಷ್ಟು ಹೇಳಿಯೂ ನಿಮ್ಮಣ್ಣಂದರು ಛಿ ಛೀ ಬಿಡ್ತು ಈ ಮಾತು ಹೇಳಬೇಡ ಅಂತ ಒಂದು ಮಾತು ಹೇಳಲಿಲ್ಲ ಕಣೋ ಅವ್ರಿಗೆ ಬೇಡದಿದ್ಮೇಲೆ ನಾನು ನಾಟಕಿರಬೇಕು ಮೇ ಕುರು ಸೌಮಿತ್ರೆ ವ್ಯಸನ ಶಾಸ್ತ್ರ ಭೇಷಜಂ ಈ ರೋಗಕ್ಕಿರೋದು ಒಂದೇ ಔಷಧ ಅಗ್ನಿ ಅಗ್ನಿಯನ್ನು ಸಿದ್ಧ ಮಾಡೋ ಯಾವ ಲಕ್ಷ್ಮಣನಿಗೆ ಕಿವಿಯಲ್ಲಿ ಬೀಳಬಾರದು ಮಾತನ್ನಾಡಿದ್ದಳೋ ಆ ಭಾಗವತಾಪಚಾರಕ್ಕೆ ಭಗವಂತ ಇಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಸಿ ಅವನ ಕೈಲಿ ಚಿತೆ ಸಿದ್ಧ ಮಾಡಿ ಅವಳದಲ್ಲಿ ಪರಿಶುದ್ಧಳಾಗುವಂತೆ ತನ್ನ ಭಕ್ತರಲ್ಲಿ ಹೆಂಡತಿ ತಮ್ಮ ಯಾರು ತಪ್ಪು ಮಾಡಿದರೂ ಭಕ್ತರಲ್ಲಿ ಅಪರಾಧವನ್ನು ಮಾಡಿದರೆ ಭಗವಂತ ಬಿಡೋದಿಲ್ಲ ಅನ್ನೋಕೆ ಇದು ಬಹಳ ದೊಡ್ಡ ಸಾಕ್ಷಿ ಅಂತ ಹೇಳ್ತಾರೆ ಲಕ್ಷ್ಮಣನ ಪೀಕ್ಲಾಟವಾಯಿತು ಚಿತೆ ಸಿದ್ಧ ಮಾಡು ಅಂತ ಅವಳಪ್ಪಣೆ ಮಾಡ್ತಾ ಇದ್ದಾಳೆ ರಾಮ ಹೇಳಲಿಲ್ಲ ಏನ್ ಮಾಡೋಣ ಅಂತ ರಾಮನ ಮುಖವನ್ನು ನೋಡಲಾಗಿ ಹುಬ್ಬ ರಾಮಚಂದ್ರ ಅವಳು ಹೇಳ್ತಾ ಇದ್ದಾಳೆ ಮಾಡು ನಿಮ್ಮತ್ತಿಗೆ ರಾಘವಾನನ ಮೈಕ್ಷತ ಸವಿಜ್ಞಾಯ ತತಶ್ಚಂದಂ ಆಕಾರ ಸೋಚಿತಂ ಚಿತಾಂ ಚಕಾರ ಸೌಮಿತ್ರಿ ಮತೆ ರಾಮಸ್ಯ ವೇದ್ಯವಾನೆ ಏನು ಕಪಿಗಳು ರಾಕ್ಷಸರು ಏನಿದು ರಾಮನಾಟಕ ಎಲ್ಲಿ ಹೋಗಿ ಸೇರಿಬಿಡ್ತು ರಾವಣ ಮಧ್ಯ ಆಯಿತು ಇವರು ಪರಸ್ಪರ ಸೇರ್ತಾರೆ ಅಯೋಧ್ಯೆಗೆ ಹೋಗ್ತಾರೆ ಪಟ್ಟಾಭಿಷೇಕ ಅಂದ್ರೆ ಏನು ಬೇರೆ ಆಗೋಯ್ತಲ್ಲ ಅಂತ ಕುಣಿದಾಡ್ತಾ ಇದ್ದಾರೆ ಛೀ ಅಂತ ಇದ್ದಾರೆ ರಾಮನಿಗೆ ಮಾತು ಹೇಳೋಕೆ ಧೈರ್ಯ ಇಲ್ಲ ಅಮ್ಮನವ್ರ ಧೈರ್ಯ ಹೇಳೋಕೆ ಒಬ್ರಿಗೂ ಶಕ್ತಿ ಬರ್ತಾ ಇಲ್ಲ ಆ ಚಿತೆಯನ್ನು ಲಕ್ಷ್ಮಣ ಸಿದ್ಧ ಮಾಡಲಾಗಿ ಹೋಗಿ ಇನ್ನೇನು ಬೀಳ್ತೇನೆ ಅನ್ನೋ ಒಂದು ಸಲ ಪರ ಪುನಃ ಗಂಡನ ಮುಖ ನೋಡ್ತಾಳೆ ಬಿದ್ದರೆ ಬೀಳು ಬೀಳಿದ್ರೆ ಬೇಡ ಅಷ್ಟು ಗಟ್ಟಿ ಹೃದಯ ರಾಮಚಂದ್ರ ಯಾಕೆ ರಾಮಾಜ್ಞೆ ಸುಗ್ರೀವಾಜ್ಞೆಗೆ ಮೀರಿದ್ದು ಕಠೋರವಾದದ್ದು ಇವಳು ಪರೀಕ್ಷೆ ಲೋಕ ಗೊತ್ತಾಗಬೇಕು ಅಂತ ಆಗ ಮೂರು ಸಲ ಪ್ರದಕ್ಷಿಣೆ ಬರ್ತಾಳೆ ಮಹಾದೇವಿ ಪ್ರತಿಜ್ಞೆ ಮಾಡ್ತಾಳೆ ಶಪಥವನ್ನು ಮಾಡ್ತಾಳೆ ಯಥಾ ಮೇ ಹೃದಯ ನಿತ್ಯಂ ನಾಪಸರ್ಪತಿ ರಾಘವಾತೆ ಇಪ್ಪತ್ನಾಲ್ಕನೇ ಶ್ಲೋಕ ನನ್ನ ಹೃದಯ ರಾಮನನ್ನು ಬಿಟ್ಟು ಬೇರೆ ಕಡೆ ಹೋಗಿಲ್ಲವಾದರೆ ತಥಾ ಲೋಕಶ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ ಸರ್ವಸಾಕ್ಷಿ ಅಗ್ನಿ ನನ್ನನ್ನು ಕಾಪಾಡಲಿ ಯಥಾ ಮಾಂ ಶುದ್ಧ ಚಾರಿತ್ರಾಂ ದುಷ್ಟಾಂ ದಾನಾತಿ ರಾಘವ ಶುದ್ಧ ಚರಿತ್ರಾದ ನನ್ನ ಅಂತ ತಿಳ್ಕೊಂಬಿಟ್ಟಲ್ಲ ರಾಮಚಂದ್ರ ಅದು ಇಲ್ಲದೇ ಪಕ್ಷದಲ್ಲಿ ತಥಾಲೋಕಸ ಸಾಕ್ಷಿ ಮಾಂ ಸರ್ವತಃ ಕರ್ಮಣ ಮನಸ ವಾಚ ಯಥಾನಾತಿ ಚರಾಮ್ಯಹಂ ಮದುವೆ ಮಾತನ್ನ ಹೇಳ್ತಾ ಇದ್ದಾಳೆ ರಾಘವಂ ಸರ್ವಧರ್ಮಜ್ಞಂ ತಥಾ ಮಾಂ ಪಾದುಪಾವಕ ಆದಿತ್ಯ ಭಗವಾನ್ ವಾಯು ದಿಶಃ ಚಂದ್ರಬಲ ಅಹಶ್ಚಾಪಿ ತಥಾ ಸಂಧ್ಯೆ ರಾತ್ರಿಶ್ಚ ಪೃಥ್ವಿ ತಥಾ ಹದಿನಾಲ್ಕು ಸಾಕ್ಷಿ ಒಬ್ಬ ಮನುಷ್ಯ ಮಾಡುವ ಪಾಪ ಪುಣ್ಯಗಳಿಗೆ ಭೂಮಿ ಆಕಾಶ ಹಗಲು ಸಂಧ್ಯೆ ಸೂರ್ಯ ಚಂದ್ರ ನೀವೆಲ್ಲ ಸಾಕ್ಷಿಗಳಿದ್ದೀರಿ ನೀವೆಲ್ಲ ನಾನು ಪತಿವ್ರತೆಯಾಗಿದ್ದು ರಾಮಾದನ್ಯತೆ ಇನ್ನೊಬ್ಬನ ನೆನೆಸಲಿಲ್ಲವಾದ್ರೆ ನನ್ನನ್ನು ಕಾಪಾಡ್ರಿ ಇಲ್ದ್ರಿ ಸೀತೆ ಬೆಂದು ಒಡಲು ಸುಟ್ಟು ಹೋಗಲಿ ಅಂತ ಹೇಳಿ ಚಿತೆಯಲ್ಲಿ ಧುಮುಕಿ ಬಿಟ್ಟಳು ವಿವೇಶ ನಿಸ್ಸಂಗೇ ನಂತರಾತ್ಮನ ಜನ ಆಕ್ರೋಶ ಮಾಡ್ತಾ ಇದೆ ಸ್ತ್ರೀಯರು ಲಂಕಾ ಸ್ತ್ರೀಯರೆಲ್ಲ ಬಂದಿದ್ದಾರೆ ಪಾಪ ಸೀತೆಗೆ ಅಲಂಕಾರ ಮಾಡಿದ್ದವರು ಅಯ್ಯೋ ಅಯ್ಯೋ ಅಯ್ಯೋ ಅಂತ ಹೇಳೋ ಸಂದರ್ಭದಲ್ಲಿ ಈ ನಾಟಕ ಎಲ್ಲೆಲ್ಲಿ ಹೋಯಿತು ಸ್ಕ್ರಿಪ್ಟ್ ಬಿಟ್ಟು ಎಲ್ಲೆಲ್ಲೋ ಹೊರಟೋಯ್ತಲ್ಲ ಇದು ಪರದೆ ಹಾಕೋ ಹಾಗೆಲ್ಲವಲ್ಲ ಅಂತ ಸೂತ್ರಧಾರ ಸ್ವಯಂ ಬ್ರಹ್ಮದೇವ ಬಂದ ಜಾಗಕ್ಕೆ ಪ್ರಭು ಏನು ಮಾಡ್ತಾ ಇದ್ದೀಯೋ ನೀನು ರಾಮಾಯಣ ನಾಟಕ ಹೀಗೆ ಮುಕ್ತಾಯವಾಗುವುದೇ ಪ್ರಭು ಎಂಬುದಾಗಿ ಅವನು ಹೇಳಬೇಕು ಕುಬೇರ ಬಂದ ವೈಶ್ರವಣ ಯಮಃ ಸಹಸ್ರಾಕ್ಷ ಮಹೇಂದ್ರ ವರುಣ ಷಡರ್ಧನಯನ ಶ್ರೀಮಾನ್ ಮಹಾದೇವ ರುದ್ರದೇವ ಬಂದ ಎಲ್ಲರೂ ಬಂದರೂ ಆಗ ಬ್ರಹ್ಮದೇವ ರಾಮನನ್ನು ಮತ್ತೆ ಸ್ತೋತ್ರ ಮಾಡ್ತಾನೆ ಉಪೇಕ್ಷಸೆ ಕಥಂ ವೈದೇಹಿ ಮಾನುಷಃ ಪ್ರಾಕೃತೋ ಯಥ ಎರಡನೇ ಸ್ತೋತ್ರ ಆದಿತ್ಯ ಹೃದಯವನ್ನು ಬಿಟ್ರೆ ಇದು ಎರಡನೇ ಸ್ತೋತ್ರ ಇದು ನಿತ್ಯ ಸೇವೆ ಮಾಡಬೇಕಾದ್ದು ಬ್ರಹ್ಮಕೃತ ರಾಮಸ್ತವ ಆ ಬ್ರಹ್ಮ ಹೇಳ್ದ ಸ್ವಾಮಿ ನೀನು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಲ್ಲವೇ ನೀನು ಇಲ್ಲಿ ಮನುಷ್ಯ ಅಂತ ತಿಳ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ ಆತ್ಮ ನೀನು ಯಾರಂತ ನಿನಗೆ ಗೊತ್ತಿಲ್ವೇ ನಾನು ಹೇಳಬೇಕೆ ಭವಾನ್ ನಾರಾಯಣೋ ದೇವ ಇಲ್ಲಿ ಹೇಳಿಬಿಟ್ಟ ನೋಡಿ ಇಲ್ಲಿ ತನಕ ಬರಲಿಲ್ಲ ಮಾತ್ರ ರಾಮಾಯಣದಲ್ಲಿ ನೀನೇ ಶ್ರೀಮನ್ನಾರಾಯಣ ಚಕ್ರಾಯುಧೋ ವಿಭು ಏಕಶೃಂಗೋ ವರಾಹಸ್ವಂ ಭೂತ ಭವ್ಯ ಸಪತ್ನ ಜೊತೆ ವರಾಹಾವತಾರ ಮಾಡಿದ್ದವನು ನೀನೇ ನಿನಗೆ ಶತ್ರುಗಳಿಲ್ಲ ಸ್ವಾಮಿ ಆ ವರಾಹನು ನೀನೇ ಈ ರಾಮನು ನೀನೇ ನಾರಾಯಣ ನೀನೇ ಆಗ ರಾಮಚಂದ್ರ ಹೇಳ್ದ ಎನ್ನ ಸೊನ್ನಾಯ್ ನಾ ಶ್ರೀಮನ್ನಾರಾಯಣನೇ ಎಲ್ಲಾರು ಉಂಟೆ ಆತ್ಮಾನಂ ಮಾನುಷಂ ಮನ್ಯೇ ರಾಮಂ ದಶರಥಾತ್ಮಜಂ ಇದರ ಒಳಗಿನ ಅರ್ಥ ನಾರಾಯಣ ಅಂತ ಹೇಳಬೇಡ ಪೀಠದ ಮೇಲಿಟ್ಟು ಜನ ನನ್ನನ್ನು ದೂರದಿಂದ ತುಳಸಿ ಅರ್ಚನೆ ಮಾಡೋ ಹಾಗೆ ಮಾಡಬೇಡ ನಮ್ಮ ಅಪ್ಪನ ಹೆಸರನ್ನು ಹೇಳು ರಾಮಂ ದಶರಥಾತ್ಮಜಂ ಡಿ ರಾಮ ಅಂತ ಹೇಳು அப்படி கிட்ட வச்சு பூஜை பண்ண ரொம்ப சந்தோஷமாக எனக்கு ಆತ್ಮಾನಂ ಮಾನುಷಂ ಮನ್ಯೆ ಬಹು ಮನ್ಯೆ ಮನುಷ್ಯಾವತಾರದ ಭೋಕಿತ ಅದನ್ನು ಹೇಳಿ ತುಂಬ ಆಗುತ್ತೆ ನನಗೆ ಆದರೆ ಏನೋ ಹೇಳಿಬಿಟ್ಟೆ ಎಪ್ಪಡಿಯೋ ನೀನು ಸಲ್ಯುಟೆ ಇದು ಒಳ್ಳೆ ಸಂದರ್ಭ ಇರಬಹುದು ಆದರೆ ಯೋಹಂ ಯಶ್ಚ ಯತಸ್ಯಾಹಂ ತದ್ಭವಾನ್ ಈ ಬ್ರವೀತು ಈಗ ನಾನು ಯಾರು ಯಾಕೆ ಬಂದಿದ್ದೇನೆ ಯಾತಕ್ಕೆ ಅವತಾರ ಮಾಡಿದ್ದೇನೆ ಲೋಕಕ್ಕೆ ತಿಳಿಯಲಿ ನೀ ಹೇಳು ಅಂತಪ್ಪಣೆ ಕೊಟ್ಟ ಮೇಲೆ ಆಗ ಬ್ರಹ್ಮದೇವ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಒಂದು ಹತ್ತು ಹನ್ನೆರಡು ಶ್ಲೋಕದ ದಿವ್ಯವಾದ ಸ್ತವ ಪೂರ್ತಿ ಹೇಳೋದಿಲ್ಲ ಅಹಂತೆ ಹೃದಯಂ ರಾಮ ಜಿಹ್ವಾ ದೇವಾ ಸರಸ್ವತಿ ನಾನು ನಿನ್ನ ಹೃದಯ ಅಂದ ಹೃದಯ ಅಂದ್ರೆ ಮಗ ಅಂತ ಅರ್ಥ ವೇದದಲ್ಲಿ ಹೃದಯಾದಧಿಜಾಯಸೇ ಆತ್ಮ ವೈಪುತ್ರ ನಾಮಾಸಿ ಸಂಜೀವ ಶರದಾಂ ಶತಂ ಅಂಗಾದಂಗಾತ್ ಸಂಭವಸಿ ಹೃದಯಾದಧಿಜಾಯತೆ ಹೃದಯ ಅಂದ್ರೆ ಮಗ ಬ್ರಹ್ಮ ಹೇಳ್ತಾನೆ ನಾನು ನಿನ್ನ ಮಗ ಸರಸ್ವತಿ ನಿನ್ನ ನಾಲಿಗೆ ನಿನಗೆ ಸೊಸೆಯಾದವಳು ಶರೀರಂತೆ ಜಗತ್ ಸರ್ವಂ ಈ ಜಗತ್ತೆಲ್ಲ ನಿನಗೆ ಶರೀರವಾಗಿದೆಯಪ್ಪ ದೇವಾಗಾತ್ರೇಶು ರೋಮಾಣಿ ನಿರ್ಮಿತ ಬ್ರಹ್ಮಣ ಪ್ರಭೋ ಸೀತಾ ಲಕ್ಷ್ಮೀ ಭವಾನ್ ವಿಷ್ಣು ಒಬ್ಬರು ಪ್ರವಚನ ಮಾಡ್ತಾರೆ ರಾಮಾಯಣದಲ್ಲಿ ಎಲ್ಲಿಯೂ ರಾಮನನ್ನು ಭಗವಂತ ವಿಷ್ಣು ಅಂತ ಹೇಳಲಿಲ್ಲ ವಾಲ್ಮೀಕಿ ಅಂತ ಇಲ್ಲಿ ಇಲ್ರಿ ಏ ಯಾರೋ ಬರೋದು ಸೇರಿಸಿದ್ದು ನಿಮಗಿಷ್ಟು ಇಲ್ಲದೆ ಇದ್ದದ್ದನ್ನು ಯಾರೋ ಅವ್ರು ಬರೆದು ಹೇಳಿದ್ರು ಈ ಬೇಡದೆ ಅಂತ ಕತ್ರೆ ಕೈಲಿ ಇಟ್ಕೊಂಡೆ ರಾಮಾಯಣ ಕನ್ನಡಕ ಇಟ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಕನ್ನಡಕ ಬಿಟ್ಟೆ ಓದ್ತಾ ಇದ್ದೀನಿ ಕೈಲಿ ಕತ್ತರಿ ಇಟ್ಕೊಂಡು ಓದೋರ ಗತಿ ಏನಾಗಬೇಕು ರಾಮಾಯಣ ನೋಡಿ ದುಷ್ಟು ಬುದ್ಧಿಯಿಂದ ವಾಲ್ಮೀಕಿ ಬರೆದಿದ್ರೆ ಎಲ್ಲ ಬರೆದಿದ್ದಾರೆ ಬರೀದೆ ಅಂದ್ರೆ ಏನೂ ಬರೆದಿಲ್ಲ ರಾಮಾಯಣವನ್ನ ನಿಂದ್ರೆ ಮಾಡ್ತೀರಿ ವಾಲ್ಮೀಕಿ ನಾಲ್ಗೇನೇ ಅದಕ್ಕಪ್ಪ ಕತ್ತರಿಸ್ತೀರಿ ಆದ್ದರಿಂದ ನೀನೇ ಸಾಕ್ಷಾತ್ ನಾರಾಯಣ ಇಲ್ಲಿ ಒಂದು ಕಡೆ ಪಟ್ಟಾಭಿಷೇಕ ಸರ್ಗದಲ್ಲಿ ಇದನ್ನು ಹೇಳಿದ ಮೇಲೆ ರಾಮನಿಗೆ ತುಂಬಾ ಸಂತೋಷವಾಯಿತು ಬ್ರಹ್ಮ ಈಗ ಲೋಕಕ್ಕೆ ಹೇಳೋ ನಾನು ಯಾರಂತ ಹೇಳೋ ಸೀತೆ ಯಾರಂತ ಹೇಳೋ ಇಲ್ಲಿ ನಡೆದಿದ್ದ ಕಥೆ ಏನಂತ ಹೇಳೋ ಆ ಲೋಕಕ್ಕೆಲ್ಲ ತಿಳಿಯಲಿ ಲಂಕೆಗೆ ತಿಳಿಯಿತು ಅಯೋಧ್ಯೆಗೆ ತಿಳಿಯಲಿಲ್ಲ ಅದಕ್ಕೆ ಅಯೋಧ್ಯೆಯಲ್ಲಿ ಮುಂದೆ ಘೋಷಣೆ ಮಾಡ್ತಾರೆ ಆದರೆ ರಾಮಚಂದ್ರ ಈಗ ಆ ಸೀತಾದೇವನ ಸ್ವೀಕಾರ ತವಕ ಪಡ್ತಿದ್ದಾನೆ ಅಗ್ನಿ ಪುರುಷ ಅಗ್ನಿಯಲ್ಲಿ ಬಿದ್ದು ಸೀತೆಯನ್ನು ಎತ್ತಿಕೊಂಡು ಬಂದ ನೀ ಯಾರು ಅಂತ ಕೇಳ್ತಾನಂತೆ ಕಂಬರಾಮಾಯಣದಲ್ಲಿ ಅಗ್ನಿಯನ್ನು ರಾಮಚಂದ್ರ ನೀನು ಯಾರು ಅಂತ ಕೇಳ್ತಾನೆ ಅದಕ್ಕೆ ಅಗ್ನಿ ಹೇಳ್ತಾನೆ ಸೀತ ಎಂಬ ಅಗ್ನಿಯಿಂದ ನಾ ಸುಟ್ಟು ಹೋಗ್ತಾ ಇದ್ದೇನೆ ನಾ ಸಾಯದೇ ಇರಬೇಕು ಅಂತ ಅವಳನ್ನು ಎತ್ಕೊಂಡು ಬಂದಿದ್ದೆ ಹೇಳ್ತದೆ ಇವಳು ನಿನ್ನ ಪತ್ನಿಯಪ್ಪ ಏಷಾತೆ ರಾಮ ವೈದೇಹಿ ಇವಳನ್ನು ಒಪ್ಪಿಸ್ಕೋ ಎಂಬುದಾಗಿ ಬಂಗಾರದ ಗೊಂಬೆಯಂತೆ ಸೀತೆಯನ್ನು ಕೊಡ್ತಾನೆ ಎಲ್ಲರೂ ಚಪ್ಪಾಳೆ ಹಾಕ್ತಾರೆ ಅಲ್ಲಿ ಹಾಕಿ ಸೀತಾದೇವಿಗೆ ಇನ್ನೂ ಕೋಪ ಆರಿಲ್ಲ ಎಲ್ಲರದ್ರಿಗೆ ಅವಮಾನ ಮಾಡಿಬಿಟ್ಟು ಮನೆಗೆ ಹೋಗಿ ಬಟ್ಟೆ ಉಟ್ಕೊಂಡ್ರೆ ಪ್ರಯೋಜನ ಆಮೇಲೆ ಹೇಳ್ತಾನೆ ರಾಮಚಂದ್ರ ನನಗೂ ಗೊತ್ತು ಸೀತಾದೇವಿ ಪರಿಶುದ್ಧಳು ಅಂತ ಅನನ್ಯ ಹೃದಯಾಂ ಭಕ್ತ ಮಚ್ಚಿತ್ತ ಪರಿವರ್ತಿನಿ ಮಹಮಿ ಅವಗಚ್ಚಾಮಿ ಹದಿನೈದನೇ ಶ್ಲೋಕ ಮೈಥಿಲೀಂ ಜನಕಾತ್ಮಜಾಂ ಪ್ರತ್ಯಯಾರ್ಥಂತು ಲೋಕಾನಾಂ ಲೋಕಕ್ಕೆ ತಿಳಿಲಿ ಅಂತ ಪ್ರತಿಜ್ಞೆ ಮಾಡಿಸೋ ಸಲುವಾಗಿ ಹೀಗೆ ಮಾಡಿದೆ ಅವಳು ಅಗ್ನಿಯಲ್ಲಿ ಬಿದ್ದರೂ ಅವಳು ಸುಟ್ಟು ಹೋಗೋದಿಲ್ಲ ಅಂತ ನನಗೂ ಗೊತ್ತಿತ್ತು ನಿಮಗೂ ತಿಳಿಲಿ ಅಂತ ಮಾಡಿದೆ ಎಂದ ರಾಮಚಂದ್ರ ಈಗ ಈ ಕಥೆ ಕಟ್ಟುಕಥೆ ಆಗಿದ್ರೆ ರಾಮ ಅಗ್ನಿ ಪ್ರವೇಶ ಮಾಡಿಸಿದ್ದು ಮಾತ್ರ ನಿಜವಾಗಿದ್ರೆ ಅವಳು ವಾಪಸ್ ಬಂದದ್ದು ಕಥೆ ಯಾರಿಗೆ ಕೊಡ್ತೀರಿ ಅದು ನಿಜ ಆಗಿರಬೇಕಲ್ಲ ಒಂದು ಬೇಕು ಒಂದು ಬೇಡ ಅಂತ ಹೇಳುವ ಮೂರ್ಖರಿಗೆ ಏನು ಹೇಳ್ತೀರಿ ರಾಮಾಯಣವನ್ನ ಈ ಕಥೆ ನಿಜವಾಗಿದ್ರೆ ಎಲ್ಲ ನಿಜವಾಗಿರಬೇಕು ಸೀತೆ ವಾಪಸ್ ಬಂದದ್ದು ನಿಜವಾಗಿದ್ರೆ ಅವಳು ಬರೀ ಜನಕನ ಮಗಳಲ್ಲ ಅವಳು ಸಾಕ್ಷಾತ್ ಲಕ್ಷ್ಮಿ ಆದರೆ ಬಹಳ ಕಾಲ ಇದ್ದಲ್ಲ ಇನ್ನೊಬ್ಬನ ಮನೆಯಲ್ಲಿ ಅದಕ್ಕೋಸ್ಕರವಾಗಿ ನಾನು ಯಾತಕ್ಕೋಸ್ಕರ ಪರೀಕ್ಷೆ ಮಾಡಿದೆ ಅಂದರೆ ದೀಪೋ ನೇತ್ರಾತುರಸ್ಯೇವ ಈ ವಾಕ್ಯ ಗುರುಗಳು ತೋರಿಸಬೇಕು ಸೀತಾದೇವಿಯ ಚಾರಿತ್ರ ಪರಿಶುದ್ಧತೆ ನನ್ನ ಕಣ್ಣನ್ನು ಚುಚ್ಚಿತು ಘಟಕೆ ದೀಪೋ ನೇತ್ರಾತುರಸ್ಯೇವ ಉದಾಹರಣೆ ನೋಡಿ ದೀಪ ಚೆನ್ನಾಗಿರುತ್ತೆ ನಿಮಗೆ ಮಧುರಾಸೈ ಬಂದಿರುತ್ತೆ ಕಣ್ಣು ಬೇನೆ ಅಂತ ಒಂದು ಬರುತ್ತೆ ರೋಗ ಕಣ್ಣು ಬೇನೆ ಇದ್ದವನಿಗೆ ಪರಿಶುದ್ಧ ದೀಪವನ್ನೂ ನೋಡಿದರೆ ಕಣ್ಣು ಚುಚ್ಚುವಂತೆ ಅದು ದೀಪದ ದೋಷವಲ್ಲ ಕಣ್ಣಿನ ದೋಷ ಆದ್ದರಿಂದ ಲೋಕದ ಕಣ್ಣಲ್ಲಿ ದೋಷ ಇರಬಾರದು ಅನ್ನೋಕ್ಕೋಸ್ಕರವಾಗಿ ಸೀತಾದೇವಿ ಎಂಥವಳು ಅಂತ ತೋರಿಸೋದಕ್ಕೆ ಇದನ್ನು ಮಾಡಿದ್ದೇನೆ ಅನನ್ಯ ಹಿಮಯ ಸೀತಾ ಭಾಸ್ಕರೇಣ ಪ್ರಭಾಯತ ಸೂರ್ಯ ವರ್ಚಸ್ಸು ಬಿಟ್ಟಿರಲಾರದಂತೆ ಅವಳು ಶುದ್ಧವಾದವಳು ನನಗೂ ಗೊತ್ತಿದೆ ಅಂತ ಸೀತಾದೇವಿಯನ್ನು ನೋಡಿ ಭೇಷ್ ನಾಟಕ ಚೆನ್ನಾಗಿ ಮಾಡಿದೆ ಅಂತ ಶವಾಸನ ಬೇಕು ಅಂತ ಅವಳ ಮುಖವನ್ನು ನೋಡ್ತಾನೆ ಪೊಂಗು ಮುಖ ನೋಡ್ತಿಲ್ಲ ಸೀತಾದೇವಿ ಆ ಮುಂದಿನ ಅಧ್ಯಾಯ ಸುಂದರವಾಗಿ ದಶರಥ ಮಹಾರಾಜ ಬರ್ತಾನೆ ಅಮ್ಮ ಸೀತೆ ನೀ ಮನೆ ಸೊಸೆಯಮ್ಮ ನೀ ಹತ್ಕೊಂಡು ಹೋಗಬಾರದು ರಾಮ ಪರೀಕ್ಷೆ ಮಾಡಲಿಲ್ಲಮ್ಮ ಲೋಕಕ್ಕೆ ಒಳ್ಳೇದಾಗಲಿ ಅಂತ ಹೀಗೆ ಮಾಡಿದ ಅವನ ಹೃದಯ ನನಗೆ ಗೊತ್ತು ತಾಯಿ ಹಡದ ಮಗ ಅವನು ತಪ್ಪು ತಿಳ್ಕೋಬೇಡ ಅಂತ ಹೇಳಿ ಲಕ್ಷ್ಮಣನ ಪೂಜೆ ಮಾಡಿ ಅವನು ಪರಮಾತ್ಮ ಅಂತ ಈಗ ಗೊತ್ತಾಯಿತು ಬ್ರಹ್ಮ ಹೇಳಿದ ಮೇಲೆ ನನಗೆ ಗೊತ್ತೇ ಆಗಲಿಲ್ಲ ರಾಮಾವತಾರ ಕಾಲದಲ್ಲಿ ಯಾರಂತೆ ತಿಳಿಯಲಿಲ್ಲ ಅಂತ ವರಗಳನ್ನು ಕೊಡ್ತಾನೆ ಇಂದ್ರದೇವ ಬಂದು ವರಗಳನ್ನು ಕೊಡ್ತಾನೆ ಆಮೇಲೆ ವಿಭೀಷಣ ಬರ್ತಾನೆ ಪ್ರಭು ನಮ್ಮೂರು ಕೋಟೆ ಹೆಬ್ಬಾಗಿಲು ಉತ್ತರದ ಬಾಗಿಲು ತನಕ ಬಂದಿದ್ದೀರಿ ಒಂದು ಹೆಜ್ಜೆ ಊರೊಳಕ್ಕೆ ಬಂದು ನಾ ಸಿಂಹಾಸನದಲ್ಲಿ ಕೂತ್ಕೊಂಡದ್ದನ್ನು ನೋಡಿ ಕಣ್ಣು ತುಂಬ ಹರಿಸಿ ಹೋಗಬೇಕು ಅದಾ ತಂಬಿ ಎಲ್ಲ ಪಣ್ಣಿ ಆಚೆ ನಮ್ಮ ತಮ್ಮನ ಕಳಿಸಿದ್ನಲ್ಲ ಪಟ್ಟಾಭಿಷೇಕ ಆಯ್ತಲ್ಲ ಪಣ್ಣಿ ಆಚೆ ನೀರು ಪಣ್ಣಲ್ಲಿಯೇ ರಾಮ ಹೇಳಿದ ಇಲ್ಲ ನಾನು ಊರಿಗೆ ಹೋಗಬೇಕು ಭರತನನ್ನು ನೋಡಬೇಕು ಹದಿನಾಲ್ಕನೇ ವರ್ಷ ಮುಕ್ತಾಯವಾಗ್ತಾ ಬಂದ್ಬಿಡ್ತು ಇವತ್ತು ಚತುರ್ಥಿ ದಿವಸ ಚೈತ್ರ ಮಾಸ ಅದು ದುರ್ಮತಿ ನಾಮ ಸಂವತ್ಸರ ಚೈತ್ರ ಮಾಸ ಅದು ಚತುರ್ಥಿ ತಿಥಿ ಪಂಚಮಿಗಾದ್ರೆ ಮುಂದೆ ಹೆಚ್ಚು ಕಮ್ಮಿ ಆಗಿಬಿಡುತ್ತಾನೆ ಪ್ರಾಣ ಬಿಟ್ಬಿಡ್ತಾನೆ ಅವನು ಭರತ ಅದಕ್ಕೆ ನಾನು ಹೋಗಿ ನೋಡಬೇಕು ಎಷ್ಟೆಲ್ಲ ಗೋಳಾಡಿದ ಅಯ್ಯೋ ಕಲ್ಲು ಕರಗು ಅಂತ ಮಾತನಾಡಿದ ಅವನ ಮಾತನ್ನು ಕೇಳಲಿಲ್ಲ ಅಂತ ಹದಿನಾಲ್ಕು ವರ್ಷ ಮನಸ್ಸು ತೊಯ್ದಾಟದಲ್ಲಿದೆ ಈಗ ನಾನು ಅಲ್ಲಿ ಹೋಗಬೇಕು ಆಮೇಲೆ ನೋಡ್ಕೊಳ್ಳೋಣ ಇನ್ನೊಂದು ದಿವಸ ನಿಮ್ಮೂರಿಗೆ ಅಂತ ಹೇಳಿದಾಗಿ ಪುಷ್ಪಕ ವಿಮಾನವನ್ನು ತರಿಸಿಟ್ಟ ಆ ಪುಷ್ಪಕದಲ್ಲಿ ಕಪಿವೀರರೆಲ್ಲ ಹತ್ತಿ ಅದಕ್ಕೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಎಷ್ಟು ಜನ ಕೂತರು ಇನ್ನೊಬ್ಬನಿಗೆ ಒಂದು ಜಾಗ ರಿಸರ್ವ್ ಇರುವುದು ಇಲ್ಲಿ ಜಾಗ ಇದ್ದ ಹಾಗೆ ನೋಡಿ ಇನ್ನು ನೂರು ಜನ ಬಂದರೂ ಕೂತ್ಕೋಬಹುದು ಅಡ್ಜಸ್ಟ್ಮೆಂಟ್ ಗೊತ್ತಿಲ್ಲ ಅದು ಹೇಗೂ ಆಗುತ್ತೆ ಅದು ಪುಷ್ಪಕ ವಿಮಾನ ಕಬ್ಬಿಗಳೆಲ್ಲ ಹತ್ತಿದ್ರು ಆಮೇಲೆ ವಿಭೀಷಣ ಹೇಳ್ದ ನಮ್ಮ ಕಡೆಯವರು ಬರಬೇಕು ನಿಮ್ಮ ಪಟ್ಟಾಭಿಷೇಕ ನೋಡಬೇಕು ಬುದ್ಧಿ ಆ ಬಂದರು ಉಳಿದವರು ಇವನು ಭಕ್ತರ ಕಡೆಯವರು ಕೆಲವರು ಹತ್ತಿಕೊಂಡ್ರು ಪುಷ್ಪಕ ಮುಂದೆ ಹೋಗೋದು ಪ್ರಾರಂಭವಾಯಿತು ರಾಮ ಮಡಲಲ್ಲಿ ಕೂರಿಸಿಕೊಂಡಿದ್ದಾನೆ ಸೀತಾದೇವಿ ನವಾಮಿ ಭೂಮಿ ಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರ ಸುತಃ ಎರಡು ತೊಡೆಯಲ್ಲಿ ಕೂರಿಸ್ಕೊಂಡಿದ್ದಾನೆ ಅಮ್ಮನವರನ್ನ ಸ್ವಲ್ಪ ಸೀತೆ ನಗು ನಮ್ಮ ಭಕ್ತನ ಊರು ಕಣ್ಣು ಬಿಟ್ಟು ನೋಡಿ ವಿಶಾಲಾಕ್ಷಿ ಅಳ್ತಾ ಕಣ್ಣಿಂದ ನೋಡಿದೆ ಊರು ಸುಟ್ಟು ಹೋಯಿತು ಈಗ ಊರಿಗೆ ಅನುಗ್ರಹವಾಗಲಿ ಒಳ್ಳೆ ಕಣ್ಣಿಂದ ನೋಡು ನೋಡ್ತಾ ಇದ್ದಾಳೆ ರಾಮನ ಕಡೆ ನೋಡ್ತಾ ಇಲ್ಲ ರಾಮನ ಭಯವಾಯಿತು ಇವಳು ಕೋಪವನ್ನು ಹೇಗೆ ಎದುರಿಸೋದು ಅಯೋಧ್ಯೆಯಲ್ಲಿ ಇಲ್ಲೇ ಶಾಂತ ಮಾಡಬೇಕಲ್ಲ ಅಂತ ಅವಳನ್ನು ಮುದ್ದು ಮಾಡಿ ಅಷ್ಟು ಜನರ ಎದುರಿಗೆ ಮುಖವನ್ನು ಮುದ್ದಿಸಿ ಹೇಳ್ತಾನೆ ಇಲ್ಲಿ ಸೇತುವೆ ಕಟ್ಟಿದ್ದು ಕಾಣಿಸ್ತತಲ್ಲ ಸೀತೆ ಈ ಸೇತುವೆ ಯಾರಿಗೋಸ್ಕರ ಕಟ್ಟಿದೆ ಗೊತ್ತೇ ನಿನಗೋಸ್ಕರ ಮಾಡಿದ್ದೇನೆ ನಾನು ಪ್ರಿಯಾ ಪ್ರಿಯತರಂ ಲಬ್ಧಂ ಅತ್ಯಂತ ಪ್ರಿಯವಾದದ್ದು ಇದನ್ನೆಲ್ಲ ಸೇತು ಮಾಡಿಕೊಟ್ಟಿದ್ದಾರೆ ನಿನಗೋಸ್ಕರ ಮಾಡಿದ್ದು ಇಲ್ಲಿ ರಾವಣ ಸತ್ತಿದ್ದಾನೆ ಆ ಹೆಣ ಬಿದ್ದಿದ್ದ ಜಾಗ ತೋರಿಸಿ ಸಂಸ್ಕಾರ ಆಗಿದೆ ರಾವಣ ಬಿದ್ದಿದ್ದಿಲ್ಲಿ ಕುಂಭಕರ್ಣ ಬಿದ್ದಿದ್ದಿಲ್ಲಿ ಸೀತೆ ಅವ್ರನ್ನ ನಾನು ಕೊಂದನಲ್ಲ ಯಾರಿಗೋಸ್ಕರ ಗೊತ್ತಾ ತವ ಹೇತೋರ್ ವಿಶಾಲಾಕ್ಷಿ ನಿನಗೋಸ್ಕರ ಮಾಡಿದ್ದು ಇದು ಹೇಳ್ತಾ ಹೇಳ್ತಾ ವಿಮಾನ ಮುಂದಕ್ಕೆ ಹೋಗ್ತಾ ಇದೆ ಅದು ನಿಲ್ತಾ ಇಲ್ಲ ಆ ಕಡೆಯಲ್ಲಿ ಕಿಶಿಂದೆ ಬಂತು ಇಲ್ಲೇ ಸುಗ್ರೀವನು ಸಖ್ಯ ಮಾಡಿದ್ದು ಒಡವೆ ಗಂಟು ನೀ ಬಿಟ್ಟಿದ್ದಿಲ್ಲಿಯೇ ಆ ಸುಗ್ರೀವನ ಅನುಗ್ರಹ ಮಾಡಿದ್ದಿಲ್ಲಿ ವಾಲಿಯನ್ನು ಕೊಂದದ್ದಿಲ್ಲಿ ಯಾರಿಗೋಸ್ಕರ ಗೊತ್ತೇ ದವಹೇತೋರ್ ವಿಶಾಲಾಕ್ಷಿ ಒಟ್ಟು ಬೈ ಮಾಡಿದ ಹಾಗೆ ರಾಮಚಂದ್ರ ಉದ್ದಕ್ಕೆ ಹೇಳ್ತಾ ಬರ್ತಾ ಇದ್ದಾನೆ ಕಬಂಧ ಸತ್ತದ್ದಿಲ್ಲಿ ವಿರಾಧ ಸತ್ತದ್ದಿಲ್ಲಿ ಜಟಾಯು ಪ್ರಾಣ ಕೊಟ್ಟದ್ದಿಲ್ಲಿ ಎಲ್ಲ ನಿನಗೋಸ್ಕರ ಸೀತೆ ನಿನಗೋಸ್ಕರ ಸೀತೆ ಏನು ಬೇಡ ಹೋಗ್ರಿ ಅಲ್ಲಿ ಊರ್ದು ನಡೀರಿ ಬಾಕಿ ಇದೆ ಮಾಡೋಣ ಕಿಷ್ಕಿಂದೆಗೆ ಬಂದು ಕೂಡಲೇ ವಾನರ ವೀರರೆಲ್ಲ ಹೇಳಿದರು ಪ್ರಭು ಒಂದು ಸಣ್ಣ ಪ್ರಾರ್ಥನೆ ಸುಗ್ರೀವ ತಲೆ ಕೆರ್ಕೊಂಡ ಏನು ಅದು ಏನಿಲ್ಲ ನಮ್ಮ ದಿವಸ ಬಿಟ್ಟಿದ್ದಾರೆ ನಮ್ಮ ನಮ್ಮ ಪತ್ನಿಯರು ಮಕ್ಕಳು ಅವರೆಲ್ಲ ನಿಮ್ಮ ಪಟ್ಟಾಭಿಷೇಕ ನೋಡಬೇಕು ಅಂತ ಆಸೆ ಪಡ್ತಾರೆ ಅಪಡಿಯಾ ಎಲ್ಲರೂ ಹೊತ್ತಿಕೊಳ್ಳಿ ಅಂತ ರಾಮಚಂದ್ರ ವಿಭೀಷಣ ಮುಖ ಪೆಚ್ಚಾಯಿತು ಇದು ನನಗೆ ಗೊತ್ತಿದ್ರೆ ನಮ್ಮೂರ್ನವರು ಬರ್ತಿದ್ದಲ್ಲ ನಾನು ಇದೆಲ್ಲ ಬರೆದಿದ್ದಾರೆ ವಾಲ್ಮೀಕಿ ಎಷ್ಟು ಸೂಕ್ಷ್ಮ ಇದು ಹೇಳ್ತಾ ಹೇಳ್ತಾ ಹೇಳ್ತಾ ವಿಮಾನ ಮುಂದಕ್ಕೆ ಬರ್ತಾ ಬರ್ತಾ ಆ ಭರದ್ವಾಜಾಶ್ರಮ ಹತ್ತಿರ ಬಂತು ಪೂರ್ಣೇ ಚತುರ್ದಶೇ ವರ್ಷೆ ಪಂಚಮ್ಯಾಂ ಲಕ್ಷ್ಮಣಾಗ್ರಜ ಪಂಚಮಿ ಬಂದೇ ಬಿಡ್ತು ಅವತ್ತು ಇನ್ನೆರಡು ದಿವಸ ಇದೆ ಪಟ್ಟಾಭಿಷೇಕಕ್ಕೆ ಪಂಚಮಿಗೆ ಸರಿಯಾಗಿ ಹದಿನಾಲ್ಕು ವರ್ಷ ಮುಗಿದೋಯಿತು ಭರದ್ವಾಜಾಶ್ರಮದ ಮೇಲೆ ವಿಮಾನ ಹೋಗಬಾರದು ಋಷಿಗಳಾಶ್ರಮದ ಮೇಲೆ ದೇವಸ್ಥಾನದ ಮೇಲೆ ವಿಮಾನ ಬಿಡಬಾರದು ಇವತ್ತಲ್ಲ ಅವತ್ತಿನ ಕಾಲದ ನಿಯಮ ಹೇಳಿದ್ದು ಏನ್ ಮಾಡೋದು ಅಂತ ಕೆಳಗಿಳಿದ ಗುರುಗಳಿಗೆ ಒಂದು ನಮಸ್ಕಾರ ಹಾಕಿ ಹೋಗಿಬಿಡೋಣ ಅಂತ ಭರದ್ವಾಜರು ಹೇಳಿದ್ರು ಇವತ್ತಿಲ್ಲೇ ಆತಿಥ್ಯ ಆಗಬೇಕು ಈ ಕಡೆಯಿಂದ ಹೋಗುವಾಗ ಆತಿಥ್ಯ ಇಲ್ವೋ ಇಲ್ಲ ಇಷ್ಟು ಜನ ಇದ್ದಾರೆ ಎಲ್ರಿಗೂ ಆಗತ್ತೆ ಯೋಚನೆ ಮಾಡಬೇಡ ಅಂತ ಹೇಳಿ ತಂಗಿಬಿಟ್ರು ಅಲ್ಲ ನಮ್ಮ ತಮ್ಮನ ಗತಿ ಏನು ಅಂದ್ರು ಆಗ ಭರದ್ವಾಜರು ಹೇಳಿದ್ರು ಹೌದು ಗೊತ್ತಿಲ್ಲದೆ ಇದ್ದವ್ರನ್ನೂ ಗೊತ್ತು ಮಾಡಿಕೊಂಡು ಜೀವ ಕಾಪಾಡುವ ಶಕ್ತಿ ಹನುಮಂತನಿಗುಂಟು ಆ ಕಡೆ ಸಿಂಗಿಬೇರಪುರಕ್ಕೆ ಅವನಿದ್ದಾನಲ್ಲ ಜಾಗ ನಂದಿ ಗ್ರಾಮಕ್ಕೆ ಹನುಮಂತನನ್ನು ಕಳಿಸು ಇಲ್ಲೇ ಇರಬೇಕು ಅಂತ ಹೇಳಿ ಭರದ್ವಾಜಾಶ್ರಮದಲ್ಲಿ ರಾಮಚಂದ್ರ ಸ್ವಾಮಿ ತಂಗಿದ ಎಂಬಲ್ಲಿಗೆ ಇವತ್ತು ಮಂಗಳ ಶಾಸನ ಭರದ್ವಾಜರು ರಾಮಚಂದ್ರ ಅವರ ಸಂಭಾಷಣೆಯಲ್ಲಿ ಮತ್ತೆ ಪರೀಕ್ಷೆ ಭರತನ ಪರೀಕ್ಷೆ ಆರಂಭ ಇವತ್ತು ಕೆಲ ವಿಷಯ ಬಿಟ್ಟಿದ್ದೇನೆ ಬೇಕಂತ ನಾಳೆ ಇದನ್ನ ಭರದ್ವಾಜಾಶ್ರಮದಿಂದ ಆರಂಭ ಮಾಡಿಕೊಂಡು ಶ್ರೀರಾಮಚಂದ್ರ ಸ್ವಾಮಿಯ ದಿವ್ಯ ಪಟ್ಟಾಭಿಷೇಕ ಇವತ್ತು ಪಂಚಮಿ ಅಂತ ತಿಳ್ಕೊಳ್ಳಿ ದ್ವಾದಶಿ ನಾಳೆ ಸಪ್ತಮಿ ಮಧ್ಯತಿಥಿ ಎಲ್ಲಿ ಹೋಯ್ತು ಅಂತ ಹೇಳಬೇಡಿ ಚೈತ್ರ ಮಾಸದಲ್ಲಿ ಆಗಬೇಕು ರಾಮಪಟ್ಟಾಭಿಷೇಕ ಚೈತ್ರ ಎಂ ಮಾಸ ಪುಣ್ಯ ಪುಷ್ಪಿತ ಕಾರಣ ಆಚರಣೆ ಮಾಡೋಣ ಇವತ್ತು ತುಂಬ ವೇಳೆ ತಗೊಂಡಿದ್ದೇನೆ ಕ್ಷಮಿಸಬೇಕು ಬೇರೆ ದಾರಿ ಇರಲಿಲ್ಲ ನನಗೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನಾಯ್ಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋಬ್ರಾಹ್ಮಣೇಭ್ಯ ಶುಭೋಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ಶ್ರೀ ನಿತ್ಯಶ್ರೀರ್ ನಿತ್ಯಮಂಗಳ